ಎಲ್ಲರಿಗೂ ನಮಸ್ಕಾರ ಒಂದೆರಡು ಪ್ರಕಟಣೆಗಳು ಮೊದಲನೇದಾಗಿ ನಾಳೆ ನಾಳಿದ್ದು ಭಾನುವಾರ ಮೂರನೇ ತಾರೀಕು ಈ ಪ್ರವಚನಮಾಲೆಯ ಕಡೆಯ ದಿವಸ ಸಮಾರೋಪ ಪಟ್ಟಾಭಿಷೇಕ ಆವತ್ತು ಐದು ಗಂಟೆಯಿಂದಲೇ ಕಾರ್ಯಕ್ರಮ ಪ್ರಾರಂಭ ಆಗತ್ತೆ ಐದು ಗಂಟೆಯಿಂದ ವಿದ್ವಾನ್ ಗುರುರಾಜ್ ಅವರಿಂದ ಭಜನೆ ಸಂಕೀರ್ತನೆ ನಡೆಯುತ್ತೆ ಆಮೇಲೆ ಆರತಿ ಇರುತ್ತೆ ದೇವರಿಗೆ ಆಮೇಲೆ ಆರು ಕಾಲಿಗೆ ಈ ಕಾರ್ಯಕ್ರಮ ಮಾಮೂಲು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಆಚಾರ್ಯರಿಗೆ ಗೌರವಾರ್ಪಣೆ ಇದೆಲ್ಲ ಆರು ಕಾಲಿಗೆ ಇರುತ್ತೆ ಆರೂವರೆಯಿಂದ ಪ್ರವಚನ ನಡೆಯುತ್ತೆ ಇದು ಮೂರನೇ ತಾರೀಕು ಭಾನುವಾರ ಸಂಜೆ ತಾವೆಲ್ಲ ದಯವಿಟ್ಟು ಐದು ಗಂಟೆಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ ಈಗ ಮೂರು ದಿವಸದ ಹಿಂದೆ ನಾವೊಂದು ವಿನಂತಿ ಮಾಡಿದ್ದು ಇಲ್ಲಿಯ ನಮ್ಮ ಕಟ್ಟಡದ ನಿಧಿಗೆ ಹಣದ ಕೊರತೆ ಇದೆ ಅಂತ ಅದಕ್ಕೆ ದಾನಿಗಳು ಸ್ಪಂದಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸಂತೋಷವಾಗುತ್ತೆ ಮೊದಲನೇದಾಗಿ ಆಚಾರ್ಯರ ಬಂಧುಗಳೇ ಆದ ನಾರಾಯಣ್ ಅವರು ದೇಣಿಗೆ ಕೊಟ್ಟಿದ್ದಾರೆ ಆನೆಕಲ್ಲಿನ ಶ್ರೀಮಾನ್ ಜಿ ವೆಂಕಟರಮಣಪ್ಪ ಬಂದಿದ್ದಾರೆ ದಯವಿಟ್ಟು ನಿಂತ್ಕೋಬೇಕು ಅವರು ಅವರ ತಂದೆ ಆನೇಕಲ್ ಭಾಗದಲ್ಲಿ ಪ್ರಸಿದ್ಧ ಆಯುರ್ವೇದ ವೈದ್ಯರಾಗಿದ್ದರು ರಾಜವೈದ್ಯ ಗುರುಮೂರ್ತಪ್ಪನವರು ಅಂತ ಶ್ರೀಮಾನ್ ವೆಂಕಟರಮಣಪ್ಪನವರು ತುಂಬಾ ದೈವ ಶ್ರದ್ದೆ ಇರೋರು ಮತ್ತು ನೂರಾರು ಜನರಿಗೆ ವಿದ್ಯಾದಾನ ಪುಸ್ತಕದಾನ ಇವುಗಳನ್ನೆಲ್ಲ ಮಾಡಿದ್ದಾರೆ ವಿಶೇಷವಾಗಿ ಗೋಭಕ್ತರು ಮತ್ತು ಸತ್ಕಾರ್ಯಗಳಿಗೆ ಸದಾ ನೆರವಾಗುವ ಸ್ವಭಾವದವರು ಅವರು ಕೂಡ ನಮ್ಮ ಕಟ್ಟಡ ನಿಧಿಗೆ ದೇಣಿಗೆ ಕೊಟ್ಟಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ ಅದೇ ರೀತಿ ನಮ್ಮ ಅಭಿಮಾನಿಗಳಾದ ಶ್ರೀಮಾನ್ ಆನಂದ್ ದಯವಿಟ್ಟು ನಿಂತ್ಕೋಬೇಕು ಆನಂದ್ ಅವರು ಶ್ರೀಮಾನ್ ಎಚ್ ಎನ್ ಆನಂದ್ ಮತ್ತು ರಾಜಲಕ್ಷ್ಮಿ ಆನಂದ್ ಅವರ ಹೆಸರಿನಲ್ಲಿ ಅವರ ಪುತ್ರ ಅಜಯ್ ಆನಂದ್ ಪುತ್ರಿ ಮೃದುಲಾ ಅವರ ಪರಿವಾರದವರು ಕಟ್ಟಡ ನಿಧಿಗೆ ದೇಣಿಗೆ ಕೊಟ್ಟಿದ್ದಾರೆ ಶ್ರೀಮಾನ್ ಆನಂದ್ ಅವರು ಸಂಗೀತ ಸಾಹಿತ್ಯ ಕಲೆಗಳಲ್ಲಿ ಗಾಢವಾದ ಆಸಕ್ತಿ ಇರುವರು ಮತ್ತು ಯಾವುದೇ ಒಳ್ಳೆಯ ಸಾಹಿತ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಅವರನ್ನ ತಪ್ಪದೆ ನಾವು ಕಾಣಬಹುದು ನನಗೆ ಅವರ ಪರಿಚಯವಾಗದೇ ಎಷ್ಟೋ ವರ್ಷಗಳ ಹಿಂದೆ ರಾಮಸೇವಾ ಮಂಡಳಿ ಸಂಗೀತ ಕಾರ್ಯಕ್ರಮಗಳಲ್ಲಿ ಮತ್ತು ಅದಲ್ಲದೆ ಉತ್ತಮ ಸಾಹಿತ್ಯವನ್ನ ಅಧ್ಯಾತ್ಮ ಪ್ರವಚನಗಳ ಧ್ವನಿ ಸುರುಳುಗಳನ್ನ ಅನೇಕ ಜನ ಆಸಕ್ತರಿಗೆ ತಲುಪಿಸುವ ಉತ್ಸಾಹಿಗಳು ಕೂಡ ಹೀಗೆ ಅನೇಕ ವಿಧದಲ್ಲಿ ಅವರು ಸಾಮಾಜಿಕ ಕಾರ್ಯ ಮಾಡ್ತಾ ಇದ್ದಾರೆ ಅವರಿಂದ ಕೂಡ ನಮ್ಮ ಕಟ್ಟಡ ನಿಧಿಗೆ ದೇಣಿಗೆ ಬಂದಿದೆ ಬಹಳ ಕೃತಜ್ಞತೆಯಿಂದ ಸ್ವೀಕರಿಸಿದ್ದೀವಿ ಮತ್ತು ಮೊನ್ನೆನೇ ಹೇಳಿದ ಹಾಗೆ ಆಚಾರ್ಯರಿಗೆ ದಯವಿಟ್ಟು ಕಾಣಿಕೆಯನ್ನು ಸಲ್ಲಿಸುವರು ಅಲ್ಲಿ ಲಕೋಟೆಗಳನ್ನು ಒದಗಿಸಲಾಗುತ್ತೆ ಧಾರಾಳವಾಗಿ ಆಚಾರ್ಯರಿಗೆ ನಾವು ಕಾಣಿಕೆಯನ್ನು ಸಲ್ಲಿಸೋದು ನಮ್ಮ ಕರ್ತವ್ಯ ಆಗಿದೆ ಅವತ್ತೇ ನಾನು ಅರಿಕೆ ಮಾಡಿದ ಹಾಗೆ ಆಚಾರ್ಯ ಕೊಡುವ ಕಾಣಿಕೆ ನಮಗೇನೆ ಅದು ವಾಪಸ್ ಬರುತ್ತದೆ ಒಂದು ಅನೇಕ ವಿವಿಧ ರೂಪಗಳಲ್ಲಿ ಸಾಹಿತ್ಯದ ರೂಪದಲ್ಲಿ ಇತರ ರೂಪಗಳಲ್ಲಿ ನಮಗೇನೆ ಆ ಕಾಣಿಕೆ ವಾಪಸ್ ಬರೋದಿದೆ ಇದನ್ನು ಮನಸ್ಸಿನಲ್ಲಿ ಧರಿಸಿ ಇದೊಂದು ಋಷಿಋಣ ಅನ್ನುವ ಭಾವನೆಯಿಂದ ಭಕ್ತಿಯಿಂದ ಆಚಾರ್ಯರಿಗೆ ದಯವಿಟ್ಟು ಎಲ್ಲರೂ ಕಾಣಿಕೆಗಳನ್ನು ಅರ್ಪಿಸಬೇಕು ಹೊರಗಡೆ ಡಬ್ಬಗಳನ್ನು ಇಟ್ಟಿದೆ ಅದರಲ್ಲಿ ಕವರ್ನಲ್ಲಿ ಇಟ್ಟು ಅರ್ಪಣೆಯನ್ನು ಮಾಡಬಹುದು ಮತ್ತು ಇಲ್ಲಿ ಈ ಪ್ರಸಾದದ ಸಲುವಾಗಿ ಕೆಲವರು ಈಗಾಗಲೇ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಆಸಕ್ತರು ಪ್ರಸಾದದ ಸಲುವಾಗಿ ಕಾಣಿಕೆಯನ್ನ ನಮ್ಮ ಕಾರ್ಯಕರ್ತರಿಗೆ ತಲುಪಿಸಬಹುದು ನಮಸ್ಕಾರಗಳು ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಯೋಮಿ ಸನ್ನಿಧತ್ತಾಂ ಸದಾ ಹೃದಯ ಜ್ಞಾನಾನಂದಮಯಂ ದೇವಂ निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे कूजन्तम् राम रामेति मधुरम् मधुराक्षरम् आरुह्य कविताशाखाम् वन्दे वाल्मीकिकोकिलम् वाल्मीकेर्मुनिसिंहस्य कवितावनचारिणः शृण्वन् रामकथानादम् को नयाति पराम् गतिम् यः पिबन् सततम् रामचरितामृतसागरम् अतृप्तस्तम् मुनिम् वन्दे प्राचेरतमकल्मषम् गोष्पदीकृतवाराशिम् वशकीकृतराक्षसम् कपीशमक्षहन्तारम् वन्दे लङ्का भयङ्करम् मांशीकृतमार्ताण्डम् गोष्पदीकृतसागरम् तृणीकृतदशग्रीवम् आञ्जनेयम् नमाम्यहम् मनोजवम् मारुततुल्यवेगम् जितेन्द्रियम् बुद्धिमताम् वरिष्ठम् വാദാത്മജം വാതരയൂഥമുഖ്യം ശ്രീരാമദൂതം ശിരസാ നമാമി ഉല്ലംഘ്യസിന്ധോ സലിലം സലീലം യശോകവന്യം ജനകാത്മജായാ ആദായതേനൈവ ദദാഹരം കാമനമാവിതം പ്രാഞ്ജലിരാഞ്ജനേയം ആഞ്ജനേയമറ്റു പാടലാനനം കാഞ്ചനാദ്രികമനീയ വിഗ്രഹം പാരിജാതതരുമൂലവാസിനം ഭാവയാമി പവമാനനന്ദനം യത്ര യത്ര ഗുണാതികീർത്തനം तत्र तत्र कृतमस्तकाञ्जलिम् बाष्पवारि परिपूर्णलोचनम् मार्तिर्नमुत राक्षसान्तकम् वेदवेद्ये परे पुंसि जाते दशरथात्मजः वेदप्राचैरसादासीत् साक्षात् रामायणात्मनः चरितम् रघुनाथस्य शतकोटिप्रविस्तरम् एकैकमक्षरम् प्रोक्तम् महापातकनाशनम् शृण्वन् रामायणम् भक्त्या जह्वादम् पदमेव वा स याति ब्रह्मणस्थानम् ब्रह्मणा पूज्यते सदा वाल्मीकिरसम्भूत रामसागरगामिनी पुनातिभुवनम् पुण्या रामायणमहानदी श्लोकसारसमाकीर्णम् सर्गकल्लोलसङ्कुलम् काण्डग्राहमहामीनम् वन्दे रामायणार्णवम् यः कर्णाञ्जलिसम्पुटैः आरः सम्यक् पिबत्यादरः द्वाल्मीकेर्वदनारविन्दकलितम् रामायणाख्यम् मधु जन्मव्याधिजरा विपत्यनिधनैरत्यन्तसोपद्रवम् संसारम् सविहाय गच्छति पुमान् विष्णोपदम् शाश्वतम् तदुपगतसमाससन्धियोगम् सममधुरोपनतार्थवाक्यबद्धम् रघुवरचरितम् मुनिप्रणीतम् दशशरशश्चवधम् निशामयध्वम् श्रीराघवम् दशरथात्मजमप्रमेयम् सीतापतिम् रघुकुलान्वयरत्नदीपम् ಅರವಿಂದದಳಾಯ ತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ ವೈದೇಹಿ ಮಹಾಮಂಡಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸುಸ್ಥಿತಂ ಅಗ್ರೇ ವಾಚೈತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯ ಪರಂ ವ್ಯಾಖ್ಯಾಂತಂ ಭರತಾದಿವಿಪರ್ಯವೃತಂ ರಾಮಂ ಭಜೇ ಶ್ಯಾಮಳಂ ಶ್ರೀರಾಮಾಯ ತಪಸ್ವೀ ವಾಗ್ವಿದಾಂಬರಂ ನಾರದಂ ಬಲಿವಪ್ರಚ್ಛ ವಾಲ್ಮೀಕಿರ್ಮುನಿಪಂಗದಂ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಬಲಿವಪ್ರಚ್ಛ ಪುಂಗವಂ ಶ್ರೀರಾಮಾಯಣ ಭಾಗವಂ ಶ್ರೀರಘುನಂದನ ಪರಬ್ರಹ್ಮಣೇ ಭಾಗವಂ ಅಸ್ಮದ್ಗುರುಭ್ಯೋ ನಮಃ ಅಸ್ಮದ್ಗುರುಭ್ಯೋ ಮಂಫರ್ಡ್ ಅಂತ ಅಮೆರಿಕನ್ ಸರ್ಕಾರಕ್ಕೆ ಎಜುಕೇಷನಲ್ ಅಡ್ವೈಸರ್ ಅವನು ಬರೆದಿದ್ದಾನೆ Some of our love must go to the fish and the sea and the sky and the air. ಅವನ ಪುಸ್ತಕ ಎಲ್ಲ ತರಿಸಿಟ್ಟಿದ್ದೆ ಇದು ಭಾರತೀಯರಿಂದ ಕಲಿಯಬೇಕಾದಂತಹ ಒಂದು ದಿವ್ಯ ಗುಣ ಟೈನ್ ಬಿ ಹೇಳ್ತಾನೆ ಅರ್ನಾಲ್ಡ್ ಟೈನ್ ಬಿ ಮನುಷ್ಯನು ಪ್ರಾಣಿಯು ಒಟ್ಟಿಗೆ ಮಾಸವಾಸ ಮಾಡುವುದನ್ನು ನೋಡಬೇಕಾದ್ರೆ ಭಾರತದಲ್ಲಿ ನೋಡಿ ದನ ಅಂತಾರೆ ಕೊಟ್ಟಿಗೆ ಅಂತಾರೆ ರೈತ ಅಂತಾರೆ ಪಕ್ಕದಲ್ಲಿ ಗಾಡಿ ಬಿಟ್ಟಿರ್ತಾನೆ ಒಟ್ಟಿಗೆ ವಾಸ ಮಾಡ್ತೇವೆ ನಾ ಪಾಠ ಮಾಡ್ತೀನಿ ಕರ್ನಾಟಕ ಕಾಲೇಜಿನಲ್ಲಿ ದೊಡ್ಡ ಹಾಲು ಇಷ್ಟು ದೊಡ್ಡ ಹಾಲು ಮೇಲ್ಗಡೆ ಗುಬ್ಬಚ್ಚಿಗಳು ಗೂಡು ಕಟ್ಟಿ ಕಿಚುಬಿಚ ಅಂತ ಇದ್ವು ಹುಡುಗರು ಸ್ವಲ್ಪ ಗಲಾಟೆ ಆಗುತ್ತೆ ಅನ್ನೋ ಇಲ್ಲಪ್ಪ ನಾನು ಇಲ್ಲಿ ಲೆಕ್ಚರ್ ಮಾಡ್ತೇನೆ ಅವಲ್ಲಿ ಮೇಲ್ ಲೆಕ್ಚರ್ ಮಾಡ್ತಾ ಇವೆ ನಿಮ್ಗೆ ಯಾವುದು ಬೇಕೋ ನೀವು ಕೇಳಿ ಅಮೆರಿಕೆಗೆ ಹೋಗಿದ್ದ ಅನೇಕ ಸ್ನೇಹಿತರು ಬಂದು ಹೇಳಿದ್ರು ಒಂದು ಗುಬ್ಬಚ್ಚಿಯಲ್ಲಿ ಕಾಣಿಸೋದಿಲ್ಲ ಈ ಗುಬ್ಬಚ್ಚಿ ಅನ್ನೋ ಪ್ರಾಣಿ ಮನುಷ್ಯ ಇದ್ದಲ್ಲೇ ವಾಸ ಮಾಡ್ತದೆ ಗೂಡು ಕಟ್ಕೊಂಡು <coughs> ಕಾಗೆ ಆದರೆ ಎಲ್ಲರೂ ಹೊರಗಡೆ ಮರ ಗಿರ ಗೂಡು ಕಟ್ಟುತ್ತೆ ಗುಬ್ಬಚ್ಚಿ ಅದು ಮನುಷ್ಯ ಇದ್ದಲ್ಲೇ ವಾಸ ಮಾಡುವುದು ಒಂದು ಗುಬ್ಬಚ್ಚಿ ಇಲ್ಲ ಅಲ್ಲಿ ಈಗ ನೋಡಿ ನನಗನ್ನಿಸ್ತು ಏನೋ ಸಮಥಿಂಗ್ ರಾಂಗ್ ಅಂತ <coughs> ಇದಲ್ಲ ಇದು ರಿಕಾರ್ಡಿಂಗೇ ಇದು ಇಲ್ಲಿರೋದು ಇದು ನಾನೇನು ಮಾಡಿಲ್ಲ ಮತ್ತೆ ಅವ್ರು ಏನಾದ್ರು ಹೇಳಿದ್ರು ಭಯವಾಗತ್ತೆ ನನಗೆ ಕೇಳಿಸ್ತಾ ಇಲ್ಲ ನೋಡಿಪ್ಪ ಇಲ್ಲಿ ಏನಾದ್ರು ಸರಿ ಮಾಡಬೇಕು ಏನೋ ಸರ್ ಹೋಯ್ತಾ ಈಗ ನೋಡಿ ಅಲ್ಲೊಬ್ರು ಹೇಳಬೇಕು ಸರಿ ಹೋಯ್ತಾ ಹ್ಮ್ तस्मिन् हते ದೇವಶತ್ರು ಮಹಾಬಲೆ ಸಂಯತಿ ಕುಂಭಕರ್ಣೆ ಅವನು ಹೋದ ಮೇಲೆ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು ಅಲ್ಲ ಧರ್ಮಪ್ರಜ್ಞೆ ಇದ್ದವನು ಸತ್ತ ಯಾತಕ್ಕೆ ಸಂತೋಷ ಪಡ್ತೀರಿ ಅಂತ ಕೇಳಿದ್ರೆ ಧರ್ಮಪ್ರಜ್ಞೆ ಸಾಲದು ಆಕ್ಟಿವ್ ಇನ್ವಾಲ್ವ್ಮೆಂಟ್ ಇನ್ ಧರ್ಮ ಅನ್ನೋದು ಬೇಕು ಧರ್ಮವನ್ನು ಮಾಡಿದರೆ ಆಡಿದರೆ ಸಾಲದು ಮಾಡಬೇಕು ಧರ್ಮವನ್ನು ಮಾಡಿ ತೋರಬೇಕು ಅಂಥವ್ರು ಮಾಡಿದ್ರಿಂದ ಇವತ್ತು ನಾವು ಸ್ವಲ್ಪ ಮಟ್ಟಿಗೆ ಸ್ವಾತಂತ್ರ್ಯದಲ್ಲಿದ್ದೇವೆ ನಲವತ್ತೇಳನೇ ಇಸುವಿ ತನಕ ಎಷ್ಟು ಸಾವಿರ ಜನ ಎಷ್ಟು ಲಕ್ಷ ಜನ ಬ್ರಿಟಿಷರ ಗುಂಡಿಗೆ ಆಹುತಿಯಾದರೂ ಝಾನ್ಸಿ ರಾಣಿ ಮರೆತು ಬಿಟ್ಟಿದ್ದೇವೆ ಕಿತ್ತೂರು ರಾಣಿಯನ್ನು ಮರೆತು ಬಿಟ್ಟಿದ್ದೇವೆ ತಾತ್ಯಾ ಟೋಪೆ ಮರೆತು ಬಿಟ್ಟಿದ್ದೇವೆ ಏಯ್ಟೀನ್ ಫಿಫ್ಟಿ ಸೆವೆನ್ ಚರಿತ್ರೆಯೇ ಗೊತ್ತಿಲ್ಲ ನಮಗೆ ಎಲ್ಲ ಬಂತು ಭುವನೇಶ್ವರಿ ಏನು ಮೆರವಣಿಗೆ ಬೆಂಗಳೂರಿನಲ್ಲಿ ಉಪದ್ರವಕ್ಕೆ ಎಷ್ಟು ಬೇಕೋ ಪುಕಟೆ ದುಡ್ಡು ಕೊಡ್ತಾರೆ ಒಂದೊಂದು ಲೊಕ್ಯಾಲಿಟಿಯಲ್ಲಿ ದೀಪ ಹಚ್ಚಿ ಅಬ್ಬರ ಹಾಕಿ ಮಾಡ್ತಿದ್ದಾರೆ ಎಲ್ಲ foolish fellows you have forgotten the people who have made you free ಸ್ವಾತಂತ್ರ್ಯ ದಿನಾಚರಣೆ ಆತನ ಮಾಡ್ತಕ್ಕಂಥ ರೀತಿ ಬೇರೆ ಇದೆ ಅದನ್ನು ಜಾತಿ ಹೇಳ್ತೇವೆ ಇದು ಇದು ಎಲ್ಲೆಲ್ಲೋ ಹೋಗುತ್ತೆ ವಿಷಯ ಮ್ಯಾಕ್ಪೆತ್ ನಾಟಕದ ಕೊನೆಯಲ್ಲಿ ಆ ದುಷ್ಟ ಅಧಿಕಾರವನ್ನು ಯಾರಿಂದಲೂ ಹೇಳಿಕೊಂಡು ದೊರೆಯನ್ನು ಕೊಂದು ಅವಾಂತರ ಮಾಡಿದಾಗ ಅವನನ್ನು ಹಿಡಿದು ಕೊಲ್ತಾರೆ ಕೊನೆಯಲ್ಲಿ ಒಂದು ಕೊಲೆಗೆ ಹೆದರಿದವನು ಎಷ್ಟೊಂದು ಕೊಲೆ ಮಾಡಿದ ಕೊನೆಯಲ್ಲಿ ಹೇಳ್ತಾರೆ ನಾವು ಟೈಮ್ ಇಸ್ ಫ್ರೀ ಶೇಕ್ಸ್ಪಿಯರ್ನ ಮಾತು ಕಾಲು ಪ್ರವಾಹ ಇವತ್ತು ಸ್ವಚ್ಛವಾಯಿತು ಅದಕ್ಕೆ ಅಡಚಣೆ ಹಾಗೆ ಮಲಗಿದ್ದು ಕಟ್ಟೆ ಹೋಯಿತು ಕಾಲವನ್ನು ತಡೆಯಬೇಡಿ ಕಾಲ ಮುಂದು ಮುಂದಕ್ಕೆ ಕೊರಳುತ್ತೆ ಅದು ಸುದರ್ಶನ ನೀವೇನು ಮಾಡಿದರೂ ಮುಂದಿನ ಪೀಳಿಗೆಗೂ ಒಳ್ಳೇದಾಗಲಿ ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಮಾಡಿ ನಮ್ಮ ಜೊತೆಲೇ ಹೋಗ್ಬಿಟ್ಟಾಯ್ತಲ್ಲ ಅಂದ್ರೆ ಸ್ವಾರ್ಥ ಆಗುತ್ತೆ ಮುಂದಿನ ಪೀಳಿಗೆ ನೋಡಿ ಎಲ್ಲ ಕುಂಭಕರ್ಣರ ಗತಿ ಏನು ಎಲ್ಲ ಮಾರೀಚರಾದರ ಗತಿ ಏನು ಎಲ್ಲ ವಾಲ್ಮೀಕಿಗಳಾಗಲಿ ಬೇಡ ಅನ್ನೋದಿಲ್ಲ ಮೊದಲನೇ ವಾಲ್ಮೀಕಿ ಅಲ್ಲ ಆಮೇಲಿನ ವಾಲ್ಮೀಕಿ ಹೀಗೆ ಅವನು ಸತ್ತು ಹೋದ ದೇವಲೋಕದ ಕತ್ತಲೆ ಕಳೆಯಿತು ರಾವಣನಿಗೆ ಬಹಳ ದುಃಖವಾಯಿತು ನಾನು ವಿಭೀಷಣನ ಮಾತನ್ನು ಕೇಳಲಿಲ್ಲವಲ್ಲ ಅನ್ನೋ ಪಶ್ಚಾತ್ತಾಪವಾಯಿತು ನಿನ್ನೆ ಓದಿ ಹೇಳಿದೆ ನಾನು ಅವನಿಗೆ ಒದ್ದಿದ್ದರ ಪಾಪ ಇವತ್ತು ನನಗೆ ಅನುಭವಿಸ್ತಾ ಇದ್ದೇನೆ ನನ್ನ ತಮ್ಮ ಹೋದ್ನಲ್ಲ ತಮ್ಮನನ್ನು ಮೊದಲೆಬ್ಬಿಸಿ ನೀ ಮೊದಲು ಸಾಯಿ ಆಮೇಲೆ ನಾನು ಸಾಯ್ತೇನೆ ಅಂತ ಹೇಳಿದವನು ರಾವಣ ತಾನೆ ರಾಕ್ಷಸ ಬುದ್ಧಿ ಒಂದು ಮನೆಗೆ ಬೆಂಕಿ ಹತ್ಕೊಂಡ್ರೆ ತಾಯಿ ಮಗುವನ್ನು ಆಚರಿಸೋದು ಯಾರು ಕಾಪಾಡಿಕೊಳ್ಳಿ ತಾನು ಇಲ್ತಾಳೆ ಅಲ್ಲಿ ತಾನು ಹೊರಗೆ ತಪ್ಪಿ ಮಗು ಹೋದ್ರೆ ಹೋಯಿತು ಇನ್ನೊಂದು ಮಗು ಹಡಿಬಹುದು ಇವಳು ತಾಯಿ ಆಗೋದಿಲ್ಲ ಮಾರಿ ಅವಳು ನಾ ಬದುಕಬೇಕು ನೀ ಸಾಯಬೇಕು ಇದು ರಾಕ್ಷಸ ಬುದ್ಧಿ ಅತ್ತ ಆದ್ರೆ ಮುಂದೆ ಯುದ್ಧ ನಡಿಬೇಕಲ್ಲ ರಾವಣನ ಅನೇಕ ಮಕ್ಕಳು ಎಷ್ಟೋ ಹೆಂಡರಲ್ಲಿ ಹುಟ್ಟಿದವರು ನರಾಂತಕನೆಂಬ ಒಬ್ಬ ತನ್ನ ವೀರಪುತ್ರನಿಗೆ ಪಟ್ಟಾಭಿಷೇಕ ಮಾಡಿ ನೀ ಹೋಗೋ ಯುದ್ಧಕ್ಕೆ ಅಂತ ಕಳಿಸ್ದ ಮತ್ತೆ ನೆನ್ನೆ ಹಾಗೆ ಓಡಿಸ್ತೇನೆ ಅವನು ಸತ್ತ ಇನ್ನೇನು ಮಾಡಲಿ ಆಮೇಲೆ ದೇವಾಂತಕ ಹೆಸರು ನೋಡಿ ದೇವಾಂತಕ ನರಾಂತಕ ಸೂರ್ಯ ಶತ್ರು ಯಜ್ಞ ಶತ್ರು ರಾವಣನ ಮಕ್ಕಳ ಹೆಸರು ಹೆಸರಿಡೋಕು ಒಂದು ಯೋಗ್ಯತೆ ಬೇಡವೆ ಆಮೇಲೆ ಅವರೆಲ್ಲ ಹೋದ ಮೇಲೆ ಅತಿಕಾಯನೆಂಬ ಇನ್ನೊಬ್ಬ ಮಗನಿಗೆ ಸೇನಾಧಿಪತಿಯ ಪಟ್ಟವನ್ನು ಕಟ್ಟಿದ ಇವನು ಎರಡನೇ ಕುಂಭಕರ್ಣನಷ್ಟು ದೊಡ್ಡ ಶರೀರವುಳ್ಳವನು ಬೃಹದ ಆಕಾರ ಇತ್ತು ತನಯಂ ಧಾನ ಮಾಲಿನ್ಯ ಅಧಿಕಾಯಮಿಮಂ ವಿದುಹು ಧಾನ್ಯ ಮಾಲಿನ್ಯ ಮಗ ಇವನು ಅಕ್ಷಕುಮಾರನ್ ತಮ್ಮ ವಾಲ್ಮೀಕಿ ಕನ್ನಡಿ ಹಿಡಿತಾರ ಅವನಲ್ಲಿಯೂ ಒಳ್ಳೆ ಗುಣ ಇತ್ತು ವೃದ್ಧ ಸೇವಿ ಶ್ರುತಿಧರ ಚೆನ್ನಾಗಿ ವೇದ ಓದಿದ್ದ ನಿತ್ಯ ಅಧ್ಯಯನ ಮಾಡ್ತಾ ಇದ್ದ ಹಿರಿಯರನ್ನ ಕಂಡ ತುಂಬಾ ಗೌರವ ಮಾಡ್ತಿದ್ದ ಅಶ್ವಪೃಷ್ಠೆ ರಥೆ ನಾಗೆ ಖಡ್ಗೆ ಧನುಷಿ कर्षणे भेदे सान्त्वे ಚ दाने ಚ नये ಮಂತ್ರೇ ಚ ಸಮ್ಮತಃ ಚತುರ್ವಿಧ ಉಪಾಯಗಳನ್ನು ಬಲ್ಲವನಾಗಿದ್ದ ರಾಜ್ಯಶಾಸ್ತ್ರ ಬಲ್ಲವನಾಗಿದ್ದ ಕುದುರೆ ಆನೆ ಎಲ್ಲ ಹತ್ತುವುದು ಯಾಕ ಆಯುಧಗಳನ್ನು ತಿಳ್ಕೊಂಡವನಾಗಿದ್ದ ಅವನನ್ನು ನಂಬಿಯೇ ರಾವಣ ತನ್ನ ರಾಜ್ಯವನ್ನು ಇಟ್ಕೊಂಡಿದ್ದ ಒಂದು ಪೀಸ್ ನಮ್ಮಲ್ಲಿ ಧರ್ಮ ಹೇಳುವವರಿದ್ದಾರೆ ದುಷ್ಟ ಕೆಲಸಕ್ಕೆಲ್ಲ ಎಂದ್ರಿಜಿತ್ತು ಒಳ್ಳೆಯ ಕೆಲಸಕ್ಕೆಲ್ಲ ಮನಮೋಹನ್ ಸಿಂಗ್ ಇಟ್ಟ ಹಾಗೆ ಏತೇನ ಆರಾಧಿತೋ ಬ್ರಹ್ಮ ತಪಸಾಭಾವಿತಾತ್ಮನಃ ಬ್ರಹ್ಮನನ್ನು ಕುರಿತು ಪೂಜೆ ಮಾಡಿದ ಬ್ರಹ್ಮದೇವ ಇವನಿಗೆ ಸಂತೋಷಪಟ್ಟ ಅಸ್ತ್ರಾಣಿಚ ಅವನಿಗೆ ಅನೇಕ ಅಸ್ತ್ರಗಳನ್ನು ಕೊಟ್ಟ ಸುರಾಸುರೈ ಅವಧ್ಯತ್ವಂ ದತ್ತಸ್ಮೈ ಸ್ವಯಂಭುವ ದೇವತೆಗಳು ಅಸುರರು ನಿನ್ನನ್ನು ಕೊಲ್ಲದೇ ಇರಲಿ ಅಂತ ವರವನ್ನೂ ಕೊಟ್ಟಿದ್ದ ಈ ಅತಿಕಾಯನ ಚರಿತ್ರೆಯನ್ನು ಕಂಬರಾಮಾಯಣದಲ್ಲಿ ತುಂಬಾ ದೀರ್ಘವಾಗಿ ವರ್ಣಿಸಿದ್ದಾರೆ ನಮ್ಮ ತೊರವೆ ರಾಮಾಯಣದಲ್ಲಿ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ ವಾಲ್ಮೀಕಿ ಎಲ್ಲಿ ಬಿಟ್ಟಿದ್ದಾರೆ ಅಲ್ಲಿ ಬೆಳೆಸುವ ಮಹಾಕವಿಗಳ ಚರಿತ್ರೆಯನ್ನು ನೋಡಿ ಇವನು ಒಳ್ಳೆಯ ವಿಷ್ಣು ಭಕ್ತ ನಮ್ಮ ತೊರವೆ ರಾಮಾಯಣದ ಪ್ರಕಾರ ಯಾವಾಗ ಪಟ್ಟ ಕಟ್ಟಿದನೋ ರಾವಣ ಅವನು ತನ್ನ ಕಡೆ ಸೈನಿಕರಿಗೆ ಹೇಳ್ತಾನೆ ಈ ರಾಮ ಅಂದ್ರೆ ಯಾರು ಲೇ ಎಲ್ಲ ಜೊತೆಯಲ್ಲಿ ಬಂದ್ರು ಇವತ್ತು ನಾವು ಸಾಯೋದು ಖಂಡಿತ ಆದರೆ ರಾಮ ದರ್ಶನವಾಗ್ತದೆ ನಮಗೆ ಭುವನವೀತನ ದೇಹ ಈ ದಿಗುನಿವಹವೀ ತನ ಕಿವಿಗಳು ಶಶಿರವಿಗಳೀತನ ಕಣ್ಗಳು ಪವಮಾನನು ಸುರುಕಣ ಭುವನ ನಿಧಿಯಾಗಿ ಮಹಾತ್ಮನ ಬೆವರು ಕಮಠನು ಪಾದ ಮಸ್ತಕ ರವಿಗಳದ ಕೇಶಾಗ್ರವೀ ಆಕಾಶ ಪರ್ಯಂತ ಭೂಪಾದೌ ಯಸ್ಯ ನಾಭಿ ಚ ದಹನೋ ಯಸ್ಯ ವಸ್ತೇಯಮಬ್ಧೀ ಯತ್ನಿತ್ಯ ಹೇಳ್ತೇವೆ ಆ ವಾಕ್ಯವನ್ನು ಭಾಷಾಂತರ ಮಾಡಿದ ಹಾಗೆ ಬನ್ನಿ ಬನ್ನಿ ಅಂತ ಕರೀತಾನೆ ಏನು ಹತ್ತಿಪ್ಪತ್ತು ಪದ್ಯ ಬರೆದಿದ್ದಾರೆ ಇವನು ಬಾಯಲ್ಲಿ ದೇವನೀತನು ಸಕಲ ದೇವರ ದೇವನೀತನು ಬಂಧುವೀತನು ಭಾವುಕರ ಕುಲದೈವವೀತನು ಲೋಲುಪನು ಸಾವು ತಪ್ಪಿದ ರೀತಿನಿಂದಂತೆ ಆ ಅವಳೆಂದ್ರಂಗ ಅಂಬರೀಷ ಮಹಾಭಿಭು ಪ್ರಹ್ಲಾದ ದೇವಂಗ ರಸ ಕೇಳೆಂದ ಅಲಂಕಾರ ಮಾಡ್ಕೊಂಡು ಹೋಗ್ತಾನೆ ಯುದ್ಧಕ್ಕೆ ಉಳಿದವರೆಲ್ಲ ಆಭರಣ ಕಸ್ತೂರಿ ಚಿಲಕ ಮೈ ತುಂಬ ಗಂಧ ಹಚ್ಕೊಂಡು ಹೋದ್ರೆ ಸರಿಸಿ ತುಳಸಿ ದಂಡೆಗಳ ಇವನು ಮರಣಕ್ಕೆ ಹೋಗ್ತಾ ಇದ್ದಾನೆ ತುಳಸಿ ಮಾಲೆ ಹಾಕ್ಕೊಳ್ತಾನೆ ಭಗವಂತನಿಗೆ ಧರಿಸಿದ್ದು ನಿಜ ಶಿರ ನಿಜ ಶಿರ ಕಲಂಕರಿಸಿದನು ಧರಿಸಿದನು ತಲೆ ಮೇಲಿಟ್ಟುಕೊಂಡು ಕೊರಳಲ್ಲಿ ಹಾಕೊಂಡ ಅಂದ್ರೆ ಭಗವಂತನ ಪ್ರಸಾದ ಅದು ಕೋಮಲದ ವಿವಿಧಾಭರಣಗಳು ಸಹಿತ ವರಲಲಾಟದಲ್ಲಿ ಊರ್ಧ್ವ ಧರಿಸಿ ತಾಯಿಗೆ ನಮಿಸಿ ವೈಷ್ಣವರ ರಸ ನಡೆದನು ಜನಮನೋಹರಕಾಯ ನಚಿಕಾಯ ಒಂದು ಹಳೆಯ ನಾಮ ಹಚ್ಚಿಕೊಂಡು ಹೊರಟ ಅಂತ ಬರೆದಿದ್ದಾರೆ ಬರೆದವನು ಶ್ರೀವೈಷ್ಣವನಲ್ಲ ಕವಿ ಭಾವುಕ ಭಕ್ತ ಆದಿಪುರುಷನ ಅಪ್ರಮೇಯನ ವೇದ ಸಿದ್ಧನ ವಿಶ್ವಪೂಜ್ಯನ ಭೂ ದಿವಾನಲ ಸಲಿಲ ಸೂರ್ಯಾತ್ಮಕನಚ್ಯುತನ ಇದುವರ ಈ ತನ್ನಿ ಆ ಭಗವಂತನ ಹತ್ರ ಹೋಗುವವರೆಲ್ಲ ಬನ್ನಿ ಹರಿಸಿರಿಪಾದ ಭಜಕರು ಬನ್ನಿ ಪರತರವಾದ ವಸ್ತುವಿದಲ್ಲದಿಲ್ಲೆಂದೆತ್ತಿದನು ಕರವ ಏ ಅದ್ಭುತವಾಗಿದೆ ನಮ್ಮ ತೊರವೆ ರಾಮಾಯಣ ಇದಕ್ಕೆ ಪ್ರಚಾರ ಇಲ್ಲ ಇದನ್ನು ಮೀರಿಸಿದ್ದಾರೆ ಕಂಬ ಮಹಾಕವಿಗಳು ಅರನಲ್ಲದು ಅಲ್ಲದು ಮಾರರಿಯಾನ್ ಮರನಲ್ಲದು ಪಲ್ಪಡಿ ಮಾತ್ರಣಿಯಾನ್ ತಿರನಲ್ಲದ ರಾಯುರಂಶಿದಯಾನ್ உரநல்லது பேரிசை என்றுணர்வான் ಅರನಲ್ಲದು ಅರಂ ಅಂದ್ರೆ ತಮಿಳಲ್ಲಿ ಧರ್ಮ ಅರನಲ್ಲದು ಅಲ್ಲದು ಮಾರು ಅರಿಯನ್ ಧರ್ಮವದ್ದದ್ದೇ ಅವನಿಗೇನು ಗೊತ್ತಿಲ್ಲ ಬರೀ ಧರ್ಮ ಒಂದೇ ಗೊತ್ತು ವೀರೋಚಿತವಾದದ್ದನ್ನೇ ಮಾಡ್ತಿದ್ದ ಹೇಡಿಗಳ ಜೊತೆಯಲ್ಲಿ ಯುದ್ಧ ಮಾಡ್ತಿಲ್ಲ ಮಹಾಪುರುಷರ ಜೊತೆಯಲ್ಲಿ ಮಾತ್ರ ಯುದ್ಧ ಒಂದು ವ್ರತ ಮರನಲ್ಲದು ಪಲ್ಪಣಿ ಮಾತ್ರಣಿಯ ಪರಾಕ್ರಮ ಚಿರನಲ್ಲದೊರಾರುಯಿರಂ ಶಿದೆಯಾನ್ ಸಿಕ್ಕವರನ್ನೆಲ್ಲ ಕೊಲ್ತಾ ಇರಲಿ ಅದು ಕುಂಭಕಣ್ಣನ ರೀತಿ ಉರನಲ್ಲದೆ ಪೇರಿಶೈ ಎನ್ರುಡರ್ವಾನ್ ಕೀರ್ತಿಯೊಂದನ್ನೇ ಹಾಡಿನಂತೆ ಬಯಸುವವನು ಸತ್ತು ಮೇಲೆಯೂ ನನ್ನ ಕೀರ್ತಿಸ್ಕೋಬೇಕು ಕೊಂಡಾಡಬೇಕೇ ಹೊರತು ಇದು ಬೇರೆಯವ್ರ ಕೈಲಿ ಬಯಸ್ಕೋಬಾರದು ಇಂಥ ಮಹಾವೀರ ಈಗ ಯುದ್ಧಕ್ಕೆ ಹೊರಟಿದ್ದಾನೆ ನೋಡಿ ಕನ್ನಡದ ತಮಿಳಿನ ಸಂಸ್ಕೃತದ ವಾಲ್ಮೀಕಿ ಮೊದಲುಗೊಂಡು ಪಕ್ಷಪಾತವಿಲ್ಲ ಯಾರಲ್ಲಿ ಒಳ್ಳೆಯ ಗುಣವಿದೆ ಹೇಳಿದ್ದಾರೆ ಅಲ್ಲಿಯೂ ಒಳ್ಳೆ ಜನ ಇದ್ರು ಇಲ್ಲಿ ಅಯೋಧ್ಯೆಯಲ್ಲೂ ಕೆಟ್ಟ ಜನ ಇದ್ರು ಶುರು ಮಾಡಿದ್ದೆ ತಿರುಗಿ ಮಂಥರೆ ಕೈ ಕೈ ಅಂತ ಹೇಳಿಸಬೇಡಿ ಇಲ್ಲಿಂದ ಅಲ್ಲಿ ತನಕ ಒಳ್ಳೆಯವರು ಕೆಟ್ಟವರು ಈಗಿನ ಕಾಲದ ತನಕ ಪ್ರತಿಯೊಂದು ಮನೆಯಲ್ಲಿ ಊರಿನಲ್ಲಿ ಒಳ್ಳೆಯವರುಂಟು ಕೆಟ್ಟದ್ದುಂಟು ಇವನ ಮರಣ ಲಕ್ಷ್ಮಣನ ಕೈಯಲ್ಲಿತ್ತು ನೀರು ಉಕ್ಕಿ ಇನ್ನೊಂದು ನೀರಿನ ಜೊತೆಗೆ ಹೋರಾಡೋದಿಲ್ಲವಂತೆ ನೀರು ನೀರು ಬೆರೆತು ಬಿಡುತ್ತೆ ಅಗ್ನಿ ನೀರು ಹೋರಾಡುತ್ತಂತೆ ಕಮರಾಮಾಯಣದಲ್ಲಿ ಹೇಳ್ತಾರೆ ಇಂತಹ ಉಗ್ರವಾದ ಭಕ್ತ ಹರಿಭಕ್ತ ಇವನಲ್ಲಿದ್ದದ್ದು ಧಾರ್ಮಿಕವೆಂಬ ವ್ರತ ಮತ್ತು ಬ್ರಹ್ಮಚರ್ಯ ಬ್ರಹ್ಮದೇವರ ವರ ಅಸ್ತ್ರಗಳ ಪೂಜಕ ಎಲ್ಲೋ ತಪ್ಪಿ ರಾವಣನಲ್ಲಿ ಹುಟ್ಟಿದ್ದ ಅದಕ್ಕೆ ಕಾರಣ ಧಾನ್ಯಮಾಲಿನಿ ಅವಳು ಒಳ್ಳೆ ಧರ್ಮವಂತಳು ಮಂಡೋದರಿಗಿಂತ ಒಂದು ಕೈ ತುಂಬಾ ಶ್ರೇಷ್ಠವಾದವಳು ಅಂಥವನ ಮರಣ ಲಕ್ಷ್ಮಣನ ಕೈಯಲ್ಲಿಯೇ ಇದೆ ಎಂಬುದಾಗಿ ಇಲ್ಲಿ ವರ್ಣನೆ ಮಾಡ್ತಾರೆ ಶಿವನಲ್ಲ ತೆರುವಿನ್ ಪೆರುಮಾನ್ ಒಂದು ವೇಳೆ ಶಿವ ಕೊಲ್ಲಬಹುದು ಏನಾದರೂ ಆಕೆ ಅವನು ಬ್ರಹ್ಮಚಾರಿ ಶಿವನ ಕೈಯಲ್ಲಿ ಇವನಿಗೆ ಮರಣ ಆಗದೇ ಇದ್ರೆ ತಿರುವಿನ್ ಪೆರುಮಾನ್ ಲಕ್ಷ್ಮೀಪತಿ ನಾರಾಯಣನ ಕೈಯಲ್ಲಿ ಸಾಯಬೇಕು ರಾಮನ ಕೈಯಲ್ಲಿ ಸಾಯಬೇಕು ಅವನಲ್ಲ ನೆನಿಲ್ ವಿಷ್ಣುವಿನ ಕೈಯಲ್ಲಿಯೂ ಸಾಯದೆ ಇದ್ರೆ ಹಯ್ಯರ್ ಭುವಿ ತಂದರುಳುಂತವನ್ ಭೂಮಿ ಸೃಷ್ಟಿ ಮಾಡಿದ ಬ್ರಹ್ಮನ ಕೈಯಲ್ಲಿ ಅಲ್ಲ ನೆನಿಲ್ ತನಿಯೇ ವಲಿಯೋನ್ ಅದೂ ಅಲ್ಲದೆ ಇದ್ರೆ ಹದಿನಾಲ್ಕು ವರ್ಷ ವನವಾಸದಲ್ಲಿ ನಿದ್ದೆ ಮಾಡ್ತಾ ಮಾಡದೇ ಇದ್ದನಲ್ಲ ಲಕ್ಷ್ಮಣನ ಕೈಯಲ್ಲಿ ಮಾತ್ರ ಇವನಲ್ಲನೆಲ್ ಬೆರರ್ಯಾರುಳರೇ ರಾಮನಿಗಿಂತ ಲಕ್ಷ್ಮಣ ಶ್ರೇಷ್ಠ ಅಂದ್ಬಿಟ್ರು ಇಲ್ಲಿ ಮುಂದೆ ಇಂದುಜಿತ್ಗೂ ಇದೆ ನಿಯಮ ಆ ಲಕ್ಷ್ಮಣನ ಮಹಿಮೆಯನ್ನೆಲ್ಲ ಇಲ್ಲಿ ಕುರಿತು ಏನು ಕಂಬರ ಮಾಡಿದ್ರೆ ಹೇಳ್ತಾರೆ ಲೇ ವಿಭೀಷಣ ಸಾಮಾನ್ಯ ಅಲ್ಲವೋ ನನ್ನ ತಮ್ಮ ರಾವಣನ ಅವತ್ತೇ ಮುಗಿಸ್ಬಿಡ್ತಿದ್ದ ಭಿಕ್ಷೆ ತೋಕ್ ಬಂದಿದ್ನಲ್ಲ ಭವತಿ ಭಿಕ್ಷಾನ್ ದೇಹಿ ಅಂತ ಕೇಳ್ತಾ ನನ್ನ ಹೆಂಡತಿ ಹತ್ರ ಅವತ್ತೇ ಮುಗಿಸ್ಬಿಡ್ತಿದ್ದ ಲಕ್ಷ್ಮಣ ನನ್ನ ಹೆಂಡತಿ ಹೋಗು ಹೋಗು ರಾಮನಿಗೇನು ಅಪಾಯ ಅಂತ ಹೇಳಿದ್ರಿಂದ ಮಾತಿಗೆ ಬೆಲೆ ಕೊಟ್ಟು ಹೋದದ್ರಿಂದ ಅವನು ಬದುಕಿದನೇ ಹೊರತು ಇಲ್ದಿದ್ರೆ ಅವತ್ತೇ ಲಕ್ಷ್ಮಣ ಅವನನ್ನು ಮುಗಿಸಿಬಿಡುತ್ತಿದ್ದ ಎಂದೇವಿಯೈ ವಂಜನೆ ಶೈದಳುವಾನ್ ಅನ್ರೇ ಮುಡಿಯುವಾನ್ ಇವನ್ ಎನ್ನವಳ್ ಸೊಲ್ ಕುಂಡ್ರೆ ನೆನದೆ ವೈಯೇಹಿಯ ಕೊಳ್ಳಹೀನಾಲ್ ನಿನ್ರಾನ್ ಉಳನ ಹಿನಡಂತಹಯಾಯ್ ರಾಮಾಯಣದ ಮೂಲ ಗ್ರಂಥದ ಮೇಲೆ ಎಷ್ಟು ಬೆಳೆಸಲ್ತಾರೆ ಕಮ್ಮ ಮಹಾಕವಿಗಳು ನಾವೆಲ್ಲ ಪ್ರಶ್ನೆ ಕೇಳಬಹುದು ಲಕ್ಷ್ಮಣಂದು ಹೆಚ್ಚು ಪರಾಕ್ರಮ ಕಾಣಿಸೋದಿಲ್ವಲ್ಲ ರಾಮಾಯಣದಲ್ಲಿ ಅಂತ ನಾನೇನ್ ಮಾಡಲಿ ರಾಮ ಅದಕ್ಕೆ ಅವಕಾಶ ಕೊಡಲಿಲ್ಲ ಪ್ರತಿಯೊಂದಕ್ಕೂ ತಾನೇ ನಿಂತ ತಮ್ಮನಿಗೇನು ಕೇಡಾಗುತ್ತೋ ಅಂತ ಅವನದು ತನ್ನ ಗಂಡಸ್ತನವನ್ನ ಸೀತಾದೇವಿಗೆ ತೋರಿಸಬೇಕು ಅಂತ ಜನಸ್ಥಾನದಿಂದ ಹಿಡ್ಕೊಂಡು ಬಂದ ರಾವಣ ಕುಂಭಕರ್ಣರಿಬ್ಬರನ್ನು ತಾನೇ ಕೊಂದ ಅವರಿಬ್ಬರಿಗಿಂತ ಮೇಲ್ಪಟ್ಟ ಮಹಾವೀರ ಈ ಅತಿಕಾಯ ಮತ್ತು ಇಂದ್ರಜಿತ್ತು ಆದ್ದರಿಂದ ವೃದ್ಧ ಸೇವಿ ಶ್ರುತಿಧರ ಯುದ್ಧ ಭೂಮಿಗೆ ಬಂದ ಅವನು ಲಕ್ಷ್ಮಣ ಎದುರು ನಿಂತ್ಕೊಂಡ್ರೆ ನೀ ದೂರ ಹೋಗು ಅಂದ ಅವನು ಬಾಲಸ್ತ್ವಮಸಿ ಸೌಮಿತ್ರೇ ವಿಕ್ರಮೇಶು ಅವಿಚಕ್ಷಣ ನೀ ಹುಡುಗ ಅಂದ ಅಂದ್ರೆ ಲಕ್ಷ್ಮಣಗಿಂತ ದೊಡ್ಡ ವಯಸ್ಸಾಗಿತ್ತು ನೋಡ್ಕೊಳ್ಳಿ ಅವನಿಗೆ ಇವನು ಶರೀರ ನೋಡಿದರು ಕಪಿವೀರರು ರಾಮನನ್ನು ಕೇಳಿದ್ರು ಏನ್ ಸ್ವಾಮಿ ನಿನ್ನೆ ತಾನೇ ಕೊಂದಿದ್ದೀರಿ ಕುಂಭಕರ್ಣನನ್ನ ನಾನು ತಿರುಗಿ ಬಂದ್ಬಿಟ್ನಲ್ಲ ಸರಿಯಾಗಿ ಕೊಂಡ್ರೋ ಕೊಲ್ಲಿಲ್ವೋ to be hanged until death ಅಂತಾರೆ ಈ ನೇಣು ಹಾಕೋದ್ರಲ್ಲಿ ಒಂದ್ಸಲ ಹಿಂದೆ ನೇಣು ಹಾಕಿದ್ರು ಕೇಳ್ದ ಅವನು ಹಗ್ಗ ಅವನು ಕೆಳಗೆ ಬಿದ್ದ ಆಮೇಲೆ ಎದ್ದು ಕೂತ ಅವನು ಆಮೇಲೆ ಕೋರ್ಟಲ್ಲಿ ಅವ್ನು ಸಾಯಿಲೇ ಇಲ್ವಲ್ಲ ಅಂದ್ರೆ ಹ್ಯಾಂಗ್ಡ್ ಅಂತಿತ್ತು ಹ್ಯಾಂಗ್ಡ್ ಮಾಡಿದ್ದೇವೆ ಅವನು ಅಪೀಲ್ ಹಾಕಿದ ಹ್ಯಾಂಗ್ಡ್ ಅಂಟಿಲ್ ಡೆತ್ ಅಂತಿರ್ಲಿಲ್ವಲ್ಲ ಆಮೇಲೆ ತಿದ್ದುಕೊಂಡ್ರು ಹ್ಯಾಂಗ್ಡ್ ಅಂಟಿಲ್ ಡೆತ್ ಅಂತ ಸಾಯೋ ತನಕ ಒಂದ್ಸಲ ಹೇಳಿದ್ರು ಹೋಗಲಿಲ್ಲ ಸರಿ ಹೇಳಬೇಕು ಹೇಳ್ತಾರೇ ಇರಬೇಕು ಸತ್ತದ್ದನ್ನು ಡಾಕ್ಟರ್ ಸರ್ಟಿಫೈ ಮಾಡೋ ತನಕ ಮಾಡಬೇಕು <coughs> ಸರಿಯಾಗಿ ಕೊಂದ್ರೋ ಕೊಲ್ಲಿಲ್ವೋ ಹೆದರು ಬಿಟ್ಟಿದ್ದಾರೆ ವಾನರವೀರರು ಆದರೆ ಲಕ್ಷ್ಮಣ ಹೇಳ್ದ ನನ್ನ ಜೊತೆ ಜಂಬ ಮಾತ ಮಾತಾಡೋದಲ್ಲ ನ ವಾಕ್ಯ ಮಾತ್ರೇಣ ಭವಾನ್ ಪ್ರಧಾನ ನ ಕಥನಾತ್ ಸತ್ಪುರುಷ ಭವಂತಿ ಜಂಬ ಹೊಡ್ಕೊಂಡು ದೊಡ್ಡವರಾಗೋದಿಲ್ಲ ಮಹಿ ಧನ್ವಿನಿ ಬಾಣಪಾಣೋ ನಿದರ್ಶಯ ಸ್ವ ಆತ್ಮಬಲಂ ದುರಾತ್ಮನ್ನೇ ಸಣ್ಣವನೇ ದೊಡ್ಡವನೇ ಅಲ್ಲ ಪರಾಕ್ರಮ ತೋರಿಸುವಂತ ಭಯಂಕರ ಯುದ್ಧವಾಯಿತು ದೇವತೆಗಳೆಲ್ಲ ಬಂದರು ಲೇ ಈ ಅಸ್ತ್ರ ಬಿಡೋ ಇದನ್ನು ಬಿಡೋ ಯಾಮ್ಯಾಸ್ತ್ರ ಇಂದ್ರಾಸ್ತ್ರ ವಾಯುವ್ಯ ಆಗ್ನೇಯ ಇಶೀಕ ಒಂದೊಂದೇ ಅಸ್ತ್ರಕ್ಕೆ ಪ್ರತಿ ಅಸ್ತ್ರವನ್ನು ಬಿಡ್ತಾನೆ ಮೆಥಡ್ ಬಿಟ್ಟು ಹೋಗ್ತಾ ಇಲ್ಲ ಇವನು ಯಾವ ಅಸ್ತ್ರವನ್ನು ಬಿಟ್ಟರೆ ಲಕ್ಷ್ಮಣ ಅದಕ್ಕೆ ಸರಿಯಾದ ಅಸ್ತ್ರವನ್ನು ಬಿಡ್ತಾನೆ ಸರಿಯಾದ ರೀತಿ ಯುದ್ಧ ಮಾಡ್ತಿದ್ದಾನೆ ತಂದೆಯಂತೆ ಬೇರೆಯವರಂತೆ ಮೋಸಗಾರನಲ್ಲ ಆಗ ವಾಯುದೇವ ಬಂದು ಹೇಳಿದ ಇವನ ಪ್ರಾಣ ಇರೋದು ಬ್ರಹ್ಮಾಸ್ತ್ರದಲ್ಲಿ ಇವನಿಗೆ ಆಯುಷ್ಯ ಕೊಟ್ಟವನವನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡು ಬ್ರಾಹ್ಮೇಣಾಸ್ತ್ರೇಣ ಭಿಂದ್ಯೇನಂ ಏಷವಧ್ಯೋ ಹಿ ನಾನ್ಯಥ ನೂರ ಮೂರನೇ ಶ್ಲೋಕ ಅವಧ್ಯ ಏಷ ಅನ್ಯೇಷಾಂ ಅಸ್ತ್ರಾಣಾಂ ಕವಚಿ ಬಲಿ ಇದೆಯ ಶ್ಲೋಕ ನೋಡಿ ಬೇರೆ ಕವಚ ಎಲ್ಲ ಏನು ಕಟ್ಕೊಂಡು ಬ್ರಹ್ಮಾಸ್ತ್ರ ಇದ್ದು ಹಾಕಿಬಿಡುತ್ತೆ ಅದನ್ನು ಬಿಡು ಆ ಮಹಾಸ್ತ್ರವನ್ನು ಲಕ್ಷ್ಮಣ ಹೂಡಿದ ಕಿವಿ ತನಕ ಹೇಳಿದ ಲಕ್ಷ್ಮಣನಿಗೆ ಮಹಾಗುರು ಶ್ರೀರಾಮಚಂದ್ರ ಎಷ್ಟು ಅಸ್ತ್ರಗಳನ್ನು ರಾಮನಿಂದಲೇ ಕಲಿತ ರಾಮಚಂದ್ರ ಸ್ವಾಮಿ ಎಲ್ಲ ಅಸ್ತ್ರಗಳನ್ನು ವಿಶ್ವಾಮಿತ್ರರಿಂದ ಕಲಿತ ಲಕ್ಷ್ಮಣ ಒಂದು ಬಿಡದೆ ಎಲ್ಲವನ್ನ ರಾಮನಿಂದಲೇ ಕಲಿತವನು ರಾಮಧ್ಯಾನವನ್ನು ಮಾಡಿಬಿಟ್ಟ ಕೂಡಲೇ ಅದ ಅವನ ತಲೆಯನ್ನು ಎಗರಿಸಿಬಿಡಿತು ಅತಿಕಾಯ ಸತ್ತು ಹೋದ ತೆಂಗಿನಕಾಯಿ ಹೊಡಿಬೇಡಿ ಸುಮ್ಮನೆ ವೇಸ್ಟ್ ಎಷ್ಟೊಂದು ತೆಂಗಿನಕಾಯಿ ಇವತ್ತು ರಾವಣ ಹೋಗ್ತಾನೆ ಅವನಿಗೊಂದು ತೆಂಗಿನಕಾಯಿ ರಿಸರ್ವ್ ಮಾಡಿಸಿಟ್ಟಿದ್ದೇನೆ ಕೊನೆಯಲ್ಲಿ ಬರುತ್ತೆ ಅದು ಇದು ನಮ್ಮ ತಂದೆಯವರು ಮಾಡುತ್ತಿದ್ದ ಅನಾದಿ ಕಾಲದ ಪದ್ಧತಿ ರಾವಣನಿಗೆ ಕುಂಭಕರ್ಣನಿಗೆ ಅದು ಲೋಕ ಕ್ಷೇಮವಾಯಿತು ಅಂತ ಒಂದು ಆರತಿ ಎತ್ತಬೇಕು ಮಗ ಹೋಗಿಬಿಟ್ಟ ಅಂತ ಸಮಾಚಾರ ಕೇಳಿ ರಾವಣ ಆಡ್ತಾನೆ ಅಯ್ಯೋ ಅತಿಕಾಯನು ಹೋಗಿಬಿಟ್ನೆ ಹಾಗಿದ್ರೆ ಈ ರಾಮ ಯಾರು ಇವನು ಹಿರಣ್ಯ ಆಗಿದ್ದಾಗ ತನ್ನ ಮನೆಯಲ್ಲಿ ನರಸಿಂಹಾವತಾರವಾದರೂ ಇದು ನರಸಿಂಹ ಶ್ರೀಮನ್ನಾರಾಯಣ ಇರಬಹುದು ಅಂತ ತಿಳಿಯಲಿಲ್ಲ ಮೊದಲನೇ ಜನ್ಮ ಎಷ್ಟು ಕ್ರೂರವಾಗಿತ್ತು ಭಗವಂತ ಇದ್ದಾನೆ ಎನ್ನು ತಿಳುವಳಿಕೆ ಇಲ್ಲದೆ ಇರುವಂತಹ ಕ್ರೂರ ಜನ್ಮ ಸನಕಸನಂದರ ಶಾಪ ಎರಡನೇ ಜನ್ಮದಲ್ಲಿ ಇರಬಹುದೇ ಭಗವಂತ ಅಂತ ಅನುಮಾನ ಬರುವಷ್ಟು ಜ್ಞಾನ ಮೂರನೇ ಜನ್ಮದಲ್ಲಿ ಸಾಕ್ಷಾತ್ ವಿಷ್ಣುವೇ ಎಂಬ ಜ್ಞಾನ ಶಿಶುಪಾಲನಿಗೆ ಕೃಷ್ಣನಲ್ಲಿ ಆದ್ದರಿಂದ ಈ ವ್ಯತ್ಯಾಸಗಳನ್ನು ತೋರಿಸ್ತಾರೆ ವಿಷ್ಣು ಪುರಾಣದಲ್ಲಿ ಅಹೋನು ಬಲವಾನ್ ರಾಮ ಮಹದಷ್ಟ ಬಲಂಚವೈ ರಾಮನ ಪರಾಕ್ರಮ ಅಂದ್ರೆ ಹೀಗಿರಬಹುದು ನಾ ತಿಳ್ಕೊಂಡಿರಲಿಲ್ಲ ಯಾರೋ ಬಂದು ಹೇಳಿದ್ರು ಜನಸ್ಥಾನದಲ್ಲಿ ಅಷ್ಟು ಜನನ ಕೊಂದುಬಿಟ್ಟ ಅಂತ ಎಸ್ ವಿಕ್ರಮ ಮಾಸಾಧ್ಯ ಗಾಯತ್ರಿ ರಾಮಾಯಣದಲ್ಲಿ ಶ್ಲೋಕ ಉದಾಹರಣೆ ಕೊಡ್ತಾರೆ ಇಲ್ಲಿ ಹದಿನೆಂಟು ಸಾವಿರ ಶ್ಲೋಕ ಮುಗಿದೋಯ್ತು ರಾಮಾಯಣ ಈ ನಾಲ್ಕು ಸಾವಿರ ಶ್ಲೋಕ ಉಳ್ಕೊಂಡಿದೆ ಯಾವ ಯಾವ ಅಕ್ಷರಕ್ಕೆ ಎಷ್ಟೆಷ್ಟು ಸಾವಿರ ಶ್ಲೋಕ ಆಯಿತು ಎಲ್ಲ ಲೆಕ್ಕ ಕೊಡ್ತಾರೆ ಗೋವಿಂದರಾಜರು ಯಸ್ಯ ಮಾಸಾದ್ಯ ರಾಕ್ಷಸಾನಿಧನಂಗತಾಃ ತಮ್ಮನ್ಯೇ ರಾಘವಂ ವೀರಂ ನಾರಾಯಣಮನಾಮಯಂ ವೀರರಾಘವಂ ನಾರಾಯಣಮನಾಮಯಂ ಇವನೇ ತಿರುವಳ್ಳೂರು ವೀರರಾಘವ ಅಂತ ಮಂಗಳಾಶಾಸನ ರಾವಣನ ಬಾಯಲ್ಲಿ ಇವನೇ ವೀರರಾಮ ವೀರರಾಘವ ಇರಬಹುದೇ ಅಂದಮೇಲೆ ಲಂಕೆಯನ್ನು ಉಳಿಯೋದಿಲ್ಲ ನಾನು ಉಳಿಯೋದಿಲ್ಲ ಅಂತ ಮನಸ್ಸಿಗೆ ತುಂಬಾ ದುಃಖವಾಯಿತು ಇನ್ನೊಬ್ಬ ಮಗನನ್ನು ಕರೆದ ಲೇ ಇಂದ್ರಜಿತ್ತು ಇದು ನಿನಗೆ ಬಗ್ಗೋದು ಕಾಣೋ ಇದು ಯಾಕೆಂದ್ರೆ ಇದು ಸ್ಟ್ರೈಟ್ ಫಾರ್ವರ್ಡ್ ಯುದ್ಧದಲ್ಲಿ ಗೆಲ್ಲೋಕ್ಕಾಗೋದಿಲ್ಲ ರಾಮನನ್ನ ಮಾಯಾಬಲ ಪ್ರಯೋಗ ಮಾಡು ಪ್ರಾಕ್ಸಿ ವಾರ್ ಶುರು ಮಾಡು ಅಂತ ಪಾಕಿಸ್ತಾನ ಪ್ರಾಕ್ಸಿ ವಾರ್ ನೇರ ಯುದ್ಧದಲ್ಲಿ ಆಗೋದಿಲ್ಲ ಇಷ್ಟೇ ತಾನೇ ನಾನೆಲ್ಲ ನೋಡ್ಕೊಳ್ತೇನೆ ಎಂಬುದಾಗಿ ಇಂದ್ರಜಿತ್ತು ಯುದ್ಧ ಭೂಮಿಗೆ ಬಂದ ಅವನನ್ನು ನೋಡಿದ ರಾಮಚಂದ್ರ ಇವನ ರೂಪವೇನು ಇವನು ಏನು ಅದು ಮಾಡ್ತಾ ಇರೋ ಕೆಲಸ ಏನು ಅಂತ ಹೇಳುವಷ್ಟರಲ್ಲಿ ಜಿತ್ತು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಟ್ಟ ಯುದ್ಧದಲ್ಲಿ ಕೊನೆಗೆ ಬಿಡಬೇಕಾದದ್ದು ಬ್ರಹ್ಮಾಸ್ತ್ರ ಯಾವಾಗಲೂ ಮೊದಲು ಮೊದಲು ಮಾಡೋ ಕೆಲಸ ಅಲ್ಲ ಆಟಂ ಬಾಂಬ್ ಯಾರು ಮೊದಲು ಹಾಕ್ತಾರೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಟ್ಟ ಆವಾಂತು ದೃಷ್ಟ ಪರಿತವು ವಿಸಂಗ್ಯವು ನಿವೃತ್ತ ಯುದ್ಧವು ಕತರೋಷ ಹರ್ಷವು ರಾಮ ಲಕ್ಷ್ಮಣರಿಬ್ಬರು ಹೋದ್ರೆ ಅಥವಾ ಮೂರ್ಛೆ ಬಿದ್ರೆ ಉಳಿದವರೆಲ್ಲ ಹೆದರಿ ಹೋಗಿಬಿಡ್ತಾರೆ ಸುಗ್ರೀವನ್ ಸೈನ್ಯ ಶಿಸ್ತಿಲ್ಲ ಇದಕ್ಕೆ ಬರೀ ಕಪಿಗಳು ಅಂತ ತಿಳ್ಕೊಂಡು ಆ ಯುದ್ಧವನ್ನ ಮುಕ್ತಾಯ ಮಾಡುವುದಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ ದಿವಸದ ಐದನೇ ಒಂದು ಭಾಗದಲ್ಲಿ ಅರವತ್ತೇಳು ಕೋಟಿ ವಾನರ ವೀರರು ಸತ್ತು ಬಿದ್ದರು ಲೆಕ್ಕ ಕೊಡ್ತಾರೆ ವಾಲ್ಮೀಕಿ ಮಹರ್ಷಿ ಒಂದು ದಿವಸದ ಐದನೇ ಅನ್ನ ಪಂಚಮ ಶೇಷೇಣ ವಲ್ಲಭೇನ ಸ್ವಯಂಭುವ ಮಾರ್ಗತೆ ಜಾಂಬವಂತ ಸ್ಮ ಹನುಮಾನ್ ಸವಿಭೀಷಣ ಸಪ್ತಷಷ್ಟಿ ಕೋಟ್ಯ ವಾನರಾಣಾಂ ತರಸ್ವಿನಾಂ ಅರವತ್ತೇಳು ಕೋಟಿ ಜನ ಸತ್ತು ಬಿದ್ದರು ಇಮ್ಮಿಡಿಯೇಟ್ ಅದರ ಸರೌಂಡಿಂಗ್ಸ್ನಲ್ಲಿ ಉಳಿದವರು ಕೆಲವರಿಗೆ ಬ್ರಹ್ಮಾಸ್ತ್ರದಿಂದ ಸಾಯುವುದು ಬೇಡ ಅಂತ ವರವಿತ್ತಲ್ಲ ಜಾಂಬವಂತ ಒಬ್ಬ ಹನುಮಂತ ಒಬ್ಬ ವಿಭೀಷಣ ಒಬ್ಬ ಇವರು ಮೂವರೆಚ್ಚರವಾಗಿದ್ದಾರೆ ರಾಮಲಕ್ಷ್ಮಣರು ಪರಮಾತ್ಮನ ಅಂಶದಲ್ಲಿ ಬಂದಿರತಕ್ಕವರು ಇದು ನಾವು ಮತ್ತೆ ಮತ್ತೆ ಹೇಳಬಾರದು ಬ್ರಹ್ಮಾಸ್ತ್ರಕ್ಕೆ ವಶವಾದವರಂತೆ ಹಾಗೆಯೇ ಬಿದ್ದಿದ್ದಾರೆ ನೋಡುವುದಕ್ಕೆ ಮನುಷ್ಯ ನಾಟಕ ಇದು ಮತ್ತೆ ಮತ್ತೆ ಹೇಳಬಾರದು ಆ ಹೊತ್ತಲ್ಲಿ ವಿಭೀಷಣ ರಾತ್ರಿಯಾಗಿಬಿಟ್ಟಿದೆ ಕೈಯಲ್ಲಿ ಪಂಜು ಕೊಳ್ಳಿಗಳನ್ನು ಹಿಡ್ಕೊಂಡು ಯಾರ್ಯಾರು ಬದುಕಿದ್ದಾರೆ ಯಾರ್ಯಾರು ಹೋಗಿದ್ದಾರೆ ಯುದ್ಧ ಹೋಗಿ ನೋಡ್ತಾ ಬರ್ತಾ ಇದ್ದಾರೆ ಈಗ ತಾನೇ ಒಬ್ಬರು ಬಂದು ಹೇಳಿದ್ರು ಹೌದು ಪಿಕ್ಟೋರಿಯಲ್ ನೀವು ಕೊಡೋ ಪಿಕ್ಚರ್ ಅಂತ ನನ್ನದಲ್ಲ ಸ್ವಾಮಿ ಇದು ವಾಲ್ಮೀಕಿ ಕೊಟ್ಟಿರೋ ಪಿಕ್ಚರು ಉರಿಗೊಳ್ಳಿಗಳನ್ನು ಹಿಡ್ಕೊಂಡು ವಿಭೀಷಣ ಅವನಿಲ್ದಿದ್ರೆ ಏನು ಗತಿ ಆಗ್ತಿತ್ತು ಈ ಸೈನ್ಯದಲ್ಲಿ ನೋಡ್ತಾನೆ ನೋಡ್ತಾನೆ ಬಾಂಬು ಇದ್ದಾನೆ ಎಲ್ವೆ ವೃದ್ಧನಾದವನು ನೋಡಿದ ಬದುಕಿದ್ದ ಶಕ್ತಿ ಕಡಿಮೆಯಾಗಿತ್ತು ಉರಿ ಬ್ರಹ್ಮಾಸ್ತ್ರದ ಉರಿ ಆಮೇಲೆ ಜಾಂಬುವಂತನನ್ನ ಏನ್ ಮಾಡೋಣ ಹಿರಿಯರೇ ಈ ಸೈನ್ಯ ಹೇಗಾಯ್ತಲ್ಲ ಅಂದ್ರೆ ಅವನು ತೊದಲ್ತಾ ಹೇಳಿದ ಹನುಮಂತ ಬದುಕಿದ್ದಾನೆ ನೋಡು ಅಂದ ಅದಕ್ಕೆ ಅವನು ಕೇಳ್ತಾನೆ ಎಲ್ಲ ಬಿಟ್ಟು ರಾಮ ಲಕ್ಷ್ಮಣ ಬದುಕಿದ್ದಾರೆ ಅಂತ ಕೇಳಲಿಲ್ಲ ಹನುಮಂತನನ್ನು ಕೇಳ್ತಾ ಇದ್ದೀಯಲ್ಲ ನೈವ ರಾಜನಿ ಸುಗ್ರೀವೇ ನ ಅಂಗದೆ ನಾಪಿ ರಾಘವೇ ಆರ್ಯ ಸಂದರ್ಶಿತ ಸ್ನೇಹ ಯಥಾ ವಾಯುಸುತೆ ಪರಹ ಎಲ್ಲ ಬಿಟ್ಟು ಅವನನ್ನು ಕೇಳ್ತೀರಿ ಅದಕ್ಕೆ ಮತ್ತೆ ಹೇಳಿದ ಅವನು ಜಾಂಬವಂತ ತಸ್ಮಿನ್ ಜೀವತಿ ವೀರೇತು ಹತಮವ್ಯ ಬಲಂ ಅವನು ಬದುಕಿದ್ರೆ ಉಳಿದವರು ಸತ್ತವರನ್ನೂ ಬದುಕಿಸುವಲ್ಲ ಭವಾನ್ ಜೀವಾತವೇ ಸ್ಮಾಕಂ ಕಿಷ್ಕಿಂದಾಕಾಂಡದ ಕೊನೆಯಲ್ಲಿದೆ ಮಾತು ಸಂಜೀವರಾಯ ಅಂತ ಹೆಸರು ಅವನಿಗೆ ಎಬ್ಬಿಸಬಲ್ಲವನು ಅಸಾಧ್ಯವನ್ನು ಸಾಧ್ಯ ಮಾಡಬಲ್ಲವನು ಹಾಗಿದ್ರೆ ಹುಡುಕಿ ನೋಡ್ಕೋವ ಅಲ್ಲೆಲ್ಲ ಹುಡುಕಿದ್ರು ಹನುಮಂತ ಸಿಕ್ಕಿದ ಅವನು ಒಂದು ಕಡೆ ಎಲ್ಲೋ ಕೂತಿದ್ದ ಬಿದ್ದಿದ್ದ ಆಪತ್ಕಾಲದಲ್ಲಿಯೂ ಅವನಿಗಿದ್ದಿದ್ದು ಒಂದೇ ಮಂತ್ರ ರಾಮ ಮಂತ್ರ ಜಪ ಮಾಡ್ತಾ ಇದ್ದಾನೆ ಜಾಂಬುವಂತ ಕರೀತಾನೆ ಬಾಂದ್ರು ಕರ್ಕೊಂಬಂದ್ರು ಜಾಂಬುವಂತ ಸುಷೇಣನನ್ನ ಕರೆದ ಏನ್ ಮಾಡಬೇಕು ತುಂಬಾ ಅರ್ಜೆಂಟ್ ಆಗಿದೆ ಒಂದು ಔಷಧಿ ತಗೊಂಡ್ಬರಬೇಕು ಎಲ್ಲಿ ಹಿಮವತ್ ಪರ್ವತದಲ್ಲಿದೆ ಅರ್ಜೆಂಟ್ ಇವರಿರೋದು ಲಂಕೆಯಲ್ಲಿ ಹಿಮವಂತಂ ನಗಶ್ರೇಷ್ಠಂ ಹನುಮಾನ್ ಗಂತು ಅಲ್ಲಿ ಕೆಲವು ಮೂಲಿಕೆಗಳಿವೆ ಮೃತ ಸಂಜೀವಿನಿ ಚೈವ ವಿಶಲ್ಯಕರಣೀಮಪಿ ಮೂವತ್ಮೂರನೇ ಶ್ಲೋಕ ಸಾವರಣ್ಯಕರಣೀಂಚೈವ ಸಂಧಾನಕರಣೀಂ ತಥಾ ಮುಂದಿನ ಅಧ್ಯಾಯದಲ್ಲಿ ಅವತ್ತು ಹೇಳಿದ್ದೆ ಮೃತರನ್ನ ಎಬ್ಬಿಸಬಲ್ಲದ್ದು ಮೃತ ಸಂಜೀವಿನಿ ವಿಶಲ್ಯಕರಣೀ ಆಯುಧಗಳು ಬಾಣ ಮನುಷ್ಯ ಚುಚ್ಚಿಕೊಂಡಿದ್ರೆ ಅದನ್ನು ತೆಗೆಯತಕ್ಕಂಥ ಔಷಧಿಗಳು ಸಾವರಣ್ಯಕರಣೀಂ ಬಣ್ಣ ಕೆಟ್ಟಿದ್ರೆ ಬಣ್ಣ ಸರಿ ಮಾಡುವುದು ಸಂಧಾನಕರಣೀಂ ಚರ್ಮ ಕೊಚ್ಚಿದ್ರೆ ಅದನ್ನ ಜಾಯಿಂಟ್ ಮಾಡುವುದು ಇದೆಲ್ಲ ಮೂಲಿಕೆಗಳು ಕೈಯಲ್ಲಿ ಹೊಸಕಿ ಆ ಸೊಪ್ಪು ರಸವನ್ನು ಮೈಗೆ ಹುಯಿದು ಬಿಟ್ರೆ ಕೆಲಸ ಆಗ್ತಿತ್ತು ಅದರಲ್ಲಿ ಮೃತ ಸಂಜೀವನಿ ಆ ಮೂಲಿಕೆಯನ್ನ ಕೈಯಲ್ಲಿ ಹೊಸಕಿ ಮೂಗಿಗೆ ಹಿಡಿದು ಬಿಟ್ಟರೆ ಎದ್ದು ಕೂತು ಬಿಡುತ್ತಿದ್ರು ಅಂತ ಔಷಧಿ ಎಲ್ಲಿದೆ ಹೇಳಿ ನನಗೆ ಗೊತ್ತಿಲ್ಲ ಇರೋದನ್ನು ಹೇಳ್ತೇನೆ ಅದಿಂತಿಂತ ಆ ಕಡೆ ಇದೆ ಹೋಗ್ಬಾ ಅದನ್ನು ಗೊತ್ತಾಗತ್ತೆ ಹೇಗೆ ತಿಳಿಯುವುದು ಲೇ ರಾತ್ರಿ ಹೊತ್ತು ಆ ಔಷಧಿಗಳು ನಿದ್ದೆ ಮಾಡುವುದಿಲ್ಲ ಕಾಣೋ ಎಲೆಗಳು ಮಿಂಚುತ್ತವೆ ಮಿಂಚುವುದ್ರ ಮೇಲೆ ಹಿಡ್ಕೊಂಡು ಬಾ ಇಷ್ಟೇ ತಾನೇ ಅಂತ ಹನುಮಂತ ಗೊತ್ತಿಲ್ಲದೆ ಪದಾರ್ಥ ಎಲ್ಲ ಹುಡುಕಬೇಕಾದ್ರೆ ಹನುಮಂತ ಯಾವಾಗಲೂ ರಾಮಾಯಣದಲ್ಲಿ ನೋಡದೆ ಭರತನನ್ನ ನೋಡದೆ ಸೀತೆಯನ್ನ ನೋಡದೆ ಮೂಲಿಕೆಗಳನ್ನ ನಮಸ್ಕೃತ್ವಾತ ರಾಮಾಯ ಇದೆಯಲ್ಲ ರಾಮ ನಮಸ್ಕಾರ ಹಾಕಿದ್ರೆ ಯಾವುದು ಅಸಾಧ್ಯ ನಮಗೆ ಆ ಮಹಾವಿಶ್ವಾಸ ಅವನಿಗೆ ಮಾರುತಿ ಭೀಮ ವಿಕ್ರಮ ರಾಘವಾರ್ಥೆ ಪರಂಕರ್ಮ ಸಮೀಹತ ಪರಂತಪ ಒಂದು ನೆಗತಕ್ಕೆ ನೆಗೆದ ಹಿಮೋತ್ ಪರ್ವತಕ್ಕೆ ಹಿರ್ಮೋತ್ ಪರ್ವತ ಅಂದ್ರೆ ಈ ಕಡೆಯಿಂದ ಆ ಕಡೆ ತನಕ ಇದೆ ಎಲ್ಲಿದೆ ಈ ಮೂಲಿಕೆ ಧ್ಯಾನ ಮಾಡಿದ ಒಂದು ಹಂಚು ಮನಸ್ಸಲ್ಲಿ ಬಂತು ಇಲ್ಲೇ ಇರಬೇಕಿದ್ರೆ ಅವನಲ್ಲೆಲ್ಲ ಓಡಾಡಿದ್ದವನು ಹನುಮಾನ್ ಚಟಿ ಕಡೆ ಗಂಧಮಾದನ ಪರ್ವತ ಹನುಮಂತ ಇವುಗಳು ನಿತ್ಯವಾಸ ಮಾಡುವ ಜಾಗ ಬದ್ರಿನಾಥ ಕ್ಷೇತ್ರ ಅದು ಸುತ್ತಮುತ್ತ ಅವನ ಜಾಗ ಹುಟ್ಟಿದ್ದು ಕರ್ನಾಟಕದಲ್ಲಿ ಬೆಳೆದದ್ದ ತಿರುಪತಿಯಲ್ಲಿ ಓಡಾಡಿದ್ದ ಎಲ್ಲಾ ಬೆಟ್ಟಗಳಲ್ಲಿ ಕೊನೆಯಲ್ಲಿ ನಿತ್ಯವಾಸ ಮಾಡುವುದು ಗಂಧಮಾದನ ಪರ್ವತ ಇಲ್ಲಿ ಜೋಶಿ ಮಠದ ಸಮೀಪ ಗಂಗೋತ್ರ ಯಮುನೇತ್ರ ತಿರುಗ್ತಿರಲ್ಲ ಅದು ಹನುಮಾನ್ ಚಟಿ ಹನುಮಂತ ವಾಸ ಮಾಡತಕ್ಕಂತಹ ಜಾಗ ಅದು ಅಲ್ಲಿಂದ ಹೋದ ಕತ್ಲಾಗಿಬಿಟ್ಟಿದೆ ಔಷಧಿಗಳನ್ನು ನೋಡಿದ ಬಂದು ಕಣ್ಣಿಗೆ ಬೀಳಲಿಲ್ಲ ಅವನು ಹೇಳಿದ ರೇ ಔಷಧಿ ದೇವತೆಗಳಿರ ರಾಮನ ಕೆಲಸಕ್ಕೋಸ್ಕರ ಬಂದಿದ್ದೇನೆ ನಿಮಗೆ ಕನಿಕರ ಬೇಡವೇ ನನ್ನ ಮೇಲೆ ಕಿಮೇತ ದೇವಂ ಸುಮಿನಿಶ್ಚಿತಂತೆ ಯದ್ರಾಘವೇನಾಸಿ ಕೃತಾನುಕಂಪ ನಿಮಗೆ ಔಷಧಿ ಶಕ್ತಿ ಕೊಟ್ಟವನೇ ಆ ರಾಮಚಂದ್ರ ಭಗವಂತ ಅವನಲ್ಲಿ ಉಪಕಾರ ಬುದ್ಧಿ ಬೇಡವೇ ನಿಮಗೆ ಔಷಧಿಗಳೇನು ಮಾತಾಡಲಿಲ್ಲ ಅವಕ್ಕೇನು ಹೊರ ಇತ್ತು ಪಾಪಿಗಳು ಕಣ್ಣಿಗೆ ಬೀಳಬಾರದು ಅದರಿಂದ ಯಾರಾದರೂ ಅವರಾಗಿ ಬಂದು ಪತ್ತೆ ಮಾಡಿ ತಗೊಂಡು ಹೋಗೋ ತನಕ ನೀವಾಗಿ ತೋರಿಸ್ಕೋಬೇಡಿ ಅಂತ ಹೇಳಿದ್ರಿಂದ ಇವನ್ ಯಾವ ಹನುಮಂತನೋ ರಾಕ್ಷಸನೋ ಯಾರಿಗೆ ತಗೊಂಡು ಹೋಗ್ತಾನೋ ಏನೋ ಅಂತ ಕಣ್ಣಿಗೆ ಬೀಳಲಿಲ್ಲ ಕೋಪ ಬಂದ್ಬಿಡ್ತು ಸತಸ್ಯ ಶೃಂಗಂ ಸನಗಂ ಸನಾಗಂ ಸಕಾಂಚನಂ ಧಾತು ಸಹಸ್ರಜಿಟ್ಟಂ ಜ್ವಲಿತಾಗ್ರಸಾನು ಪ್ರಗೃಹ್ಯ ವೇಗಾತ ಸಹಸ್ವರ್ಣಮಾಥ ಆ ಬೆಟ್ಟದ ಶಿಖರವನ್ನೇ ಅನಾಮತ್ತಾಗಿ ಕಿತ್ತ ನಿನ್ನೆ ಒಂದು ಫೋಟೋ ಲ್ಯಾಮಿನೇಷನ್ಗೆ ತಗೊಂಡಿದ್ದಾರೆ ನಮ್ಮ ಪಡಿಯಾರವರು ಅದೇ ಘಟ್ಟಕ್ಕೆ ಸರಿಯಾಗಿ ಬಂದಿದೆ ನೋಡಿ ಅದು ಸಂಜೀವನ ಪರ್ವತವನ್ನೇ ಮೇಲಕ್ಕೆ ಹತ್ತಿಬಿಟ್ಟ ಅನಾಮತ್ತಾಗಿ ಅದರಲ್ಲಿ ಆನೆಗಳಿದ್ದುವಂತೆ ಅದರಲ್ಲಿ ಹಾವುಗಳಿದ್ದವು ಸನಗಂ ಸನಾಗಂ ಎಷ್ಟೊಂದು ಮರಗಳು ಕಾಂಚನಂ ಧಾತು ಸಹಸ್ರ ಜುಟ್ಟಂ ಬಂಗಾರದ ಅದಿರುಗಳು ಒಳಗಡೆ ಇದ್ದವು ವಿಕೀರ್ಣ ಕೂಟ ಜ್ವಲಿತಾಗ್ರಸಾನು ಆ ಶಿಖರಗಳು ಥಳಥಳ ಹೊಳಿತಾ ಇದ್ದು ಪ್ರಗೃಹ್ಯ ವೇಗಾತ ಸಹಸೊಮ್ಮ ಮಾಥ ಅಷ್ಟೊತ್ತಿಗೆ ಬೆಳಗ್ಗೆ ಆಯಿತು ಓಡ್ತಾ ಇದ್ದಾರೆ ಅಯ್ಯೋ ಯುದ್ಧ ಭೂಮಿಲಿ ಏನು ಕಥೆ ಆಗಿದೆಯೋ ಅಂತ ಸೂರ್ಯನಿಗೆ ಪ್ರತಿದ್ವಂದಿಯಾಗಿ ಇನ್ನೊಬ್ಬ ಸೂರ್ಯ ಬಂದುಬಿಟ್ನೋ ಎಂಬುವಂತೆ ಒಂದೇ ಸಮ ಆಹಾರ್ಥ ರಾಮಲಕ್ಷ್ಮಣರು ಯುದ್ಧ ಭೂಮಿಯಲ್ಲಿ ಎಲ್ಲಿ ಬಿದ್ದಿದ್ದರೋ ಆ ಜಾಗಕ್ಕೆ ಬಂದು ಕೂಡಲೇ ಈ ಬೆಟ್ಟದ ಶಿಖರದಲ್ಲಿದ್ದ ಔಷಧಿಯ ಪ್ರಭಾವದಿಂದ ಗಂಧಮಾಗ್ರಾಯ ಮಹೌಷಧೀನ ಸತ್ತು ಬಿದ್ದಿದ್ದವರಲ್ಲಿ ಎದ್ದು ಕೂತೇ ಬಿಟ್ರು ಅವನು ಬೆಟ್ಟ ತಗೊಂಬರೋ ಹೊತ್ತು ಎಲ್ಲ ಎದ್ದು ಕೂತಿದ್ದಾರೆ ಹಣೆ ಚಚ್ಚಿಕೊಂಡ ನನ್ನ ಯಾಕೆ ಕಳಿಸಿದ್ರಿ ಮತ್ತೆ ಅಲ್ಲಿ ಎಲ್ಲ ಎದ್ದು ಕೂತಿದ್ದಾರಲ್ಲ ಇಲ್ಲಪ್ಪ ನೀ ತಗೊಂಬಂದೆ ಅಂತ ಎದ್ದಿದ್ದಾರೆ ಈಗೇನು ಮಾಡುವುದು ಅದೆಲ್ಲಿತ್ತು ಅಲ್ಲೇ ಇಟ್ಟು ಬಂದ್ರು ಒಳ್ಳೆ ನೀವು ಬುದ್ಧಿ ಇಲ್ಲ ಅಂತ ನಾವು ಹೇಳಬಾರ್ದು ಅದು ಅಲ್ಲೇ ಇದ್ರೆ ಅದರ ಮಹಿಮೆಯಿಂದ ಸತ್ತ ರಾಕ್ಷಸರು ಎದ್ದು ಕೂತ್ಕೊಂಡು ಏನು ಮಾಡುವುದಾದ್ದರಿಂದ ಹಾಗಿದ್ರಲ್ಲಿ ಔಷಧಿ ತರೋ ಹೊತ್ತಿಗೆ ರಾಕ್ಷಸರಿರಲಿಲ್ಲವೇ ಅಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ವಾಲ್ಮೀಕಿ ಎಷ್ಟು ಚಾಣಾಕ್ಷರು ಏ ಹನ್ಯಂತೆ ಎರಣೇ ತತ್ ರಾಕ್ಷಸ ಕುಂಜರೈ ಪ್ರತಿ ದಿವಸ ಯುದ್ಧದಲ್ಲಿ ಯಾರ್ಯಾರು ಸಾಯ್ತಾ ಇದ್ರೋ ವಾನರ ವೀರದ ಕೈಗೆ ಸಿಕ್ಕು ಹತಾಹತಾಸ್ತು ಕ್ಷಿಪ್ಯಂತೆ ಸರ್ವಯೇವತು ಸಾಗರೇ ಹತ ಅಹತಾಸ್ತು ಸತ್ತವರು ಇನ್ನೂ ಜೀವ ಇದ್ದು ಬರೀ ಕೈಯೋ ಕಾಲೋ ಕಳ್ಕೊಂಡವರು ಚಿಕಿತ್ಸೆ ಡಾಕ್ಟರ್ಗಳಿರಲಿಲ್ಲ ಲಂಕೆಯಲ್ಲಿ ಎಲ್ಲಿ ಡಾಕ್ಟರ್ಗಳಿಲ್ಲ ಅದ ಲಂಕೆ ಹಾಗೆ ತಿಳ್ಕೋಬೇಕು ಒಂದು ಸ್ವಲ್ಪ ಅವರ ಅವ್ರನ್ನ ಯಾರು ಸೇವೆ ಮಾಡ್ತಾ ಇನ್ನು ಕೊನೆ ತನಕ ಪೆನ್ಷನ್ ಕೊಟ್ಕೊಂಡಿರೋರು ಅಂತ ಅವ್ರನ್ನೆಲ್ಲ ಎಳೆದು ಸಮುದ್ರಕ್ಕೆ ಸ್ವಚ್ಛ ಮಾಡಿ ಗೂಡಿಸಿ ಬರ್ತಿದ್ರು ಫಾಲ್ಗುನ ಶುಕ್ಲ ತ್ರಯೋದಶಿ ದಿವಸ ಹನುಮಂತ ಸಮುದ್ರ ಲಂಘನ ಮಾಡಿದ ಕೃಷ್ಣ ಪಕ್ಷ ಪ್ರಥಮೆ ದಿವಸ ಆ ಕಡೆಯಿಂದ ಸೈನ್ಯ ಹೊರಟಿತು ಈಗ ಇನ್ನೇನು ಅಷ್ಟಮಿ ದಿವಸ ಬರ್ತಾ ಇದೆ ಫಾಲ್ಗುಣ ಮಾಸ ಅಮಾವಾಸ್ಯೆಗೆ ಸರಿಯಾಗಿ ರಾವಣನ ಮರಣ ಪಂಚಮಿ ದಿವಸಕ್ಕೆ ರಾಮಚಂದ್ರ ಭರದ್ವಾಜಾಶ್ರಮಕ್ಕೆ ಬರ್ತಾನೆ ಸಪ್ತಮಿ ದಿವಸ ರಾಮಚಂದ್ರ ಸ್ವಾಮಿಯ ಪಟ್ಟಾಭಿಷೇಕ ಎಲ್ಲ ಲೆಕ್ಕ ಕೊಟ್ಟಿದ್ದಾರೆ ವಾಲ್ಮೀಕಿ ಅದೆಲ್ಲ ಗೋವಿಂದರಾಜರು ಹೆಕ್ಕಿ ತೆಗೆದು ಕರೆಕ್ಟ್ ಕೊಟ್ಟಿದ್ದು ರಾಮ ಪಟ್ಟಾಭಿಷೇಕ ಆಗಿದ್ದು ಸಪ್ತಮಿ ದಿವಸ ಜ್ಞಾಪಕ ಇಟ್ಕೊಳ್ಳಿ ಎಲ್ಲ ಎದ್ದು ಕೂತರು ರಾಕ್ಷಸರಿಗಿದ್ದು ಬೆನಿಫಿಟ್ ಆಗಲಿಲ್ಲ ಉತ್ಸಾಹ ಬಂದ್ಬಿಡ್ತು ಅವರೆಲ್ಲ ಒಬ್ಬರೊಬ್ಬರು ನೋಡಿಕೊಂಡ್ರು ಈ ರಾತ್ರಿ ಎಲ್ಲ ಮಲಗಿದ್ದಾರೆ ಲಂಕೆಯಲ್ಲಿ ಪಾಪಿಗಳು ನಾವೇನು ಮಾಡಬೇಕು ಒಬ್ಬ ಇನ್ನೊಬ್ಬನಿಗೆ ಹೇಳ್ದ ಆ ಹನುಮಂತ ಲಂಕೆ ಸುಟ್ಟನಲ್ಲ ನಾವು ಒಬ್ಬೊಬ್ಬರು ಅದನ್ನು ಮಾಡಲಿಲ್ಲ ಅಂತ ಬಯಸ್ಕೋತಾ ಇದ್ದೇವೆ ಮನೆಗೆ ಹೋಗಿ ಅವನೊಬ್ಬನೇ ಊರು ಸುಟ್ಟ ನೀವೇನು ಮಾಡಿದ್ರಿ ಈಗೆಲ್ಲರೂ ಎಲ್ಲರೂ ಸೇರಿ ಲಂಕೆಯನ್ನು ಸುಡೋಣ ಎಂಬುದಾಗಿ ರಾತ್ರಿ ಕೊಳ್ಳಿಗಳನ್ನು ತಯಾರು ಮಾಡಿಕೊಂಡು ಎಲ್ಲರೂ ಊರನ್ನು ಲೂಟಿ ಮಾಡ್ತಾ ಇದ್ದಾರೆ ಇಡೀ ಲಂಕೆ ಎರಡನೇ ಸಲ ಎಲ್ಲೆಲ್ಲಿ ರಿಪೇರಿಯಾಗಿತ್ತೋ ಅದೇ ವರ್ಣನೆ ಏನು ಹೇಳಿ ಇಡೀ ಊರು ಮತ್ತೆ ಸುಟ್ಟಿತು ಹಾಹಾಕಾರ ಮೇಲೆ ಕೆಳಗೆ ಬೀಳ್ತಾ ಇದ್ದಾರೆ ರಾವಣನ ಬೈತಾ ಇದ್ದಾರೆ ಜನ ಅರ್ಧರಾತ್ರಿಯಲ್ಲಿ ಭೇರಿ ಶಂಖ ನಿನಾದ ಕೇಳಿ ರಾವಣ ಇದೇನಿದೋ ಇಂದ್ರಜಿತು ನೀನೇನ್ ಮಾಡಿದ್ಯೋ ಅಂದ ನಾ ಸರಿಯಾಗಿ ಮಾಡಿದ್ದೇನೆ ಅವ್ರೇನೋ ಮಾಡಿಕೊಂಡಿರಬೇಕು ನಾನೇನ್ ಮಾಡಲಿಂದ ಆಗ ಬೆಳಗ್ಗೆ ಆಗೋ ಹೊತ್ತಿಗೆ ಕುಂಭ ನಿಕುಂಭ ಎಂಬ ಕುಂಭಕರ್ಣನ ಮಕ್ಕಳನ್ನು ಕಂಪನನೆಂಬ ಇನ್ನೊಬ್ಬ ಪುತ್ರನನ್ನು ತಮ್ಮನ ಮಕ್ಕಳನ್ನ ಒಬ್ಬರು ತಪ್ಪ ಒಬ್ಬರನ್ನು ಪಟ್ಟಾಭಿಷೇಕ ಮಾಡಿ ಯುದ್ಧ ಭೂಮಿ ಕಳಿಸ್ತಾನೆ ರಾವಣ ಅವರೆಲ್ಲರನ್ನು ಅಂಗದಾಸರಿ ಮಾಡಿದ ಕುಂಭಕರ್ಣನ ಮಗಾಯಿತು ಇವ ಮಕರಾಕ್ಷ ಬಂದ ಅಷ್ಟಸಪ್ತತಿ ತಮಃ ಎಪ್ಪತ್ತೆಂಟನೇ ಸರ್ಗಕ್ಕೆ ಬಂದಿದ್ದೇನೆ ನಾನು ಮಕರಾಕ್ಷ ಮಕರ ಕಣ್ಣನ್ ಕಂಬರಾಮಾಯಣದಲ್ಲಿ ನಿಮಗೆ ಮಕರಾಕ್ಷ ಮಕರ ಕಣ್ಣನ್ ಅಂತ ಹೆಸರಿಟ್ಟಿದ್ದಾರೆ ಏನು ಅದ್ಭುತ ಅದು ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ ಕಂಬರಾಮಾಯಣ ಕೆಳಗಿಡೋಕೆ ಮನಸ್ಸು ಬರೋದಿಲ್ಲ ಲಲಿತವಾದ ಪದ್ಯಗಳಲ್ಲಿ ಭಯಂಕರವಾದ ಯುದ್ಧ ವರ್ಣನೆ ಇವನು ಯಾರು ಇವನು ಖರಾಸುರನ ಪುತ್ರ ಜನಸ್ಥಾನದಲ್ಲಿ ಖರ ರಾಮನ ಕೈ ಸತ್ತಿದ್ನಲ್ಲ ಅವನ ಮಗ ಇವನು ಇವನು ಯುದ್ಧ ಭೂಮಿಗೆ ಬಂದ ಆ ರಾಮ ಎಲ್ಲಿ ರಾಮ ಎಲ್ಲಿ ಅಂತ ಕೇಳ್ತಾ ಬಂದ ಏಯ್ ನಾವೆಲ್ಲ ಮನುಷ್ಯರು ನಾವೆಲ್ಲ ಕಪಿಗಳಲ್ಲಿ ಏನೋ ವೀರ್ ರಾಮ್ ಜೊತೆ ಯುದ್ಧ ಮಾಡು ಇಲ್ಲ ಇಲ್ಲ ನಮ್ಮ ತಂದೆಯನ್ನು ಕೊಂದಿದ್ದಾನೆ ನಾವು ಸೇಡ್ ತೀರಿಸ್ಕೋಬೇಕು ಅಂತ ಯುದ್ಧ ಭೂಮಿಗೆ ಬಂದ ರಾಮನೆದುರಿಗೂ ನಿಂತ ಆ ಯುದ್ಧದಲ್ಲಿ ಅವನೂ ಸತ್ತ ಇನ್ನೇನು ಹೇಳಲಿ ಕಥೆಯನ್ನ ಆಮೇಲೆ ಪುನಃ ರಾವಣ ಜೊತೆಗೆ ಹೇಳಿದ ಮಗು ನೀ ಇಡೀ ಪೂರ್ವ ದಿಕ್ಕನ್ನು ಗೆದ್ದವನು ಇಂದ್ರನನ್ನ ಗೆದ್ದವನು ಈ ರಾಮ ಲಕ್ಷ್ಮಣನ ನಿನಗೆ ಅಂದ್ರೆ ಏನೇ ಅಂತ ಛೇಡಿಸಿದಾಗ ಅಪ್ಪ ಯೋಚನೆ ಬಿಡು ನಾ ಮಾಡ್ತೇನೆ ಅಂತ ಅವನು ಮಾಯಾ ಯುದ್ಧವನ್ನು ಬೀಸ್ತಾನೆ ನಿಕುಂಭಿಲಾ ಕ್ಷೇತ್ರಕ್ಕೆ ಹೋಗಿ ಒಂದು ಯಾಗವನ್ನು ಮಾಡಬೇಕು ಅದಕ್ಕೆ ಅವನಿಗೆ ಟೈಮ್ ಬೇಕಾಗಿತ್ತು ಟೈಮ್ ಗೇನಿಂಗ್ ಟ್ಯಾಕ್ಟಿಕ್ಸ್ ಮಾಡಿದ ಆ ಮಾಯಾ ಯುದ್ಧದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಮಾಯಾ ಸೀತೆಯನ್ನು ತಯಾರು ಮಾಡಿ ಸೀತಾದೇವಿಯಂತೆಯೇ ಕಾಣುವಂತಹ ಒಂದು ಮಾಯಾಕೃತಿ ಲಂಕೆಯಲ್ಲೇ ಒಬ್ಬ ಸ್ತ್ರೀಗೆ ಅದೇ ವೇಷ ಗೀಷ ಹಾಕಿದ್ರು ಮಾಯಿಂದ ಹೇಗೆ ಸೃಷ್ಟಿ ಮಾಡಿದ್ರು ಅವರೇ ಗೊತ್ತಿಲ್ಲ ಅವಳನ್ನು ಹಿಡ್ಕೊಂಡು ಮುಂದೆ ಜುಟ್ಟು ಸಮೇತ ಲಂಕೆಯ ಉತ್ತರ ದ್ವಾರದಲ್ಲಿ ರಾಮ ಲಕ್ಷ್ಮಣ ಹನುಮಂತ ನಿಂತಿದ್ದ ಜಾಗದಲ್ಲಿ ಇಂದ್ರಜಿತ್ ಹೇಳ್ದ ಇದೇ ಸೀತೆ ಅವಳಿಗೋಸ್ಕರ ನೀವೆಲ್ಲ ಬರ್ತಾ ಇದ್ದೀರಿ ಇವತ್ತು ಯುದ್ಧ ಮುಗಿಸ್ಬಿಡ್ತೇನೆ ಇವಳು ಬದುಕಿದ್ರೆ ತಾನೇ ಇಷ್ಟು ಅಂತ ಹೇಳಿ ಅವಳನ್ನು ತಲೆಯನ್ನು ಕಡಿದು ತುಂಡು ಹಾಕಿದ ಮಾಯಾ ಸೀತೆ ಸತ್ತು ಹೋದಳು ರಾಮ ತಲೆ ಜಚ್ಚಿಕೊಂಡ ಅಯ್ಯೋ ಈ ಸೀತೆನೇ ಹೋಗಿಬಿಟ್ರೆ ಯುದ್ಧ ಯಾರಿಗೆ ಅಪ್ಪಡಿವಾ ವೈಕಿ ಇಂದ್ರಜಿತ್ ಅದೇ ಬೇಕಾಗಿತ್ತು ಲಕ್ಷ್ಮಣನೂ ಮೋಹಗೊಂಡ ಆಶ್ಚರ್ಯ ಹನುಮಂತನೂ ಮೋಹಗೊಂಡ ಮಾಯೆಗೆ ದೂರವಾಗಿದ್ದ ಹನುಮಂತನಿಗೂ ಲೇ ಬಾಡಕಣೋ ಶ್ರೀವಧೆ ರಾಮಪತ್ನಿಯನ್ನು ಕೊಲ್ಲಬೇಡ ಒಂದು ಧರ್ಮದ ಮಾರ್ಗದಲ್ಲಿ ಬಾ ಎಷ್ಟು ಹೇಳಿದ್ರೂ ಕೇಳಲಿಲ್ಲ ಎಲ್ಲರೂ ತುಂಬ ಬೇಜಾರು ಮಾಡಿಕೊಂಡು ಶಿತಧಾರೇಣ ಖಡ್ಗೇನ ನಿಜಗಾನ ಇಂದ್ರಜಿತ್ ಸ್ವಯಂ ಯಜ್ಞೋಪೀತ ಮಾಧೂಯ ಜನವರ ಹಾಕೊಳ್ಳೋ ರೀತಿಯಲ್ಲಿ ಬಲಗಡೆ ಹೀಗೆ ಹೊಡೆದು ಇಲ್ಲಿಂದ ಹೀಗೆ ತಲೆ ತುಂಡಾಗಿ ಮಾಯಾ ಸೀತೆ ಸತ್ತು ಹೋದಳು ಎಲ್ಲರೂ ದುಃಖಪಟ್ಟರು ಅಷ್ಟರಲ್ಲಿ ದೂರದಲ್ಲೆಲ್ಲೋ ಇದ್ದ ವಿಭೀಷಣ ಅವನು ಬಂದ ಏನಾಯಿತು ಏನಾಯಿತು ಯುದ್ಧ ಯಾಕೆ ನಿಂತು ಸೀತೆನ ಹೋಗ್ಬಿಟ್ಲು ಇನ್ನೇನು ಯುದ್ಧ ಮಾಡೋದು ಹತ್ರ ಬಂದು ಹೇಳಿದ ರಾಮ ಇದನ್ನು ನಂಬಬೇಡ ಇದು ನಮ್ಮವರ ಮೋಸ ಇದು ಇದು ಇಂದ್ರಜಿತ್ ಮಾಡಿದ ಕೆಲಸ ನಿಕುಂಬೆಲೆ ಅಂತ ಒಂದು ಯಾಗ ಮಾಡ್ತಾ ಇದ್ದಾನೆ ಆ ಯಾಗ ಪೂರ್ತಿ ಆದರೆ ಅಗ್ನಿಯನ್ನು ವಶ ಮಾಡಿಕೊಳ್ಳುವಂತಹ ಇದು ಆಭಿಚಾರಿಕ ಅಥರ್ವವೇದೀಯ ಹೋಮ ಈಗ ಯಾರಿಗಾರು ಗೊತ್ತಿದ್ರೆ ಏನು ಗತಿಯಾಗುತ್ತೆ ನೋಡಿ ಲಂಕೆಯ ಹತ್ರ ಇವರು ಬೆಳೆಸಿದ್ದು ಒಂದು ತೋಟ ಅದಕ್ಕೆ ನಿಕುಂಭಿಲಾವನ ಅಂತ ಹೆಸರು ಈ ಕುಂಭ ಶಬ್ದ ಬಹಳ ಬರುತ್ತೆ ಇದು ಕುಂಭ ಕುಂಭಿಲ ನಿಕುಂಭ ಕುಂಭಕರ್ಣ ಈ ಕುಂಭ ಶಬ್ದಕ್ಕೆ ಏನೋ ವಿಶೇಷ ಅರ್ಥ ಇರಬೇಕು ರಿಸರ್ಚ್ ಮಾಡಿ ತೆಗಿಬೇಕು ರಾಮ ನನ್ನ ಕಣ್ಣು ಕೊಟ್ಟಿಲ್ಲ ಅದನ್ನ ಆ ತೋಡ ಹೇಗಿತ್ತು ಪೂರ್ತಿ ನೆರಳು ಒಳಗಡೆ ಒಂದು ಸೂರ್ಯನ ರಶ್ಮಿ ಬೀಳು ಹಾಗಿರಲಿಲ್ಲ ದಟ್ಟವಾದ ನೆರಳಿರ್ತಕ್ಕಂತಹ ತೋಟದಲ್ಲಿ ಸರ್ಪಗಾವಲು ಸೈನ್ಯ ಹಾಕಿದ್ದಾರೆ ವಾಲ್ಮೀಕಿ ಅದನ್ನು ಸ್ವಲ್ಪವೇ ವರ್ಣನೆ ಮಾಡಿದರು ಆ ಸುತ್ತ ಇದ್ದ ಪಡೆ ಎಷ್ಟು ಭಯಂಕರವಾಗಿತ್ತು ನಿಮಗೆ ಕಂಬರಾಮಾಯಣದಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಇವನು ಸ್ನಾನ ಗೀನ ಮಾಡಿ ಮಡಿ ಉಟ್ಕೊಂಡು ರೇಷ್ಮೆ ವಸ್ತ್ರ ತಾನೇ ಪುರೋಹಿತ ತಾನೇ ಹೋಮ ಮಾಡೋನು ತಾನೇ ಅಧ್ವರ್ಯು ತಾನೇ ಬ್ರಹ್ಮ ಎಲ್ಲ ತಾನೇ ಅಗ್ನಿಯನ್ನು ವಶ ಮಾಡ್ತಾ ಇದ್ದಾನೆ ಪೂರ್ಣಾಹುತಿ ಕೊಡುವುದಕ್ಕೆ ಹೊರಟೋಗಿದ್ದಾರೆ ಅಷ್ಟರಲ್ಲಿ ಆ ಪೂರ್ಣಾಹುತಿ ಇನ್ನೇನು ಮುಗಿದು ಮೇಲಿನಿಂದ ಅಗ್ನಿದತ್ತವಾದ ರಥ ಕುದುರೆ ಕವಚ ಬಿಲ್ಲು ಬಾಣ ಎಲ್ಲ ಬರ್ತಾ ಇದೆ ಇವನಿಗೆ ಅದೇನಾದರೂ ಕೈಗೆ ಸಿಕ್ಕಿದ್ರೆ ಯುದ್ಧ ಮುಗಿಯೋ ತನಕ ಅಂತರ್ಧಾನನಾಗಿ ಯಾರ ಕಣ್ಣಿಗೂ ಬೀಳದೆ ಇಡೀ ಸೈನ್ಯವನ್ನು ಬಿನ್ ಮುಗಿಸ್ತಾ ಇದ್ದ ಎಲ್ಲಿದ್ದೀನಿ ಅಂತ ಗೊತ್ತಾಗದೆ ಇರೋ ರೀತಿಯ ಒಂದು ಆ ಶಕ್ತಿ ನಿಕುಂಬಿಲ ಯಾಗಕ್ಕಿತ್ತು ಅವನು ಯಾಗ ಪೂರ್ತಿ ಮಾಡೋರೊಳಗೆ ಹೋಗಿ ಅವನನ್ನು ಮುಗಿಸ್ಬೇಕು ರಾಮ ಅಂತ ಹೇಳಿದ ವಿಭೀಷಣ ಸರಿ ಏನ್ ಮಾಡಬೇಕು ಮಾಡು ಅಂದ್ರೆ ಇಲ್ಲ ನಿನ್ನ ಕೈಲಾಗೋದಿಲ್ಲ ಇದಕ್ಕೆ ಲಕ್ಷ್ಮಣನೇ ಬೇಕು ಕಳುಹಿಸು ಎಂಬುದಾಗಿ ಅಲ್ಲಿ ಲಕ್ಷ್ಮಣನ್ ಕೊಂಡಾಡ್ತಾರೆ ಕಮರಾಮಾಯಣದಲ್ಲಿ <coughs> ವಾಲ್ಮೀಕಿ ತುಂಬ ಗಂಭೀರ ಎಷ್ಟು ಬೇಕು ಅಷ್ಟೇ ಕೊಟ್ಟಿದ್ದಾರೆ ಜಾಂಬುವಂತನನ್ನು ಒಡಂಬಡಿಸಿ ಹನುಮಂತ ಮೊದಲಾದ ಕೆಲವು ಮುಖ್ಯ ವೀರರನ್ನು ಒಂದು ಸಣ್ಣ ತುಕಡಿ ತುಂಬಾ ತಯಾರಾಗಿರ್ತಕ್ಕಂತಹ ಬಾಂಧವೀರನ್ನ ಕರ್ಕೊಂಡು ಆ ನಿಕುಂಬಿಲ ತೋಟಕ್ಕೆ ಹತ್ತಿರ ಬರ್ತಾ ಇದ್ದಾರೆ ಸುತ್ತ ಇದ್ದವ್ರನ್ನೆಲ್ಲ ಧ್ವಂಸ ಮಾಡಿ ಆ ಆ ತೋಟದ ಬಾಗಿಲು ಯಾವ ಕಡೆ ಅಂತ ಗೊತ್ತಿರಲಿಲ್ಲ ಒಳಗೆ ನುಗ್ಗಿದ್ದಾರೆ ಬೇಲಿ ಗೀಲಿ ಬೇಕೆ ಎಲ್ಲ ದಾಟಿಕೊಂಡು ರಾಮಚಂದ್ರ ಲಕ್ಷ್ಮಣನಿಗೆ ಆಶೀರ್ವಾದ ಮಾಡುವ ಪ್ರಸಂಗ ಲಕ್ಷ್ಮಣ ಅಣ್ಣ ನನಗೆ ಕೇಳ್ತಾನೆ ಪ್ರಭು ನನಗೆ ಆಶೀರ್ವಾದ ಮಾಡು ನಿನ್ನ ಮಹಿಮೆಯಿಂದ ನಾನು ಗೆಲ್ತೇನೆ ಹೊರತು ನನ್ನ ಮಹಿಮೆಯಿಂದ ಅಲ್ಲ ರಾಮಪಾದವು ಉಪಸ್ಪೃಶ್ಯ ಹೃಷ್ಟ ಸೌಮಿತ್ರ ಬ್ರವೀತಿ ಎಂಬತ್ತೈದನೇ ಅಧ್ಯಾಯ ಆಮೇಲೆ ಬಿಲ್ಲು ಬಾಣ ಎಲ್ಲ ತಗೊಂಡ ಲಕ್ಷ್ಮಣನಿಗೆ ತುಂಬಾ ಹರ್ಷ ಉಂಟಾಯಿತು ರಾಮಚಂದ್ರ ಸ್ವಾಮಿ ಆಶೀರ್ವಾದ ಆ ಯುದ್ಧ ಭೂಮಿಗೆ ಹೋಗಿದ್ದಾನೆ ಯುದ್ಧ ಭೂಮಿಯಲ್ಲಿ ವೃಕ್ಷಾಂಧಕಾರ ನಿರ್ಗತ್ಯ ಜಾತಕ್ರೋಧ ಸರಾವಣಿ ಹದಿನೈದನೇ ಶ್ಲೋಕ ಮುಂದಿನ ಸರ್ಗ ಆ ಹೋಮ ಮಾಡ್ತಾ ಇದ್ದ ಜಾಗದಲ್ಲಿ ಕಪಿಗಳು ಎಲ್ಲ ಕಡೆಯಿಂದ ನುಗ್ಗಿ ಕಲಕಲರವವನ್ನು ಮಾಡ್ತಾ ಇವನಿಗೆ ಒಳಗಡೆ ಸೈನ್ಯ ಯಾರೂ ಹತ್ರ ಇರಲಿಲ್ಲ ಇಂದ್ರಜಿತ್ತಿಗೆ ಮಡಿ ಅದು ಬೇರೆ ಅವನಿರುವುದೆಂಥ ದುರಾಚಾರ ನೋಡಿದ್ದಿದ್ರೆ ಬೇರೆ ಮಡಿ ಸುಡೋದಕ್ಕೆ ಅವನಿಗೆ ಒಬ್ಬ ಬಾಡಿಗಾರ್ಡಿಲ್ಲ ಅದನ್ನು ನೋಡಿದ್ರು ವಾಹನರೆಲ್ಲ ಹೋದ್ರು ಒಬ್ಬ ತಲೆ ಕೂದಲ ಒಬ್ಬ ಕಚ್ಚೆ ಒಬ್ಬ ಹೀಗೆ ಬಾರೋ ಅಂದ ಒಬ್ಬ ಕತ್ತೀನ್ ಚುಚ್ಚಿದ ಅವನು ಚಿತ್ರಹಿಂಸೆ ಹಿಂಸೆ ಮಾಡಿದ್ರು ಎದುರುಗಡೆ ನೋಡ್ತಾನೆ ಲಕ್ಷ್ಮಣ ನಿಂತಿದ್ದಾನೆ ನೀನ್ ಯಾಕೆ ಬಂದೆ ಅವನ ಹಿಂದೆ ವಿಭೀಷಣ ಇದ್ದದ್ದನ್ನು ನೋಡಿದ ಲೇ ಇವನೇ ಮಾಡಿಕೊಟ್ಟಿದ್ದು ಟ್ರೈಟರ್ ದ್ರೋಹಿ ಇನ್ನು ಕುಂಬಳೆ ಹೆಸರೇ ಗೊತ್ತಿರಲಿಲ್ಲ ರಾಮನಿಗೆ ಈ ಜಾಗ ತೋರಿಸ್ತವ್ ನೀನೇ ಇರಬೇಕು ಇಂಥ ಕೆಲಸ ನೀವು ಮಾಡೋದೆ ಅಂತ ಚಿಕ್ಕಪ್ಪನಿಗೆ ಇವನಿಗೆ ಭಯಂಕರವಾದ ಒಂದು ಸಂವಾದ ಇದರಲ್ಲಿ ಬಹಳ ದೊಡ್ಡ ಧರ್ಮ ಸೂಕ್ಷ್ಮ ಇಟ್ಟಿದ್ದಾರೆ ಇಹತ್ವಂ ಜಾತ ಸಂವೃದ್ಧ ಎಂಬತ್ತೇಳನೇ ಅಧ್ಯಾಯ ಇಹತ್ವಂ ಜಾತ ಸಮೃದ್ಧ ಹನ್ನೊಂದನೇ ಶ್ಲೋಕ ನೋಡಿಕೊಳ್ಳಿ ಸಾಕ್ಷಾತ್ ಭ್ರಾತಾ ಪಿತುರ್ಮಮ ನೀನು ಈ ದೇಶದಲ್ಲಿ ಹುಟ್ಟಿದವನು ಲಂಕಾ ದೇಶದಲ್ಲಿ ದೇಶಭಕ್ತಿಯಲ್ವಾ ಬೇಕಾದಾಗ ನ್ಯಾಷನಲಿಸಂ ಶುರು ಮಾಡಿದ್ರು ಈಗ ದುಷ್ಟರು ನ್ಯಾಷನಲಿಸಂ ಪಾರ್ಟಿ ರಾಯಲ್ಟಿ ನಮ್ಮ ತಂದೆ ಸ್ವಂತ ತಮ್ಮ ಕಥಂ ದೃಶ್ಯಸಿ ಪುತ್ರಸ್ಯ ಪಿತೃವ್ಯೋ ಮಮ ರಾಕ್ಷಸ ನ ಜ್ಞಾತಿತ್ವಂ ನ ಸೌಹಾರ್ದಂ ನ ಜಾತಿ ತವ ದುರ್ಮತೆ ನನಗೆ ಜಾತಿ ಅಭಿಮಾನವೂ ಇಲ್ಲವೇ ಬೇಕಾದ್ರೆ ಹೋಗಿ ನೋಡು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬರೀ ಜಾತಿ ಜಾತಿ ಜಾತಿ ಜಾತಿ ರಾಜಕಾರಣ ಅದು ರಾಮಾಯಣದಲ್ಲೂ ಇತ್ತು ರಾಕ್ಷಸ ರಾಕ್ಷಸರಿಗೆ ಓಟ್ ಹಾಕಬೇಕು ಕವಿಗಳು ಕವಿಗೆ ಓಟ್ ಹಾಕಬೇಕು ಅಯೋಧ್ಯೆಯಲ್ಲಿ ಅಯೋಧ್ಯೆ ಜನರ ಮಾತ್ರ ಯೂನಿಟಿ ಇಲ್ಲ ಧರ್ಮ ಧರ್ಮ ಅಂತ ಹೇಳೋರು ಧರ್ಮ ಎಲ್ಲಿದ್ದವೆ ಓಟ್ ಹಾಕಿಬಿಡೋರು ಅವರು ಈ ದಕ್ಷಿಣ ಭಾರತದ ಸ್ಥಿತಿ ನಿನಗೆ ಈ ಚಿಕ್ಕಪ್ಪ ಅನ್ನುವ ಗೌರವದಿಂದ ಮಾತಾಡ್ತಾ ಇದ್ದೇನೆ ನಾನು ತೋರಿಸ್ಕೊಟ್ಟಿದ್ದೀಯ ನಾ ಸತ್ರೆ ನಮ್ಮ ಅಣ್ಣ ನಮ್ಮ ತಂದೆ ಸತ್ರೆ ನಿನಗೆ ಕ್ಷೇಮವೇ ಎಂಬುದಾಗಿ ಬಯ್ಯುವಾಗ ಅದಕ್ಕೆ ವಿಭೀಷಣ ಕೊಡ್ತಕ್ಕ ಉತ್ತರ ನೋಡಿ ನಾಳೆ ನಮ್ಮ ದೇಶದ ದುಷ್ಟರೇ ನಿಮ್ಮನ್ನ ಆಳುವರಾದರೆ ದೇಶತ್ಯಾಗೇನ ದುರ್ಜನಂ ದೇಶ ಬಿಟ್ಟು ಹೋಗಬೇಕಾಗತ್ತೆ ಬೇರೆ ದೇಶಗಳಲ್ಲಿ ಭಾರತೀಯರು ನೆಲೆಸಿದ್ರೆ ಅವರ ಸಹಾಯವನ್ನು ತಗೊಂಡು ಬಂದು ಇಲ್ಲಿ ದುಷ್ಟನ್ನು ಬೊಗ್ಬಡಿಬೇಕಾಗತ್ತೆ ವಸಿಷ್ಠರು ಮಾಡಿದ ರೀತಿಯಲ್ಲಿ ಅದು ಪ್ರಮಾಣ ಕೊಡುತ್ತೆ ರಾಮಾಯಣ ಕುಲೆ ಯದ್ಯಪ್ಯಹಂ ಜಾತಃ ರಕ್ಷಸ ಕ್ರೂರ ಕರ್ಮಣ ಎಲ್ಲೋ ಇಂದ್ರ ಜೊತೆ ಕ್ರೂರ ಕರ್ಮ ಮಾಡುವ ರಾಕ್ಷಸ ಕುಲದಲ್ಲಿ ನಾನು ಹುಟ್ಟಿದ್ದ ನಿಜ ಆದರೆ ಮನುಷ್ಯರಿಗೆ ಗುಣೋಯಂ ಪ್ರಥಮೋ ನೃಣಂ ತನ್ಮೇ ಶೀಲಂ ರಾಕ್ಷಸಂ ಮನುಷ್ಯನಿಗೆ ಗುಣವೇ ಮುಖ್ಯ ಜಾತಿಯಲ್ಲ ರಾಮಾಯಣ ಹೇಳಿಯೋ ಮೌಲ್ಯ ಇದು ಜಟ ಯಾವ ಜಾತಿ ಮಂತ್ರ ಯಾವ ಜಾತಿ ಅವಳು ಕ್ಷತ್ರಿಯಳು ಇವನು ಯಾವುದೋ ಪಕ್ಷಿ ಕುಲದವನು ಸುಗ್ರೀವ ಕಪಿ ಕುಲದವನು ರಾಮಚಂದ್ರ ಗುಣವನ್ನು ನೋಡಿದ ಜಾತಿಯನ್ನು ನೋಡಲಿಲ್ಲ ಅವತ್ತೆಲ್ಲ ಹೇಳಿದ್ದೇನೆ ಶಾದಾನಾಂ ನೇತ ಕಪಿ ಕುಲಪತಿ ಕಾಪಿ ಶಬರಿ ಕುಚೇಲ ಕುಬ್ಜಾಸ ವ್ರಜಯುವತಯೋ ಮಾಲ್ಯಕೃತಿ ಅಮೀಷಾಂ ನಿಮ್ನತ್ವಂ ವೃಷಗಿರಿಪತೆ ರುನ್ನತಿಮಪಿ ಪ್ರಭೂತ ಹೇಳ್ತಾರೆ ವೇದಾಂತೇಶಿಗರು ಬ್ರಾಹ್ಮಣರು ಪಕ್ಷಪಾತ ಎಂದಿಗೂ ಮಾಡೋದಿಲ್ಲ ಸ್ವಾಮಿ ನಿಜವಾದ ಬ್ರಾಹ್ಮಣರಾಗಿದ್ರೆ ಗುಣವನ್ನು ನೋಡ್ತಾರೆ ಗುಣಬ್ರಾಹ್ಮಣ್ಯ ಅಂತ ಒಂದು ಜಾತಿ ಬ್ರಾಹ್ಮಣ್ಯ ಅಂತ ಒಂದು ಜಾತಿಯಿಂದ ಬಂದ ಬ್ರಾಹ್ಮಣ್ಯ ಅದು ಹೆಚ್ಚು ಉಪಯೋಗಕ್ಕೆ ಬರೋದಿಲ್ಲ ಗುಣದಿಂದ ಅದು ವರ್ಧಿತವಾಗಬೇಕು ಆಚಾರದಿಂದ ವರ್ಧಿತವಾಗಬೇಕು ಒಂದು ವೇಳೆ ಒಬ್ಬ ಅಶೂದ್ರನಾಗಿದ್ದರೂ ಅವನಲ್ಲಿ ಬ್ರಾಹ್ಮಣ್ಯ ಗುಣ ಪುಷ್ಕಳವಾಗಿದ್ದರೆ ಅವನನ್ನೇ ಬ್ರಾಹ್ಮಣ ಅಂತ ತಿಳ್ಕೊಳ್ಳಬೇಕು ಮಹಾಭಾರತ ಯಕ್ಷಪ್ರಶ್ನೆಯಲ್ಲಿ ಧರ್ಮರಾಜ ಯಕ್ಷನಿಗೆ ಯಮನಿಗೆ ಇದೇ ಉತ್ತರವನ್ನು ಹೇಳ್ತಾನೆ ಅದನ್ನು ನಾವು ನೋಡಿದರೆ ಇವತ್ತು ಜಾತಿ ಪ್ರಶ್ನೆ ಸಾಲ್ವ್ ಆಗಿ ಹೋಗ್ತದೆ ಆದ್ರಿಂದ ನನಗೆ ನಾನು ಧರ್ಮ ಶೀಲಂ ಹಿ ಪುರುಷಂ ಪಾಪ ನಿಶ್ಚಯಂ ಧರ್ಮವನ್ನು ಕಳ್ಕೊಂಡು ಶೀಲವನ್ನೇ ಕಳ್ಕೊಂಡು ಬರೀ ಪಾಪವನ್ನೇ ಯಾರು ಮಾಡ್ತಾ ಇದ್ದಾರೆಯೋ ಅಂತ ಅಣ್ಣನನ್ನ ತ್ಯಕ್ವಾ ಸುಖಂ ಅಮಾಪ್ನೋತಿ ಹಸ್ತಾತ್ ಆಶೀವಿಷಂ ಯಥಾ ನಿಮ್ಮ ಮನೆಯಲ್ಲೇ ಒಂದು ಹುತ್ತ ಇರುತ್ತೆ ಹಿಟ್ಲಲ್ಲಿ ನಾನೊಂದು ಕ್ವಾರ್ಟರ್ಸ್ನಲ್ಲಿದ್ದೆ ಅರ್ಧ ಎಕರೆ ತೋಟ ಹತ್ತೊಂಬತ್ತು ಬಾಗಿಲು ಕ್ವಾರ್ಟರ್ಸ್ಗೆ ಇಪ್ಪತ್ಮೂರು ರೂಮ್ಗಳು ನಾವು ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟಿದ್ದೇವೆ ನನ್ನ ಪದ್ಧತಿ ಪ್ರತಿಯೊಂದು ಬಾಗಿಲಿಗೂ ಕೀಲು ಹಾಕುವುದು ಸುತ್ತ ಒಂದು ನರಪಿಳ್ಳೆ ಇರಲಿಲ್ಲ ಅಲ್ಲಿ ಸ್ಟೇಷನ್ಗೆ ಬಂದಿದ್ದೇನೆ ಟಿಕೆಟ್ ತಗೊಂಬಂದಿಲ್ಲ ಮನೇಲಿ ಇಟ್ಬಿಟ್ಟಿದ್ದೀನಿ ಫಸ್ಟ್ ಬೆಲ್ ಆಗಿಬಿಡ್ತು ಒಂದು ಟಾಂಗಾದವನನ್ನು ಅದವನನ್ನು ಹಿಡಿದು ಕೇಳಿದ ದುಡ್ಡು ಕೊಡ್ತೇನಪ್ಪ ಅಂತ ಓಡಿ ಕೇಳಿ ಸಾಕ್ಷಿ ಇದ್ದಾರೆ ಅಷ್ಟು ಬಾಗಲ್ ತೆಗೆದು ಟಿಕೆಟ್ ತಗೊಂಡು ಅವತ್ತು ಅರ್ಧ ಗಂಟೆ ತಡ ರೈಲು ಪುಣ್ಯಕ್ಕೆ ರೈಲು ಸಿಕ್ಕಿತು ಎಲ್ಲಿ ಹೋಗಲಿಲ್ಲ ಅದಕ್ಕೆ ಹೇಳ್ತೇವೆ ಆ ಮನೆ ಕಾಂಪೌಂಡಲ್ಲಿ ಎರಡು ಮೂರು ದೊಡ್ಡ ಹುತ್ತ ಹಾವುಗಳು ಓಡಾಡ್ತಾ ಇದ್ವು ಒಂದಕ್ಕೆ ವಾಸು ಅಂತ ಹೆಸರಿಟ್ಟಿದ್ದ ನನ್ನ ಮಗ ಇನ್ನೊಂದಕ್ಕೆ ಏನು ಹೆಸರಿಟ್ಟಿದ್ಯೋ ದ್ವಾರಕೀಶೋ ಏನೋ ಹೇಳ್ತಾ ನೋಡಿ ಆ ಹಾವುಗಳ ಜೊತೆ ಮಾತಾಡ್ತಿದ್ರು ಹುಡುಗರು ಇದಾಟಿ ಹೇಳ್ತೇವೆ ಅಕಸ್ಮಾತ್ ಅದು ನಮ್ಮನ್ನೇ ಕಚ್ಚೋದಕ್ಕೆ ಬಂದ್ರೆ ಏ ನಮ್ಮನೆ ಹಾವು ಅಂತ ಯಾರು ನೋಡ್ತಾರಿಯ ನಿಮ್ಮನೆ ಹಾವು ಹೇಳ್ತೀರಾ ನಮ್ಮ ಪಾರ್ಟಿಯವರು ತಪ್ಪು ಮಾಡೋ ಶಕ್ಯವಿಲ್ಲ ಹಾಗಲ್ಲ ಧರ್ಮದಿಂದ ಯಾವನು ಭ್ರಷ್ಟನಾಗಿದ್ದಾನೆಯೋ ತಪ್ಪು ಕೆಲಸ ಮಾಡ್ತಾನೆಯೋ ಅಂಥವನನ್ನು ನಿಮ್ಮನೆಯಲ್ಲೇ ಹುಟ್ಟಿದ್ರು ಹಾವು ಅಂತ ತಿಳ್ಕೊಂಡು ಹೊರಗೆ ಹಾಕಬೇಕು ಇಲ್ಲದೆ ಮನಸ್ಸಿಗೆ ನೆಮ್ಮದಿ ಬರೋದಿಲ್ಲ ಈ ದಿಟ್ಟತನ ನೋಡಿ ಹಾಗೆ ನಡೆದ ಹಾಗೆ ಆಡಿದ ಹಾಗೆ ನಡೆದ ಅದಕ್ಕೆ ವಿಭೀಷಣನಿಗೆ ಒಂದೇ ಒಂದು ಕಡೆ ಎರಡು ಕಡೆ ಗುಡಿ ಇದೆ ನೋಡಿದ್ದೀರಾ ವಿಭೀಷಣನಿಗೆ ಎರಡು ಕಡೆ ದೇವಸ್ಥಾನವಿದೆ ಒಂದು ಶ್ರೀರಂಗನಾಥ ಸ್ವಾಮಿ ಆಲಯದಲ್ಲಿ ವಿಮಾನಂ ಪ್ರಣವಾಕಾರಂ ವೇದಶೃಂಗಂ ಮಹಾತ್ ರಂಗನಾಥ ಸ್ವಾಮಿ ಮಲಗಿರ್ತಕ್ಕಂತಹ ಜಾಗದಲ್ಲಿ ಮೂಲ ಗರ್ಭಗ್ರಹದ ಪಕ್ಕದಲ್ಲಿ ಒಂದು ಪುಟ್ಟ ಗುಡಿ ವಿಭೀಷಣನ ಸನ್ನಿಧಿ ಇದೆ ವಿಭೀಷಣ ಪ್ರತಿಷ್ಠೆ ಅದಾದ್ಮೇಲೆ ಜನ್ಮೇಜಯ ರಾಜ ಅವರೆಲ್ಲ ಕಟ್ಟಿದ್ದು ಪ್ರಾಕಾರ ಕುಲಶೇಖರ ಆಳ್ವಾರ್ ಕಟ್ಟಿದ್ದು ಸಪ್ತ ಪ್ರಾಕಾರ ತಿರುವಂಗಿ ಆಳ್ವಾರದ್ದು ಕೊನೆಯದು ಪ್ರತಿನಿತ್ಯ ರಾತ್ರಿ ವಿಭೀಷಣ ಬಂದು ಪೂಜೆ ಮಾಡ್ತಾನೆ ಅಂತ ಒಂದು ಐತಿಹ್ಯ ನಾ ಕಣ್ಣಿಂದ ನೋಡಿಲ್ಲ ದೇವಸ್ಥಾನದಲ್ಲಿ ಅರ್ಚಕರು ಸಾಯಂಕಾಲದ ಪೂಜೆ ಎಲ್ಲ ಮುಗಿಸಿ ಸ್ವಾಮಿಗೆ ಆ ಸೇವೆ ಎಲ್ಲ ಅರ್ಪಿಸಿದ ನಂತರ ಒಂದು ಬುಟ್ಟಿ ತುಂಬ ಹೂವುಗಳನ್ನಿಟ್ಟು ಅವನ ನೈವೇದ್ಯಕ್ಕೆ ಸ್ವಾಮಿಗೆ ಅಂತ ಒಂದಷ್ಟು ಹಣ್ಣು ಹಾಲು ಇಟ್ಟು ಹೊರಗೆ ಬೀಗ ಬರ್ತಾರಂತೆ ಆ ಕೇಳಿದ್ದು ಬೆಳಿಗ್ಗೆ ಎದ್ದು ಅವರು ದೇವಸ್ಥಾನಕ್ಕೆ ಹೋಗಿ ಕೌಸಲ್ಯ ಸುಪ್ರಜಾರಾಮ ಹೇಳೋ ಹೊತ್ತಿಗೆ ಆ ಪುಷ್ಪಗಳೆಲ್ಲ ದೇವರ ಮೈ ಮೇಲಿರ್ತವೆ ಆ ಹಣ್ಣು ನೈವೇದ್ಯ ಆಗಿರ್ತದೆ ಪ್ರತಿನಿತ್ಯ ಒಂದು ರಂಗನಾಥನಿಗೆ ಆರಾಧನೆ ಮಾಡ್ತಾನೆ ವಿಭೀಷಣ ಇದು ಒಂದು ಕಡೆ ಇದು ಬಿಟ್ರೆ ತಿರುಪುಲ್ಲಾಣಿ ತಿರುಪುಲ್ಲಾಣಿ ದರ್ಭಜೈನ ಕ್ಷೇತ್ರ ಅಲ್ಲಿ ವಿಭೀಷಣ ಶರಣಾಗತಿ ಮಾಡಿದ್ದಾಗ ರಾಮ ಮಲಗಿದ್ದಾನೆ ಇವನ ಪಾದದಲ್ಲಿ ನಾಲ್ವರು ಅನುಚರರೊಡನೆ ವಿಭೀಷಣ ಬಂದು ಶರಣಾಗತಿ ಮಾಡಿದ್ದಾಗ ಅಲ್ಲಿ ಒಂದು ಕಡೆ ಇದೆರಡು ಬಿಟ್ರೆ ವಿಭೀಷಣನಿಗೆ ಬೇರೆ ಕಡೆ ದೇವಸ್ಥಾನ ಇಲ್ಲ ಪ್ರಹ್ಲಾದನ ಹೆಸರಿಟ್ಕೊಳ್ತಾರೆ ವಿಭೀಷಣ ಅಂತ ಯಾರು ಇಟ್ಕೊಳ್ಳೋದಿಲ್ಲ ರಾಕ್ಷಸ ಅಂತ ಭಯವಾದ್ರೆ ಪ್ರಹ್ಲಾದನು ರಾಕ್ಷಸ ಅಲ್ಲವೇ ಏನು ಬಿಟ್ಟು ಹೋಗಿದೆ ಬಂದಿಲ್ಲ ನಮ್ಮಲ್ಲಿ ಅದಕ್ಕೆ ಹೇಳ್ತೇವೆ ಧರ್ಮವನ್ನು ಆಡುವುದಲ್ಲ ಅದರಂತೆ ನಡೆದ ಅವನಿಗೆ ಅನೇಕ ವಿದ್ಯೆಗಳು ಗೊತ್ತಿದ್ದು ಎಲ್ಲವನ್ನ ರಾಮನಿಗೆ ಧಾರೆ ಎರೆದ ದೇಶ ಹಾಳಾಯ್ತಲ್ಲ ಲಂಕೆ ದೇಶ ಹಾಳಾಗಿ ಇವನಿಂದ ಅಲ್ಲ ರಾವಣ ಮಾಡಿದ ಪಾಪದಿಂದ ಅಧರ್ಮದಿಂದ ಅದು ವಿಭೀಷಣ ರಾಜ್ಯ ಆದದ್ರಿಂದ ಮುಂದೆ ರಾಮಚಂದ್ರ ಪೂರ್ತಿ ಧ್ವಂಸ ಮಾಡದೆ ಉಳಿಸಿದ ರಾವಣ ರಾಜ್ಯ ಆಗಿರೋ ತನಕ ಏನು ಧ್ವಂಸ ಆಯ್ತಾಯಿತು ವಿಭೀಷಣನಿಗೋಸ್ಕರ ವಿಭೀಡ ವಿಭೀಡನರ್ಕ ಮದುಳಿಲಂಗೈ ದಿಶೆ ನೋಕಿ ಆ ವಿಭೀಷಣ ಚಿನ್ನ ಭಿನ್ನ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಮಾತನಾಡಿದ್ರಲ್ಲ ನಮ್ಮ ಅವತಾರ ಮುಗಿದ ಮೇಲೂ ಇನ್ನೇನೇನು ಕೇಳಿ ಬರುತ್ತೋ ಅಂತ ದಕ್ಷಿಣಕ್ಕೇ ತಿರುಗಿಕೊಂಡು ರಾಮಚಂದ್ರ ಸ್ವಾಮಿ ರಂಗನಾಥನಾಗಿ ಕಣ್ಣಿನಿಂದ ನೋಡ್ತಾ ಇದ್ದಾನೆ ಏ ಕೊಳಂದೆ ಅವನ ಕಣ್ಣು ಕಷ್ಟ ಮಾಡಾಗಡ ಏನು ಕಷ್ಟ ಬರೋದಿಲ್ಲ ನೋಡ್ತಾ ಇದ್ದೇನೆ ಇವತ್ತಿಗೂ ಲಂಕೆಯಲ್ಲಿರ್ತಕ್ಕಂಥ ತಮಿಳರಿಗೆ ಬೌದ್ಧರಿಗೆ ಎಷ್ಟು ವಿಶ್ವಾಸ ಅಂದರೆ <coughs> ರಂಗನಾಥನ್ ದೇವಸ್ಥಾನ ನೋಡ್ತಾ ಇದೆ ನಮ್ಮನ್ನ ನಾವು ಕ್ಷೇಮವಾಗಿದ್ದೇವೆ ಮತ್ತೇನು ತೊಂದರೆ ನಿಮಗೆ ನಮ್ಮ ಗುರುಗಳು ಅಲ್ಲೊಂದು ಗೋಪುರ ಕಟ್ಟಿಸಿದ್ರು ಅಚ್ಯುತ ದೇವರಾಯರು ಮುಗಿಸ್ತಾ ಇದ್ದ ಗೋಪುರ ಮೊಟ್ಟೆ ಗೋಪುರಂ ರಾಯರ್ ಗೋಪುರಂ ಅಂತಿದ್ದು ಜಿಯರ್ ಗೋಪುರಂ ಎಷ್ಟೋ ಕೋಟಿ ರೂಪಾಯಿ ವೆಚ್ಚದಲ್ಲಿ ಗೋಪುರ ಕಟ್ಟಿದ್ರು ಆ ಏನು ಭಾವನೆ ಬಂತು ಪೆರ್ಮಾಳಂಗಳ ಪಾತಂಡ್ರಿಂದ ರಂಗನಾಥನಮ್ಮನ್ನು ನೋಡ್ತಾ ಇದ್ದೆ ಗೋಪುರ ಅಡ್ಡ ಬಂತು ಅದಕ್ಕೆ ಎಲ್ ಟಿ ಟಿ ಗಲಾಟೆ ಶುರುವಾಯಿತು ಆತನ ಗೋಪುರ ಧ್ವಂಸ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಮಾಡಿದರು ಶ್ರೀವಿಲ್ಲಿಪುತ್ತೂರು ಆಂಡಾಳ್ ದೇವಿಯ ಆ ಗೋಪುರ ಜೀರ್ಣೋದ್ಧಾರಕ್ಕೂ ಹೀಗೆ ತೊಂದರೆ ಕೊಟ್ಟರು ಆಮೇಲೆಲ್ಲ ಹೇಳಿದ್ರು ಈ ಗೋಪುರ ಕಟ್ಟಿದ್ದರಿಂದ ಒಳ್ಳೇದಾಗಿದೆ ನಿಮಗೆ ಇಲ್ಲಿ ದಿವಸ ನಿಮ್ಮನ್ನು ಎಲ್ ಟಿ ಟಿ ಧ್ವಂಸ ಮಾಡಿ ಮುಗಿಸ್ಬಿಡ್ತಾ ಇದ್ರು ಎಂಬುದಾಗಿ ಅಂದ್ರೆ ಆ ಲಂಕೆ ಮೇಲೆ ಸ್ವಾಮಿಗೆ ಅಷ್ಟೊಂದು ಅಭಿಮಾನ ಈ ಕಡೆ ನೋಡಲಿಲ್ಲ ಭರತನ ರಾಜ ನೋಡಲಿಲ್ಲ ಕೃಷ್ಣಿಂದೇ ನೋಡಲಿಲ್ಲ ಲಂಕೆಯನ್ನೇ ನೋಡ್ತಾ ಇದ್ದಾನೆ ಆದ್ರಿಂದ ಇದು ವಿಭೀಷಣನ ಮೇಲೆ ಎಷ್ಟು ಪ್ರೀತಿ ವಿಭೀಷಣನ ತಮ್ಮ ಅಂತ ಅಂಗೀಕಾರ ಮಾಡಿಬಿಟ್ಟ ಪ್ರಭು ಈ ವಾಕ್ಯಗಳೆಲ್ಲ ಪೂರ್ತಿ ಓದಿ ನೋಡಬೇಕು ಆ ಅಧ್ಯಾಯ ಪೂರ್ತಿ ಓದ್ತಕ್ಕದ್ದು ಮನೆಯಲ್ಲಿ ಓದ್ಕೊಳ್ಳಿ ಇದು ಈ ಜಗಳ ಎಷ್ಟೊತ್ತಾಯಿತು ಪ್ರವಚನಕ್ಕೆ ವೇಳೆ ಇಲ್ಲ ನಮಗೆ ಅವನು ಸೌಟ್ ಗೀಟು ಸುರುಕು ಸುರುವ ಎಲ್ಲ ಕೆಳಗೆ ಹಾಕಿದೆ ಬುದ್ಧಿ ಇದೆಯಾ ಚೆಕ್ಕಪ್ಪನಿಗೆ ಬೈದ ನಾ ರಾಕ್ಷಸ ಅಲ್ಲ ಈಗ ನಾನು ಅಂತ ಅವನು ಹೇಳಿದ ಲಕ್ಷ್ಮಣ ಮುಂದೆ ಬಂದ ನಿಜ ನಿಮ್ಮ ಚಿಕ್ಕಪ್ಪ ಮಗನ ಜಗಳ ಆಮೇಲೆ ನನ್ನ ಜೊತೆ ಯುದ್ಧ ಮಾಡು ಅಂತ ಹೇಳಿ ಬಿಲ್ಲು ಬಾಣಗಳನ್ನ ಹಿಡಿದುಕೊಂಡು ಯುದ್ಧ ಮಾಡೋಕೆ ಆರಂಭ ಮಾಡ್ತಾನೆ ಅಂತರ್ಧಾನ ಆಗಬೇಕು ಅಂತ ಇವನು ಎಷ್ಟೋ ಪ್ರಯತ್ನವನ್ನು ಪಟ್ಟ ಮಾಯಾವಿದ್ಯೆ ಮರೆತು ಹೋಯಿತು ಏನೂ ಮಾಡಲಿಕ್ಕಾಗಲಿಲ್ಲ ಭಯಂಕರ ಯುದ್ಧವಾಯಿತು ಏಕೋಯಂ ರಾಕ್ಷಸೇಂದ್ರಸ್ಯ ಪರಾಯಣ ವ್ಯವಸ್ಥಿತ ನಾ ಇಲ್ಲೇ ನಿಂತಿದ್ದೇನೆ ಸಾಯೋ ತರ್ಕ ನೀನು ನಿನ್ ಬಿಡೋದಿಲ್ಲ ಅಂತ ಗಟ್ಟಿಯಾಗಿ ನಿಂತು ಬಿಟ್ಟ ಸಾಯಂಕಾಲ ಆಗ್ತಾ ಬಂತು ಈ ವಿಭೀಷಣ ಇವನ ಇಂದ್ರಜಿತ್ತನ ಕೈಯೂ ತಗ್ಗಲಿಲ್ಲ ಲಕ್ಷ್ಮಣನ ಕೈಯೂ ತಗ್ಗಲಿಲ್ಲ ಆಶ್ಚರ್ಯವಾದ ಸಂದರ್ಭ ಯಾರೋ ಶಿವಮೊಗ್ಗದಲ್ಲಿ ನಾನು ಈ ಪ್ರವಚನ ಮಾಡಿದ್ದನ್ನು ಕೇಳಿದ್ರಂತೆ ನೆನ್ನೆ ಹೇಳಿದ್ರು ಅಲ್ಲಿ ಹೇಳಿದ್ದೆಲ್ಲ ಇಲ್ಲಿ ಹೇಳಬೇಕು ಅಂತ ಕೇಳಿದ್ದಾರೆ ಅವರು ಎಲ್ಲಿ ಕೂತಿದ್ದಾರೆ ಅವ್ರ ಹೆಸರಿಗೆ ಹೆಸರು ನಂಗೆ ಗೊತ್ತಿಲ್ಲ ಅಲ್ಲಿ ಏನು ಹೇಳಿದ್ನೋ ಈಗ ನೆನಪಿಲ್ಲ ಈಗೇನು ದೇವರು ಹೇಳಿಸ್ತಾನೋ ಹೇಳ್ತೇನೆ ಒಂದು ಶ್ಲೋಕ ಎರಡು ಶ್ಲೋಕ ಅದ್ಭುತವಾದದ್ದು ಲಕ್ಷ್ಮಣನ ಕೈ ತಗ್ಗಲಿಲ್ಲ ಇಂದ್ರಜಿತ್ತನ ಕೈಯೂ ತಗ್ಗಲಿಲ್ಲ ಅವನು ಇದೇ ಅಸ್ತ್ರಗಳನ್ನೇ ಉಪಯೋಗ ಮಾಡ್ತಿದ್ದಾನೆ ವಾಯುವ್ಯ ಆಗ್ನೇಯ ಸೌರ ಐಂದ್ರ ಯಾಮ್ಯ ಕೌಬೇರ ಅಸ್ತ್ರಗಳೆಲ್ಲ ತಿಳಿದವನು ಆದರೆ ಮಾಯಾ ಯುದ್ಧದಲ್ಲಿ ನಂಬಿಕೆ ಮೋಸದಲ್ಲಿ ನಂಬಿಕೆ ರಾಕ್ಷಸರ ಬುದ್ಧಿ ಇದು ಮಹಾಭಾರತದಲ್ಲಿ ದುರ್ಯೋಧನ ಇದ್ದ ಹಾಗೆ ಮಾಟದಿಂದ ಗೆಲ್ಲಬೇಕು ವಾಮಮಾರ್ಗದಿಂದ ಗೆಲ್ಲಬೇಕು ನೇರ ಯುದ್ಧದಲ್ಲಿ ಗೆಲ್ಲಕ್ಕೂ ಆಗೋದಿಲ್ಲ ಅನ್ನುವ ಅಳುಕು ಅಧೈರ್ಯ ಈ ರಾಕ್ಷಸನಿಗೆ ಈಗ ಸಾಯಂಕಾಲ ಆಗ್ತಾ ಬಂತು ಲಕ್ಷ್ಮಣ ನೋಡಿದ ವಿಭೀಷಣ ನೋಡಿದ ಏನಪ್ಪಾ ಮುಗಿಸ್ಬೇಕು ಸಾಯಂಕಾಲ ಆಗಿಬಿಟ್ಟು ಅವರ ಶಕ್ತಿ ಹೆಚ್ಚಾಗ್ಬಿಡುತ್ತೆ ರಾಕ್ಷಸರಿಗೆ ಆದ್ರಿಂದ ನೀನು ಏನಾದರೂ ಒಂದನ್ನು ಮಾಡು ದೇವತೆಗಳು ಋಷಿಗಳು ಆಕಾಶದಲ್ಲಿ ನಿಂತಿದ್ದಾರೆ ಋಷಯ ಪಿತರೋ ದೇವಾಹ ಗಂಧರ್ವಾಹ ಗರುಡೋ ರಗಾಹ ಇದು ಅರವತ್ತೈದನೇ ಶ್ಲೋಕ ಸಿಕ್ತೆ ನಿಮಗೆ ಯಾವ ಅಧ್ಯಾಯ ಏಕನವತಿ ತಮಃ ತೊಂಬತ್ತೊಂದನೇ ಅಧ್ಯಾಯ ಋಷಿಗಳು ದೇವತೆಗಳು ಪಿತೃಗಳು ಗಂಧರ್ವರು ಗರುಡರು ಊರಗರು ಅಯ್ಯೋ ನಮ್ಮ ಲಕ್ಷ್ಮಣನಿಗೆ ಒಳ್ಳೇದಾಗಲಿ ಒಳ್ಳೇದಾಗಲಿ ಅಂತ ಹರಿಸ್ತಾ ಇದ್ದಾರೆ ಅಥಾನ್ಯಂ ಮಾರ್ಗಣ ಶ್ರೇಷ್ಠಂ ಸಂದಧೇ ರಾಘವಾನುಜ ಬಾಕಿ ಸಾಮಾನ್ಯ ಬಾಣಗಳಿಗಂತೂ ಲೆಕ್ಕವೇ ಇಲ್ಲ ಶರಾಂಧಕಾರ ಮೊದಲೇ ಕತ್ತಲೆ ತೋಟ ಬಾಣಗಳಿಂದ ಇನ್ನಷ್ಟು ಮುಚ್ಚಿ ಹೋಗಿದೆ ಇವನಲ್ಲಿದ್ದಾನೆ ಅವನಲ್ಲಿದ್ದಾನೆ ಅಂತ ಒಬ್ಬರೊಬ್ಬರು ಗೊತ್ತಿಲ್ಲ ಹುತಾಶನ ಸಮಸ್ಪರ್ಶಂ ರಾವಣಾತ್ಮಜದಾರಣಂ ಈಗ ಕೊನೆಯಲ್ಲಿ ಒಂದು ಅಸ್ತ್ರವನ್ನು ಹಿಡ್ಕೊಂಡ ಇದು ಯಾವ ದೇವತೆಗಳೆಲ್ಲ ಪೂಜೆ ಮಾಡಿಕೊಟ್ಟಿದ್ದ ಅಸ್ತ್ರ ಇಂದ್ರಾಜ ಸಕಲ ದೇವತೆಗಳು ಮುಟ್ಟಿ ಆಶೀರ್ವಾದ ಮಾಡಿದ ಅಸ್ತ್ರ ಅದು ಲಕ್ಷ್ಮಣನ ಬತ್ತಕೆಯಲ್ಲಿ ರಹಸ್ಯದಲ್ಲಿ ಬಂದು ಸೇರಿಕೊಂಡಿತ್ತು ಸುಪತ್ರಂ ಅನುವೃತ್ತಾಂಗಂ ಸುಪರ್ವಾಣಂ ಸುಸಂಸ್ಥಿತಂ ಸುವರ್ಣ ವೀರ ಶರೀರಾಂತಕರಂ ಶರಂ ದುರಾವಾರಂ ದುರ್ವಿಷಹ್ಯಂ ರಕ್ಷಸಾನಾಂ ಭಯಾವಹಂ ಆಶೀ ವಿಷ ದೇವಸಂಘೈ ಸಮರ್ಚಿತಂ ಏನ ಶಕ್ರೋ ಮಹಾತೇಜಾಹ ದಾನವಾನ ಜಯ ಪ್ರಭು ಇಂದ್ರ ದಾನವರನ್ನ ಗೆದ್ದಿದ್ದು ಬಾಣುವಂತೆ ಅದು ದುರಾವಾರಂ ದುರ್ವಿಶಸ್ಯಂ ಇದನ್ನು ತಡೆಯೋದಕ್ಕಾಗೋದಿಲ್ಲ ಇದನ್ನು ಎದುರಿಸೋದಕ್ಕಾಗೋದಿಲ್ಲ ಸುಪತ್ರಂ ಅನುವೃತ್ತಾಂಗಂ ಬಾಣದ ಈ ಕಡೆ ತುದಿಯಲ್ಲಿ ಎರಡು ರೆಕ್ಕೆಗಳು ಬಂಗಾರದ ರೆಕ್ಕೆ ಕಾಣಿಸ್ತಾ ಇವೆ ಸುಸಂಸ್ಥಿತಂ ಸುವರ್ಣ ವಿಕೃತಂ ಅದರ ಮೈ ಮೇಲೆ ಬಂಗಾರದಿಂದ ಕೆತ್ತನೆ ಕೆಲಸ ಮಾಡಿದ್ದಾರೆ ಶರೀರಾಂತಕರಂ ಶರಂ ಇಂದ್ರಜಿತ್ತನ ಪ್ರಾಣವನ್ನೇ ತೆಗೆಯೋದಕ್ಕೆ ಸಿದ್ಧವಾಗಿದೆ ಇದು ದೇವತೆಗಳೆಲ್ಲ ಪೂಜೆ ಮಾಡಿದ್ದಾರೆ ಪುರಾ ದೈವಾಸುರೇ ಯುದ್ಧೇ ವೀರ್ಯವಾನ್ ಹರಿವಾಹನ ತದೈಂದ್ರಮಸ್ತ್ರಂ ಇದು ಐಂದ್ರಾಸ್ತ್ರ ಇವನ ಮರಣ ಐಂದ್ರಾಸ್ತ್ರದಲ್ಲಿತ್ತು ಆ ಶಿವಮೊಗ್ಗದಲ್ಲಿ ಏನು ಹೇಳಿದ್ದೆ ಜ್ಞಾಪಕ ಬಂದುಬಿಡ್ತು ಈಗ ಹೈಗ್ರೀವ ದೇವರ ಕೃಪೆ ಇಲ್ಲೊಂದು ಮರ್ಮ ಏನು ನೀವು ಗಮನವಾಗಿ ಕೇಳಬೇಕು ನಿನ್ನೆ ಹೇಳಿದ್ರಿ ನೀವು ರೈರು ಒಂದು ಅಕ್ಷರ ನೀವು ಹಿಂದೆ ಮುಂದೆ ಕಾನ್ಸಂಟ್ರೇಷನ್ ತಪ್ಪಿದ್ರೆ ಮರ್ಮ ತಪ್ಪಿ ಹೋಗುತ್ತೆ ಇವತ್ತು ಈಗ ಯುದ್ಧದಲ್ಲಿ ಸಾಯಿರಿರುವವನು ಇಂದ್ರಜಿತ ಯಾರ ಕೈಯಲ್ಲಿ ಜಿತ ಇಂದ್ರಿಯ ಜಿತೇಂದ್ರಿಯನ ಕೈಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಅರ್ಥ ಇದೆ ಪರಸ್ಪರ ಆಪೋಸಿಟ್ ಶಕ್ತಿಗಳು ಇವನು ಜಿತೇಂದ್ರಿಯ ಅವನು ಇಂದ್ರಜಿತ ಯಾವ ಅಸ್ತ್ರ ಐಂದ್ರಾಸ್ತ್ರ ಅರ್ಥವೇನು ಇಂದ್ರಿಯಗಳನ್ನ ಇಂದ್ರಜಿತ್ತು ಗೆದ್ದಿದ್ದ ಇಂದ್ರಜಿತ ಇಂದ್ರನನ್ನೇ ಗೆದ್ದವನು ಅಂದ್ರೆ ಭೋಗ ಶಕ್ತಿ ನಾ ಹೇಳ್ದಾಗ ಕೇಳಬೇಕು ತೃಪ್ತಿ ಆಗೋ ತನಕ ಇಂದ್ರಿಯಗಳು ಕೆಲಸ ಮಾಡಬೇಕು ಅಂತ ದುಷ್ಟ ಉದ್ದೇಶಕ್ಕೆ ಬಳಸಿದ್ದವನು ಅವನ ಮೃತ್ಯು ಜಿತ ಇಂದ್ರಿಯ ಇಂದ್ರಿಯಗಳನ್ನ ಗೆದ್ದ ಉಜ್ವಲ ಬ್ರಹ್ಮಚಾರಿಯಾದ ಲಕ್ಷ್ಮಣನ ಕೈಯಲ್ಲಿ ಸಾಯಬೇಕನ್ನುವುದು ಇದು ನಮ್ಮ ನಿಮ್ಮ ಶರೀರದಲ್ಲಿಯೂ ಹಾಗೆ ಇದೆ ಇಂದ್ರಜಿತ ನಮ್ಮಲ್ಲೂ ಇದ್ದಾನೆ ಲಕ್ಷ್ಮಣ ಶಕ್ತಿ ನಮ್ಮಲ್ಲಿಯೂ ಇದೆ ಯಾವ ಅಸ್ತ್ರದಿಂದ ಐಂದ್ರಾಸ್ತ್ರದಿಂದ ಅದನ್ನು ಹೊಡಿದ್ದಾನೆ ತದೈಂದ್ರಮಸ್ತ್ರಂ ಸೌಮಿತ್ರಿ ಸಂಯುಗೇಶು ಅಪರಾಜಿತಂ ಯುದ್ಧದಲ್ಲಿ ಸೋಲ್ದೇ ಇದ್ದದ್ದು ಶರಶ್ರೇಷ್ಠಂ ಧನುಶ್ರೇಷ್ಠೇ ನರಶ್ರೇಷ್ಠೋ ವಿಸಂದದೆ ವಾಲ್ಮೀಕಿ ಹೂಡಿದವನು ಯಾರು ನರಶ್ರೇಷ್ಠ ರಾಮಾನುಜ ಲಕ್ಷ್ಮಣ ರಾಮಚಂದ್ರನ ತಮ್ಮ ಇಂಥ ಬ್ರಹ್ಮಚರ್ಯವನ್ನು ಲೋಕದಲ್ಲಿ ಯಾರೂ ಮಾಡಿಲ್ಲ ಹನುಮಂತ ಮಾಡಲಿಲ್ವೇ ಅಯ್ಯ ಹನುಮಂತನ ಮದುವೆಯಾಗಿರಲಿಲ್ಲ ಅವನು ಬ್ರಹ್ಮಚಾರಿ ಆಗಿರೋ ದೊಡ್ಡದಲ್ಲ ಅವನು ಬ್ರಹ್ಮಚಾರ್ಯ ಇಲ್ಲದಿದ್ರೆ ಯಾರಿಗಿರಬೇಕು ಲೋಕದಲ್ಲಿ ಇವನು ಮದುವೆ ಆಗಿದ್ದು ಹೆಂಡತಿಯನ್ನು ಮುಖ ನೋಡದೆ ರಾಮನ ಹಿಂದೆ ಬಂದುಬಿಟ್ನಲ್ಲ ಇವನಿಗೆ ಅಂತ ಕೊಟ್ಟ ಕಷ್ಟವನ್ನೆಲ್ಲ ತಾನು ಅನುಭವಿಸಿದ್ನಲ್ಲ ನರಶ್ರೇಷ್ಠ ಹೂಡಿದ್ದು ಶರಶ್ರೇಷ್ಠಂ ಯಾವ ಬಿಲ್ಲು ಧನುಶ್ರೇಷ್ಠೆ ಅನುಸಂಧದೆ ಸಂಧಾಯ ಅಮಿತ್ರ ದಲನಂ ವಿಚಕರ್ಷ ಶರಾಸನಂ ಎಳೆದಿದ್ದಾನೆ ಕಿವಿ ತನಕ ಬಿಲ್ಲು ಆ ಹೊತ್ತಲ್ಲಿ ಧ್ಯಾನ ಮಾಡಿದ ಪ್ರಭು ರಾಮ ನಿನ್ನ ಮೇಲೆ ಆಣೆಯಿಂದ ಇದು ಸಮಸಮ ಇತ್ತು ಯುದ್ಧ ಸಮಸಮ ಇದ್ದದ್ದು ತನ್ನ ಕಡೆ ಒಲಿಸಿಕೊಳ್ಳಬೇಕು ಅಂತ ತಕ್ಕಡಿಯಲ್ಲಿ ಕೊನೆಯದಾಗಿ ಒಂದು ಸಣ್ಣ ಭಾರವನ್ನ ಅದು ಸೆನ್ಸಿಟಿವ್ ಬ್ಯಾಲೆನ್ಸ್ ಅಲ್ಲಿ ರೈಡರ್ ಅಂತ ಹೇಳ್ತಾರೆ ಒಂದು ಸಣ್ಣ ತೂಕವನ್ನಿಟ್ಟಿದ್ದಾನೆ ಏನು ಧರ್ಮಾತ್ಮ ಸತ್ಯಸಂಧಸ್ಯ ರಾಮೋ ದಾಶರಥಿರ್ಯದಿ ಮಹಾವಾಕ್ಯ ಪೌರುಷೇ ಚ ಅಪ್ರತಿದ್ವಂದ್ವ ಶರ ಏನಂ ಜೈ ಅಯಂ ದಾಶರಥಿ ಧರ್ಮಾತ್ಮ ಯದಿ ಸತ್ಯಸಂಧಶ್ಚ ಯದಿ ರಾಮೋ ಯದಿ ಪೌರುಷೇ ಚ ಅಪ್ರತಿದ್ವಂದ್ವೋ ಯದಿ ಯದಿ ನಾಲ್ಕು ಕಡೆ ಸೇರಿಸ್ಕೊಳ್ಳಿ ನಮ್ಮ ಅಣ್ಣ ದಶರಥ ಪುತ್ರ ಇವನು ಧರ್ಮಾತ್ಮನಾಗಿದ್ದ ಪಕ್ಷದಲ್ಲಿ ಇವನ ಅವತಾರ ಪ್ರಯೋಜನ ಧರ್ಮರಕ್ಷಣೆಗೆ ಅಂತ ಇದ್ದ ಪಕ್ಷದಲ್ಲಿ ಸತ್ಯಸಂಧಶ್ಚ ಸತ್ಯಮೇವ ಸಂಧತ್ತೆ ಅವತಾರದ ನೀತಿ ಯಾವುದು ಸತ್ಯ ಮಾರ್ಗದಿಂದ ಧರ್ಮವನ್ನು ಉದ್ಧರಿಸುವುದು ರಾಮೋ ಯದಿ ರಂಜಯತಿ ಯದಿ ಲೋಕರಂಜಕ ಶತ್ರು ಸಂಹಾರದಲ್ಲೂ ಮಿತ್ರರಲ್ಲಿ ಅನುಗ್ರಹ ಮಾಡುವುದರಲ್ಲೂ ಎರಡರಲ್ಲಿಯೂ ಆದರ್ಶ ರಾಜ ರಂಜಯತಿ ಅದಾಗೋ ಪಕ್ಷದಲ್ಲಿ ಪೌರುಷೇಚ ಅಪ್ರತಿದ್ವಂದ್ವ ಪುರುಷ ಸೂಕ್ತ ಪ್ರತಿಪಾದಿಸುವ ಮಹಾಪುರುಷ ಇವನೇ ಆಗಿದ್ದ ಪಕ್ಷದಲ್ಲಿ ಶ್ರೀಮನ್ನಾರಾಯಣ ಇದ್ದ ಪಕ್ಷದಲ್ಲಿ ಏ ನಮ್ ಜಹಿರಾವಣಿ ಇವನನ್ನು ಮುಗಿಸು ಅಂತ ಎಳೆದು ರಾಮ ಅಂತ ಹೇಳಿದ ರೊಯ್ಯಂತ ಅಂತ ಬಾಣ ಬಿಟ್ಬಿಟ್ಟ ಇದಕ್ಕೆ ಆಪೋಸಿಟ್ ಕರ್ಣನ ಚಿತ್ರ ಮಹಾಭಾರತದಲ್ಲಿ ಹಿರಿಯರು ಧರ್ಮ ಧರ್ಮ ಧರ್ಮ ಅಂತಂತಾರೆ ಧರ್ಮವನ್ನ ಪಾಲಿಸಿದವನ ಧರ್ಮ ರಕ್ಷಿಸುತ್ತೆ ಹೇಳ್ತಾರೆ ನಾನಂತೂ ಧರ್ಮದಲ್ಲೇ ಇದ್ದೇನೆ ಕರ್ಣ ಹೇಳೋ ಮಾತು ಯಾಕೆ ದ್ರೌಪದಿ ಭಂಗ ಮಾಡು ಅಂತ ಹೇಳ್ಕೊಟ್ಟವನು ನಾನು ಘೋಷಾತ್ರೆ ಮಾಡು ಅಂತ ಹೇಳ್ಕೊಟ್ಟವನು ನಾನು ವಿರಾಟ್ ನಗರದಲ್ಲಿ ಹುಚ್ಚಟ್ಟಿಸ್ಕೊಂಡು ಹೋಗುವಂತ ಹೇಳಿಕೊಟ್ಟವನು ನಾನು ಅಭಿಮನ್ಯುವನ್ನು ಹಿಂದಿನಿಂದ ಬಂದು ಕೊಂದವನು ನಾನು ಇದು ಧರ್ಮ ಮಾಡಿದ್ದು ಆ ಧರ್ಮ ನಮ್ಮನ್ನು ಕೊಲ್ತಾ ಇದೆ ಆದ್ದರಿಂದ ತಸ್ಮಾತ್ ಧರ್ಮೋ ನಿರರ್ಥಕ ಧರ್ಮನೂ ಇಲ್ಲ ಅಂತ ಹೇಳಿದ ಬಾಯಿ ಮುಚ್ಚೋಂದ ಕೃಷ್ಣ ಅದರಲ್ಲಿ ನಿಂತುಕೊಂಡು ಧರ್ಮವನ್ನು ನಿಂದಿಸ್ತಾ ಇದ್ದೀಯೇ ಒಂದು ಧರ್ಮ ಪ್ರಸಂಗ ನೀವು ಮಾಡಿದ್ದೆ ತೋರಿಸು ಅಂತ ಹೇಳಿದೆ ಅರ್ಜುನ ಮರಳಾಗಬೇಡ ಬಿಡೋ ಅಂತ ಹೇಳಿ ಹೊಡಿಸಿದ ಅವನನ್ನು ಕರ್ಣನ್ ರೀತಿಯಲ್ಲಿ ಲಕ್ಷ್ಮಣನ ರೀತಿಯಲ್ಲಿ ರಾಮಾಯಣ ಮಹಾಭಾರತಕ್ಕೆ ವ್ಯತ್ಯಾಸ ಧರ್ಮದಲ್ಲಿ ವಿಶ್ವಾಸ ಇದ್ರೆ ಹಿಡಿದಿದ್ದ ಕೆಲಸ ಖಂಡಿತ ಆಗುತ್ತೆ ಅದಕ್ಕೊಂದು ಮಹಾಮಂತ್ರ ಬೇಕಾಗಿದೆ ರಾಮಾಯಣದಲ್ಲಿ ಇದೇ ಮಹಾಮಂತ್ರ ಧರ್ಮಾತ್ಮ ಕತ್ಲೆಯಲ್ಲಿ ಹೋಗ್ತಾ ಇರ್ತೀವಿ ಭಯವಾಗುತ್ತೆ ಮನಸ್ಸಿಗೆ ಗಾಯತ್ರಿ ಮಂತ್ರದ ಹಾಗೆ ಇದನ್ನು ಧ್ಯಾನ ಮಾಡಿಕೊಳ್ಳಿ ಮನೆ ಕಟ್ತೀರಿ ಬಾಗಿಲು ಕಾಲಿಡ್ತೀರಿ ಗುದ್ಲಿ ಪೂಜೆ ಮಾಡ್ತೀರಿ ಹುಡುಗರು ಪರೀಕ್ಷೆಗೆ ಹೋಗ್ತಾರೆ ಆಸ್ಪತ್ರೆಗೆ ಒಬ್ಬರನ್ನು ಸೇರಿಸ್ತೀರಿ ಒಂದು ನೂರೆಂಟು ಸಲ ಈ ಶ್ಲೋಕವನ್ನು ಮಂತ್ರ ರೂಪದಲ್ಲಿ ಜಪ ಮಾಡಿಬಿಡಿ ಭಯ ಹೋಗುತ್ತೆ ಭಗವಂತ ಅನುಕೂಲ ಮಾಡ್ತಾನೆ ರಾಮಚಂದ್ರ ವರಗಳನ್ನು ಕೊಡ್ತಾನೆ ಇದನ್ನು ಹೇಳಿದ ಕೂಡಲೇ ಸಶರಹ ಸಶರಸ್ತ್ರಾಣಂ ಶ್ರೀಮಜ್ವಲಿತ ಕುಂಡಲಂ ಇಂದು ಜತಕ್ಕಾಯಾತಿ ಪಾತಯಾಮಾಸ ಭೂತಲೆ ಅಭಿಚರಣ ಹುತವಹ ಪರಿಚರಣ ವಿಘಟನ ಸರಭಸ ಪರಿಪದದ ಪರಿಮಿತ ಕಪಿಬಲ ಜಲ ಜಲ ಹರಿ ಕಲ ಕಲ ರವ ಕುಬಿತ ಮಘವಜಿದ ಅಭಿಯಾನ ಅನುಜ ಸಾಕ್ಷಕ ದ್ವಂದ್ವ ಯುದ್ಧ ವೇದಾಂತೇಶರು ರಘುವೀರ ಗದ್ಯದಲ್ಲಿ ಅವನುಜ ಸಾಕ್ಷಿಕದ್ವಂದ್ವ ಯುದ್ಧ ರಾಮಚಂದ್ರ ಕಣ್ಣಿಂದ ನೋಡಿದನಂತೆ ತನ್ನ ತಮ್ಮ ಬಾಣ ಬಿಟ್ಟದ್ದನ್ನ ಇಂದ್ರಜಿತ್ ಸತ್ತದ್ದನ್ನ ಅವನುಜ ಸಾಕ್ಷಿಕ ರಾಮ ಕೊಲ್ಲಿಲ್ಲ ಇಂದ್ರಜಿತ್ತನ್ನ ಇಂದ್ರಜಿತ್ನ ಕೊಂದವನು ಲಕ್ಷ್ಮಣ ರಾಮ ಏನ ಮಾಡ ಅನುಜ ಸಾಕ್ಷಿಕ ಸಾಕ್ಷಿ ಇದ್ದಂತೆ ಎಲ್ಲಿದ್ದ ಬಾಣ ತುದಿಯಲ್ಲಿ ಕೂತಿದ್ದ ಇಂದ್ರಜಿತ್ ಬಿಟ್ಟ ಬಾಣದ ತುದಿಯಲ್ಲಿ ಕೂತಿದ್ದ ಹಿಂದೆ ನೋಡಿದ ಲಕ್ಷ್ಮಣ ನನ್ನನ್ನು ಇಟ್ಬಿಟ್ಟಿದೆಯಲ್ಲೋ ಅಂದ್ರೆ ನಾನೇ ಕೊಂದಾಗಾಯ್ತಲ್ಲ ಹೌದು ಪ್ರಭು ನನ್ನ ಶಕ್ತಿ ಅಲ್ಲ ನಿನ್ನ ಶಕ್ತಿ ನೀ ಕೊಟ್ರೆ ಉಂಟು ಇಲ್ಲದಿದ್ರಿಲ್ಲ ಅಂತ ಹೇಳಿದ್ರಿಂದ ಜ ಸಾಕ್ಷಿ ಕದ್ವಂದ್ವ ಯುದ್ಧ ಎಷ್ಟು ಸೂಕ್ಷ್ಮ ಇದೆ ರಾಮಾಯಣದ ಪ್ರಸಂಗಗಳು ಅವನು ಸತ್ತು ಬಿದ್ದು ಬೇರೆ ಕವಿಗಳಿಗೆಲ್ಲ ಸಂತೋಷವಾಯಿತು ಆ ತೋಟದಲ್ಲಿ ಅನ್ಯೋನ್ಯಂಚ ಸಮಾಶ್ಲಿಷ್ಯ ಯುದ್ಧದಲ್ಲಿ ಗೆದ್ದ ಮೇಲೆ ಕ್ರಿಕೆಟ್ ಮಾಡ್ತಾರೆ ನೋಡಿ ಒಬ್ಬರೊಬ್ಬರನ್ನ ಅಲಂಗಿಸಿಕೊಂಡು ಮುತ್ತು ಕೊಟ್ಟು ತಲೆ ಮೇಲೆ ಎತ್ತಿ ಕುಣಿದು ಕುಪ್ಪಳಿಸಿ ಹಾ ಬಾಯಲ್ಲಿ ಅಂತ ಲಕ್ಷ್ಮಣನ ಹೆಗಲ ಮೇಲೆ ಕೂರಿಸಿಕೊಂಡ್ರು ರಾಮ ಇದ್ದ ಕಡೆಗೆ ಬಂದರು ರಾಮಚಂದ್ರ ದೂರದಿಂದ ಇವರು ಜೈಘೋಷಗಳನ್ನು ಕೇಳಿದ ಸಾಯಂಕಾಲ ಆಗಿಬಿಟ್ಟಿದೆ ಬೆಳಿಗ್ಗೆ ಸಂಜೆಯ ತನಕ ಈ ಯುದ್ಧ ಅವನನ್ನು ನೋಡಿದ ಕಣ್ಣೀರು ಬಂತು ರಾಮಚಂದ್ರನಿಗೆ ಮೈ ಕೈಯೆಲ್ಲ ಗಾಯವಾಗಿತ್ತು ಲಕ್ಷ್ಮಣನಿಗೆ ಹತ್ರ ಮಡಲಲ್ಲಿ ಕೂರಿಸಿಕೊಂಡ ಮಗು ಬಾರೋ ಇಲ್ಲಿ ಅಂತ ಒಂದೇ ವಯಸ್ಸು ಲಕ್ಷ್ಮಣನಿಗೆ ಲಜ್ಜಮಾನಂಚ ಸೌಮಿತ್ರಿಂ ಬಲಾತಿ ಸ್ನೇಹಾತಿ ಹಿಂಗ ವಾಡ ತಂಬಿ ಎದ್ದು ಕೂರಿಸ್ಕೊಂಡು ಮುದ್ದು ಮಾಡಿ ಮಗು ಗೆದ್ದೆ ಅಲ್ವೋ ಯುದ್ಧದಲ್ಲಿ ಅಣ್ಣ ನಾವನ್ನು ಪಡಲಿಲ್ಲ ಅವನು ನೋಡಿ ಮಹಿಮೆ ನಾನೇನು ಮಾಡಲಿಲ್ಲ ನಿನ್ನ ಮಹಿಮೆಯ ಪ್ರಭು ಅಂತ ಹೇಳ್ತಾ ಇದ್ದಾನೆ ಶಿರಸಿ ಉಪಾಗ್ರಾಯ ಮಗುವನ್ನು ಪ್ರೀತಿ ಮಾಡ್ತಾ ಇದ್ದ ಹಾಗೆ ತಲೆಯಲ್ಲಿ ಮೂಸಿ ನೋಡ್ತಾನೆ ಮೈ ಕೈಯೆಲ್ಲ ಹೀಗಾಯಿತೆ ನೋಡಿದ ಆ ಕಡೆ ಈ ಕಡೆ ಒಂದು ಕಡೆ ಸುಷೇಣ ಬಂದ ವಿಭೀಷಣ ಬಂದ ಜಾಂಬುವಂತ ಬಂದ ಮುಳ್ಳು ಗಿಲ್ಲು ಎಲ್ಲ ತೆಗೆದರು ಅದಕ್ಕೆ ಬೇಕಾದ ಔಷಧಿಯೆಲ್ಲ ಲೇಪನ ಮಾಡ್ತಾ ಇದ್ದಾರೆ ಈ ಕಡೆಯಲ್ಲಿ ಸಮಾಚಾರ ರಾವಣನಿಗೆ ತಿಳಿಯಿತು ಹಿಂದುಜತ್ತು ಹೋಗಿಬಿಟ್ಟಣೆ ಅವನು ಹೋಯ್ತಾನ ಆಮ ನೀರು ಒತ್ತಡದಾಮ್ ಬಾಕಿ ನೀವೊಬ್ಬರೇ ಬಾಕಿ ಹೇಳಬೇಕು ಯಾರಾದರೂ ಪಾಪ ಅವನಿಗೆ ಅಯ್ಯೋ ಯುದ್ಧೇ ಹತೋ ಮಹಾರಾಜ ಲಕ್ಷ್ಮಣೇನ ತವಾತ್ಮಜ ಇದನ್ನು ಕೇಳಿದವನೇ ತುಂಬ ಕೋಪ ಬಂದು ಬಿಡ್ತು ಆ ಕೋಪ ಎಷ್ಟು ಅವಿವೇಕದ್ದು ಈ ಹಾಡು ಸೀಟೆ ನಮ್ಮೂರಿಗೆ ಬಂದಿದ್ದರಿಂದ ಇಷ್ಟೆಲ್ಲ ಆಯಿತು ಅಂದ ಅವನೇ ಹೊತ್ಕೊಂಡ್ ಬಂದಿದ್ದಾನೆ ಕೊಟ್ಟು ಅಂತ ಇವನು ಹೇಳ್ದ ಕೇಳಲಿಲ್ಲ ಸೀತೆ ಇಲ್ಲಿರೋದ್ರಿಂದಲೇ ಇಷ್ಟೆಲ್ಲ ಆಗಿದೆ ಆದ್ರಿಂದ ಅವಳನ್ನೇ ಕೊಂದು ಬಿಡ್ತೇನೆ ಅಂತ ಕಚ್ಚೆ ಪಚ್ಚೆ ಹುಟ್ಟಿದ್ದಾನೆ ಉತ್ರಯವನ್ನೂ ಹಾಕೊಳ್ಳಿಲ್ಲ ಬಿಚ್ಚುಗತ್ತಿ ತಗೊಂಡು ಓಪನ್ ಸ್ವೋರ್ಡ್ ನಡೆದು ಬಿಟ್ಟ ಲಂಕಾ ತೋಟಕ್ಕೆ ಅಶೋಕ ಮನಕ್ಕೆ ಅದನ್ನು ನೋಡಿದ ಸೂತಾದೇವಿ ಅಲ್ಲಿಂದ ಅಯ್ಯೋ ನಾನು ಎಲ್ಲಿ ಸಾಯೋದಕ್ಕೆ ಬಂದನೆ ಅಯ್ಯೋ ಅನ್ಯಾಯವಾಯ್ತಲ್ಲ ಧಿಗಸ್ತು ಕುಬ್ಜ ಹಂ ನಟಿಕೆ ಮುರಿದ್ಲು ಆ ಮಂತ್ರ ಮನೆ ಹಾಳಾಗ್ಲಿ ಅವಳೇ ಇಷ್ಟಲ್ಲ ಕೆಲಸ ರಾಮನ್ ನೋಡು ಆಸೆನೂ ಇಲ್ಲದೆ ಸಾಯೋ ಹಾಗಾಯ್ತಲ್ಲ ಅಂತ ದುಃಖ ಪಡ್ತಾ ಕೂತಿದ್ದಾಳೆ ರಾವಣನ ಹಿಂದೆಯೇ ಓಡಿ ಬಂದ ಒಬ್ಬ ಸುಪಾರ್ಶ್ವ ಅಂತ ಮಂತ್ರಿ ಆ ಮಂತ್ರಿ ನಗಬೇಡಿ ಕತೆ ಹೇಳ್ತಾರೆ ಬೇಕಾದ ಸುಪಾರ್ಶ್ವ ಬಂದ ಅಲ್ಲಿಂದ ಪ್ರಭು ಇಷ್ಟೆಲ್ಲ ಚೆನ್ನಾಗಿ ಯುದ್ಧ ನಡೆದಿದೆ ವೀರರಂತೆ ಈಗ ಯಾಕೆ ಸೀತೆಯನ್ನು ಯಾತು ಕೊಲ್ಲೋಕೆ ಹೋಗ್ತಾ ಇದ್ದೀರಿ ಹಾಗೆಲ್ಲ ಮಾಡಬಾರದು ಅಭ್ಯುತ್ಥಾನಂತ್ವ ಮಧ್ಯೈವ ಕೃಷ್ಣ ಪಕ್ಷ ಚತುರ್ದಶೀ ಇವತ್ತಿನ್ನೂ ಚತುರ್ದಶಿ ನಾಳೆ ಅಮಾವಾಸ್ಯೆ ಖಂಡಿತ ಜಯವಾಗುತ್ತೆ ಯೋಚನೆ ಮಾಡಬೇಡಿ ಯಾರಿಗೆ ಅಂತ ಹೇಳಲಿಲ್ಲ ಅಷ್ಟೇ ಪಂಚಾಂಗ ಗೊತ್ತಿತ್ತು ಅವನಿಗೆ ಕೃಷ್ಣ ಪಕ್ಷ ಚತುರ್ದಶಿ ಎಲ್ಲಿಯೋ ಸಣ್ಣ ಡೀಟೇಲ್ಸ್ ಎಲ್ಲೆಲ್ಲಿ ಕೊಟ್ಟಿದ್ದು ಇವತ್ತು ಚತುರ್ದಶಿ ನಾಳೆ ಜಯವಾಗುತ್ತೆ ಯಾರಿಗೆ ರಾಮನಿಗೆ ಅಂತ ಕತ್ತಿಯಲ್ಲೇ ಹಾಕಿದ ಅರಮನೆಗೆ ಬಂದ ಇನ್ನು ಸೈನ್ಯ ಏನೇನು ಉಳಿದಿದೆ ಅಂತ ನೋಡಿದ ರಿಸರ್ವ್ ಫೋರ್ಸ್ ಒಂದು ಸ್ವಲ್ಪ ಇತ್ತು ಏನು ಕಂಬರಾಮಾಯಣದಲ್ಲಿ ಅದ್ಭುತ ಬರೆದಿದ್ದಾರೆ ಮೂಲಬಲ ಆ ಮೂಲಬಲ ರಿಸರ್ವ್ ಫೋರ್ಸ್ ಅಂದ್ರೆ ಆಪತ್ಕಾಲಕ್ಕಿರಲಿ ಅಂತ ಇವನು ಬರೀ ಆಪತ್ಕಾಲದಲ್ಲೇ ಇದ್ದವನು ರಾವಣ ಅದನ್ನೆಲ್ಲ ಇವತ್ತಿದ್ದಕ್ಕಿದ್ದಾಗ ಹೊರಡಬೇಕು ಬನ್ನಿ ರಾಮನ ಎದುರಿಸೋಣ ಅಂತ ಹೊರಡಬೇಕು ಅದಕ್ಕೆ ಮುಂಚೆ ಹನುಮನ್ ನಾಟಕಕಾರರು ಇನ್ನೊಂದು ಚಮತ್ಕಾರ ಮಾಡಿದ್ದಾರೆ ವಾಲ್ಮೀಕಿಯಲ್ಲಿಲ್ಲ ಮಂಡೋದ್ರಿ ಹತ್ರ ಹೋದ ನಿದ್ದೆ ಮಾಡ್ತಿದ್ಲು ಪುಸಲಾಯಿಸಿ ಮೇಲೆಗೆ ಬಿಸಿ ಏನೇ ಕುಂಭಕರ್ಣ ಹೋದ ಇಂದ್ರಜಿತ್ ಹೋದ ಅತಿಕಾಯ ಹೋದ ಎಲ್ಲರೂ ಹೋದ್ರು ಯಾರಿಗೋಸ್ಕರ ನಾವು ಬಾಳ್ಬೇಕು ನೀನು ಒಂದೂ ಮಾತಾಡಲಿಲ್ಲ ಇಷ್ಟು ದಿವಸ ಈ ಹದಿನಾಲ್ಕು ದಿವಸ ಸೀತೆಯನ್ನು ಒಪ್ಪಿಸ್ಬಿಡ್ಲೆ ರಾಮನಿಗೆ ಅಂತ ಕೇಳ್ತಾರಂತ ಒಂದು ಮಾತು ರಾಮಾಯ ಪ್ರತಿಪಕ್ಷ ವೃಕ್ಷ ಶಿಖಿನೇ ದಾಸ್ಯಾಮಿ ವಾ ಮೈಥಿಲೀಂ ಯುದ್ಧೇ ರಾಘವ ಸಾಯಕೈ ವಿನಿಹತಃ ಸ್ವರ್ಗಂಗಮಿಷ್ಯಾಮಿ ಯುದ್ಧ ಮಾಡಿ ರಾಮನ ಕೈಯಲ್ಲಿ ಸತ್ತು ವೀರ ಸ್ವರ್ಗಕ್ಕೆ ಹೋಗಲೆ ಸೀತೆಯನ್ನು ಒಪ್ಪಿಸಿ ಬಿಡಲೆ ನೀತಿಜ್ಞೆ ಕಥಯಸ್ವ ದೇವಿ ಕಥಮಃ ಪಕ್ಷ ಗೃಹೀತಸ್ತ್ವಯ ನೀತಿ ತಿಳಿದವಳು ನೀನು ಏನು ಆಪ್ವಾರ್ ಸಹಾಯ ನನಗೆ ಬೇಕು ಮಂತ್ರಿಗಳು ಸೇನಾಪತಿ ಎಲ್ಲ ಸತ್ತು ಹೋಗ್ಬಿಟ್ಟಿದ್ದಾರೆ ಅಡ್ವೈಸ್ ಮಾಡೋರಿಲ್ಲ ನಿಜವಾದದ್ದನ್ನು ಹೇಳು ಸುಶ್ರಾವ್ಯಂ ಪದಮಸ್ಮದೀಯ ಮಗಮನ್ನೆ ಮನ್ಮಾತ್ರ ಬಲಂ ನಿಮ್ ಸೈನ್ಯ ಎಲ್ರಿ ಹೋಯ್ತು ಅಂದ್ಲು ಸುಶ್ರಾವ್ಯಂ ಪದಂ ಕಿವಿಲ್ ಕೇಳೋ ಚನ್ನ ನಾಮಾವಶೇಷವಾಗಿದೆ ಸೈನ್ಯ ಹೋಯಿತು ಅಂದ ಮನ್ಮಾತ್ರ ಶೇಷಂ ನಾನೊಬ್ಬ ಉಳಿದಿದ್ದೀನಿ ವೀರ ಉಳಿದಿದ್ದೆಲ್ಲ ಕೆಲಸಕ್ಕೆ ಬಾರದೇ ಇದ್ದವರು ಕಬ್ಬಿನ ಕಟ್ಟೋಕೆ ಬರದೇ ಇದ್ದವರು ಕತ್ತಿ ಹಿಡಿಯೋಕೆ ಬರದೇ ಇದ್ದವರು ಅಂಡರ್ ಏಜ್ಡ್ ಓವರ್ ಏಜ್ಡ್ ಅವ್ರನ್ನೆಲ್ಲ ತಗೊಂಡು ಏನ್ ಮಾಡಲಿ ಒಪ್ಪಿಸ್ಬಿಡ್ಲೆ ಸೀತೆಯನ್ನ ಅಥವಾ ಯುದ್ಧದಲ್ಲಿ ಸಾಯಿಲೆ ಮಂಡೋದ್ರೆ ಹೇಳಿದ್ಲು ಅಯ್ಯೋ ನಿಮಗ್ ಬುದ್ಧಿ ಬರುತ್ತೆ ಜನ್ಮ ಕೇಂದ್ರವಳು ದೃಷ್ಟ್ವಾ ದೈನ್ಯಂ ಭಗಿನ್ಯಾ ಶ್ರುತಕರ ನಿಧನಂ ವಿನಾಶಂ ನಿಮ್ ತಂಗಿಗೆ ಮೂಗ್ ಕೊಯ್ದ ರಾಮಚಂದ್ರ ಆಗ್ಲಾರು ಬುದ್ಧಿ ಬಂತೆ ಬರಲಿಲ್ಲ ಶ್ರುತಕರ ನಿಧನಂ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕೊಂದ ಆಗ ಬುದ್ಧಿ ಬಂತೆ ಬರಲಿಲ್ಲ ವಿನಾಶಂ ಮಾಮಾಶ್ರೀ ಹೋದ ಮಾರೀಚ ತಾಲಾನಾಂ ಭೇದನಂ ಸಪ್ತತಾಲ ವೃಕ್ಷಗಳನ್ನ ಒಂದೇ ಬಾಣದಿಂದ ಪೋಣಿಸಿದ ರಾಮ ಆಗಲೂ ಬುದ್ಧಿ ಬರಲಿಲ್ಲ ಕಪಿವರದಹನಂ ದಹನಂ ಬದ್ಧ ಸುಗ್ರೀವ ಸಖ್ಯಂ ಸುಗ್ರೀವನಿಗೆ ಸ್ನೇಹವಾಯಿತು ರಾಮನ ಜೊತೆಯಲ್ಲಿ ಅದು ಕೇಳಿ ಬುದ್ಧಿ ಬರಲಿಲ್ಲ ನಮ್ಮೂರ್ನೊಬ್ಬ ಕಪಿವರ ಬಂದು ಸುಟ್ಟ ಆಗ ಬುದ್ಧಿ ಬರಲಿಲ್ಲ ಕರ್ಮಾಣಿ ಉದ್ಯಾನ ಭಂಗೇ ನಮ್ಮ ತೋಟ ಎಲ್ಲ ಹಾಳು ಮಾಡಿದ ಬುದ್ಧಿ ಬರಲಿಲ್ಲ ಜಲನಿಧಿ ಚರಣಂ ಸೇತು ಕಟ್ಟಿ ರಾಮಚಂದ್ರ ಸೈನ್ಯ ತಂದ ಜಾತಸ್ತದಾನೀ ಆಗಲೆಲ್ಲ ಬರದೇ ಇದ್ದ ಬುದ್ಧಿ ಈಗ ಬರುತ್ತೆ ಅಂತ ನಾನು ನಂಬಿಲ್ಲ ಬಂದ ಬಂದಾಗ ಮಾಡಿ ಅಂದ್ಬಿಟ್ರು ಅವಳು ಸೋಯಂ ನಷ್ಟೇ ಕೊಲೆಸ್ಮಿನ್ ಕಥಮಿವ ಗಮಿತೋ ಜಾಯತೆ ತೇ ವಿವೇಕ ಅಂತ ಹೆಂಡತಿ ಕೈಲೂ ಬಯಸ್ಕೊಂಡ ಭಾಗ್ಯವಂತ ಅದು ಎಷ್ಟು ವಯ ಅವಳು ವಾಲ್ಮೀಕಿ ರಾಮಾಯಣಕ್ಕೆ ಹೊಂದುವ ರೀತಿಯಲ್ಲಿ ಈ ಚಿತ್ರಣ ಮಾಡಿದ್ದಾರೆ ಹತ್ತು ಅಂಕದ ಅದ್ಭುತವಾದ ನಾಟಕ ಹನುಮನ್ ನಾಟಕ ಭೋಜರಾಜ ಕವಿ ಬರೆದದ್ದು ಅದರ ಚರಿತ್ರೆ ಹೇಳ್ತಾರೆ ಭೋಜರಾಜ ಸಮೀಪ ಕಾಲದವನು ಉಜ್ಜಯಿನಿ ದೊರೆ ವಿಕ್ರಮಾದಿತ್ಯ ವಿಜಯಾತ್ರೆ ಹೋದಾಗ ರಾಮ ಸೇತು ಹತ್ರ ಒಂದು ಕಲ್ಲಿನ ಮೇಲೆ ಕೂತು ಸಂಧ್ಯಾವನ್ನ ಮಾಡಿದ ಏನೋ ಕೆರೆದಾಗಾಯಿತು ಆ ಕಲ್ಲು ತಿರುವಿ ಹಾಕಿದ್ರೆ ಅದರ ಮೇಲೆ ಶ್ಲೋಕ ಇತ್ತು ಆಂಜನೇಯ ಕೈಯಿಂದ ಕೆತ್ತಿದ್ದ ಶ್ಲೋಕ ಅದು ಇಂಥ ಎಷ್ಟು ಬಂಡೆ ಇವೆ ಅಂತ ನೋಡಿದ್ರೆ ಒಂದೊಂದು ಬಂಡೆಯ ಮೇಲೆ ಒಂದೊಂದು ಶ್ಲೋಕ ಇತ್ತು ಅದನ್ನೆಲ್ಲ ಹುಡುಕಿಸಿ ತೆಗೆದು ಆ ಶ್ಲೋಕಗಳ ನಡುವೆ ಇರಬೇಕಾದ ಗದ್ಯ ಭಾಗವನ್ನು ಜೋಡಿಸಿ ಈ ಭೋಜರಾಜ ಕವಿ ಅಕ್ಷರ ಲಕ್ಷವನ್ನು ಕೊಡ್ತಾ ಇದ್ದ ಅವನು ಕಾಳಿದಾಸನ ಪೇಟ್ರನ್ ಅವನು ಈ ನಾಟಕವನ್ನು ಬರೆದ ಅಂತ ಹೇಳಿ ಶ್ಲೋಕ ಎಲ್ಲ ಹನುಮಂತ ಬರೆದ ಶ್ಲೋಕ ಅಂತ ಹೇಳ್ತಾರೆ ಮರುದಿವಸ ಬೆಳಿಗ್ಗೆ ಇದ್ದು ಭೂಮಿಗೆ ಬಂದ ರಾವಣನು ವೀರಾವೇಶದಿಂದ ಬದುಕಿದ್ರಾಯಿತು ಸತ್ರಾಯಿತು ಶತಾಯ ಗತಾಯ ಬದುಕಿದ್ರಾಯಿತು ಸತ್ವಾಯಿತು ಅಂತ <coughs> ಯುದ್ಧ ಮಾಡ್ತಿದ್ದಾನೆ ರಾಮಚಂದ್ರ ತನ್ನ ಕವಿ ಸೈನ್ಯಕ್ಕೆ ಸುಗ್ರೀವನಿಗೆ ಲಕ್ಷ್ಮಣಿಗೆ ಹೇಳಿಬಿಟ್ಟ ನೀವು ಯಾರು ತಂಟೆಗೆ ಬರಬೇಡಿ ಒನ್ ಟು ಒನ್ ಇದು ಯುದ್ಧ ಏತದಸ್ತ್ರ ಬಲಂ ದಿವ್ಯಂ ಮಮ ಮಾತ್ರಂಬ ಕಸ್ಯಟ ಈ ಯುದ್ಧವಿದ್ಯೆ ನನಗೊಬ್ಬನಿಗೆ ಗೊತ್ತು ಇಲ್ಲದಿದ್ರೆ ಪರಮಶಿವನಿಗೊಬ್ಬನಿಗೆ ಗೊತ್ತು ನಮ್ಮಿಬ್ಬರು ಗೊತ್ತು ಯಾರಿಗೂ ಗೊತ್ತಿಲ್ಲ ಇದನ್ನು ಮಾಡ್ತೇನೆ ನೋಡಿ ಅಂತ ಹೇಳಿ ಗಾಂಧರ್ವಾಸ್ತ್ರ ಪ್ರಯೋಗ ಮಾಡಿದ ಗಾಂಧರ್ವಾಸ್ತ್ರ ಅಂದ್ರೆ ಹೇಗಿತ್ತಿದು ಒಂದೊಂದೊಂದೊಂದು ರೀತಿ ಹೇಳ್ತಾರಲ್ಲ ಮಧ್ಯೆ ನಿಂತಿದ್ದಾನೆ ಕೈಯಲ್ಲಿ ಬಿಲ್ ಹಿಡಿದಿದ್ದಾನೆ ಗರ ಗರ ಗರ ಗರ ಸುತ್ತಾ ಇದ್ದಾನೆ ಆ ಬಾಣ ಬಿಡ್ತಾ ಇರೋದು ಪುಂಖಾನುಪುಂಖವಾಗಿ ಎಲ್ಲ ಕಡೆ ಹೋಗ್ತಾ ಇದೆ ರಾಮನೇ ಚಕ್ರ ರಾಮನೇ ಕೇಂದ್ರ ಅವನ ತೋಳೆ ಅದರ ತ್ರಿಜ್ಯ ಬಾಣ ತೆಗೀತಾ ಇದ್ದಾನೆ ಬಿಡ್ತಾ ಇದ್ದಾನೆ ಇದರ ಮಹಿಮೆ ಯುದ್ಧ ಭೂಮಿಯಲ್ಲಿ ಆ ಮೂಲಬಲ ರಾಕ್ಷಸ ಸೈನ್ಯ ಏನಿತ್ತು ಅವರಿಗೆ ಒಬ್ಬ ಇನ್ನೊಬ್ಬರಿಗೆ ರಾಮನಂತೆ ಕಾಣುವುದು ಆರಂಭ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ಅಲ್ಲಲ್ಲಿ ರಾಮ ಇದಕ್ಕೆ ಬರೆದಿದ್ದಾರೆ ಪುರಂದಾಸು ಈ ಹಾಡನ್ನ ತ್ಯಾಗರಾಜರು ಹಾಗೆ ರಾಮಾಯಣದ ಪ್ರಸಂಗಗಳು ಜೋಡಿಸಿದ್ದಾರೆ ರಾಕ್ಷಸರೇನು ಮಾಡಿದ್ರು ರಾಮನ ಬಾಣ ಜೊತೆಗೆ ಒಬ್ಬರನ್ನೊಬ್ಬರೇ ಕೊಂದುಕೊಂಡರು ಸತ್ತರು ಒಂದು ಮುಹೂರ್ತದಲ್ಲಿ ಒಂದೂವರೆ ಗಂಟೆ ಕಾಲದಲ್ಲಿ ಇಡೀ ರಾವಣನ ಮೂಲ ಬಲವೆಲ್ಲ ಸಂಹಾರವಾಯಿತು ಯಾರೂ ಉಳಿಲಿಲ್ಲ ಮುಸುಕು ಹಾಕೊಂಡು ಬಂದು ಸೇರಿದ ಊರಿಗೆ ಕ್ರಿಕೆಟ್ ಅಲ್ಲಿ ಸೋತವ್ರು ಬರ್ತಾರಲ್ಲ ಅಯ್ಯೋ ಏನ್ ಮಾಡೋದು ರಾತ್ರಿ ಊರೆಲ್ಲ ಸುತ್ತಾಡಿದ್ದಾನೆ ಪಾಪಿ ಯಾರ ಮನೆಯಲ್ಲಾರು ಗಂಡಸರಂತಿದ್ದಾರೆ ಹೆಸರಿಗಿದ್ರು ಸಾಕು ಎಂಬತ್ತೋ ತೊಂಬತ್ತೋ ವರ್ಷ ಇದ್ರು ಒಂದು ಸೈನ್ಯ ಮಾಡಿಕೊಂಡು ಇನ್ನೂ ಯುದ್ಧ ಮಾಡಬೇಕು ಅಂತ ಆಸೆ ಸುತ್ತಾಡ್ತಾನೆ ಊರಲ್ಲೆಲ್ಲ ಹೆಂಗಸರು ಮನೆ ಮನೆಗಳಲ್ಲಿ ಕೂತ್ಕೊಂಡು ಬೈತಾ ಇದ್ದಾರೆ ಕೃತೈಷ ವಿಧವಾಲಂಕ ಇಡೀ ಲಂಕೆಯನ್ನು ವಿಧವೇಮಯ ಮಾಡಿದ ರಾವಣ ವಯಂಚಕುಲನಂದನ ನಾವು ಸತ್ಯವು ದೇಹ ಕೃಷ್ಣೋ ಅಕೃತೋನ್ನಂ ಗೃದ್ಧಾಣ ಸತ್ತು ಮೇಲೆ ಶ್ರಾದ್ದ ಮಾಡುವುದಿಲ್ಲ ಹದ್ದುಗಳಿಗೆ ಅಂತ ಹಾಕಬೇಕಾಗತ್ತೆ ನಮ್ಮ ಶರೀರವನ್ನ ಆತ್ಮ ನರಕ ಹೇತವೇ ನಾವು ನರಕಕ್ಕೆ ಹೋಗ್ತೇವೆ ರಾವಣ ಹೀಗೆ ಮಾಡಿದ್ನಲ್ಲ ಅಂತ ಒಂದು ಮನೆ ಬಾಗಿಲಲ್ಲಿ ನೆಟಿಗೆ ಮುರಿತಾ ಇದ್ದಾಳೆ ಸುಕುಮಾರಂ ಮಹಾಸತ್ವಂ ಸುಂದರಾಂಗನಾದ ರಾಮಚಂದ್ರನನ್ನ ನಮ್ಮೂರಿಂದ ಸುಮುಖಂ ದುರ್ಮುಖಿ ಈ ಶೂರ್ಪಣಿಗೆ ಹೋಗಿ ಯಾವತ್ತು ಕಾಣಿಸಿದಳೋ ಅವತ್ತೇ ನಮ್ಮೂರಿಗೆ ಇದಾಯಿತು ಆ ಶೂರ್ಪಣಿಗೆಗೆ ರಾಮನಲ್ಲಿ ಪ್ರೀತಿ ಕೇಳುವುದಕ್ಕೂ ಯೋಗ್ಯತೆ ಬೇಡವೆ ಜನಸ್ಯಾಸ್ಯ ಅಲ್ಪಭಾಗ್ಯತ್ವಾತಿ ವಲಿನಿ ಮೂರ್ಧಜ ತಲೆ ಬೆಳಗಿತ್ತು ಅವತ್ತು ಕೇಳಿದ್ನಲ್ಲ ಇಲ್ಲಿದೆ ನೋಡಿ ತಲೆ ಬೆಳಗಿದ್ದವಳು ಹಲ್ಲು ಉದುರಿದ್ದವಳು ಮೈಯೆಲ್ಲ ಸುಕ್ಕು ಬಿದ್ದಿದ್ದವಳು ಪೌಡರ್ಗೆ ಇವರು ಏನು ಇರಲಿಲ್ಲ ಆಗಿನ ಕಾಲದಲ್ಲಿ ಅವಳಿಂದ ಕಬಂತ ಹೋದ ಅವಳಿಂದ ವಾಲಿ ಸತ್ತ ಆ ಶೂರ್ಪಣಿಗೆ ಮಾಡಿದ ಕೆಲಸ ಅಂತ ಮನೆ ಮನೆಯಲ್ಲಿ ಬೈತಾ ಇದ್ದಾರೆ ಇದನ್ನು ಕೇಳಿಕೊಂಡು ನಿಟ್ಟುಸಿರು ಬಿಟ್ಟ ಕನ್ಸ್ಕ್ರಿಪ್ಷನ್ ಆರ್ಡರ್ ಮಾಡಿದ ಹದಿನೆಂಟು ವಯಸ್ಸು ಕೆಳಗಿದ್ರೂ ಪರವಾಗಿಲ್ಲ ಐವತ್ತರ ಮೇಲಿದ್ರೂ ಪರವಾಗಿಲ್ಲ ಗಂಡು ಸಂಸ್ಥೆ ಎಲ್ಲ ಬಲಾತ್ಕಾರವಾಗಿ ಯುದ್ಧಕ್ಕೆ ಬರತಕ್ಕದ್ದು ಇಲ್ಲಿ ಎಲ್ಲಿದ್ದು ಅಲ್ಲಿದ್ದ ಕೊದ್ದು ಬಿಡ್ತೇನೆ ಅಂತ ಅಪಣೆ ಮಾಡೋದು ಒಂದು ಹುಸಿ ಸೈನ್ಯ ತಯಾರು ಮಾಡಿದ ರಾವಣ ಇದು ಕೊನೆಯ ಯುದ್ಧ ವಿರೂಪಾಕ್ಷರೆಂಬುವನನ್ನ ಇದ್ದದಕ್ಕೆ ನೆಪಕ್ಕೆ ಒಂದು ಕಮಾಂಡರ್ ಅಂತ ಮಾಡಿದ ಮಹೋದರನನ್ನು ಮಾಡಿದ ಮಹಾಪಾರ್ಷನನ್ನು ಮಾಡಿದ ಅವರೆಲ್ಲರನ್ನು ಒಂದೊಂದೇ ಬಾಣದಲ್ಲಿ ಮುಗಿಸಿಬಿಟ್ಟ ರಾಮಚಂದ್ರ ಈಗ ರಾಮರಾವಣ ಅಸ್ತ್ರ ಪರಂಪರೆ ಶುರುವಾಯಿತು ಯುದ್ಧ ಭೂಮಿಯಲ್ಲಿ ಲಕ್ಷ್ಮಣ ಎದುರಿಗೆ ಸಿಕ್ಕಿದ ರಾವಣ ತುಂಬಾ ಕೋಪ ಆಯಿತು ಲಕ್ಷ್ಮಣನ ಹಿಂದೆ ವಿಭೀಷಣ ಇದ್ದ ವಿಭೀಷಣನ ಅರಮನೆ ಬಿಟ್ಟು ಹೋದ್ಮೇಲೆ ಮೊತ್ತ ಮೊದಲು ನೋಡ್ತಾ ಇರೋದು ಇದೇ ರಾವಣ ಈ ಪಾಪಿ ಹೋಗಿ ನಿಕುಂಬಿಳ ಗುಟ್ಟು ಹೇಳ್ಕೊಟ್ಟ ನನ್ನ ಮಕ್ಕಳನ್ನು ಕೊಲಿಸಿದ ಸೈನ್ಯ ತಗೊಂಬಂದ ಇವನು ಮಾಡ್ತೇನೆ ನೋಡು ಅಂತ ರಥದಲ್ಲಿ ಇಟ್ಟಿದ್ದು ಒಂದು ತ್ರಿಶೂಲ ಶಿವನೇ ಕೊಟ್ಟಿದ್ದ ತ್ರಿಶೂಲ ಅದು ಹೊನ್ನಿನ ತ್ರಿಶೂಲ ಒಳ್ಳೆ ಟ್ವಿಸ್ಟೆಡ್ ಥ್ರೆಡ್ ಇದ್ದ ಹಾಗೆ ಎಂಟು ಕಡೆ ಗಂಟೆ ಕಟ್ಟಿದ್ರು ಅದಕ್ಕೆ ಅಷ್ಟಘಂಟಾ ಶಕ್ತಿ ಅರಿಶಿನ ಕುಂಕುಮ ಗಂಧ ಎಲ್ಲ ಏರಿಸಿ ಏರಿಸಿ ಥಳ ಥಳ ಥಳ ಹೊಳಿತಾ ಇದೆ ಅದನ್ನು ತಿರುಗಿಸಿ ತಿರುಗಿಸಿ ಏ ವಿಭೀಷಣ ಇವತ್ತು ಸತ್ತೇ ನೋಡು ಅಂತ ಎಸೆದ ಆ ಎಸೆದ ರಭಸಕ್ಕೆ ಸಿಕ್ಕಿದ್ರೆ ವಿಭೀಷಣ ಏನಾಗ್ತಿದ್ನೋ ಏನು ಕಥೆಯೋ ಲಕ್ಷ್ಮಣ ಅದನ್ನು ನೋಡಿದ ರಾಮ ಇವನಿಗೆ ಪಟ್ಟ ಕಟ್ಟಿದ್ದಾನೆ ಮುಂದೆ ದೊರೆಯಾಗುವನು ಎಂಬುದಾಗಿ ತಾನು ಅಡ್ಡ ಬಂದು ತನ್ನ ಎದೆಯನ್ನು ಒಡ್ಡಿದ ಲಕ್ಷ್ಮಣ ದಿಟ್ಟತನ ನೋಡಿ ಇವನ ಎದೆಯಲ್ಲಿ ಅದು ಹೊಕ್ಕು ಆ ಕಡೆ ಬೆನ್ನಿಗೆ ಬಂತು ಲಕ್ಷ್ಮಣ ಕೆಳಗೆ ಬಿದ್ದ ಸತ್ಯ ಇವತ್ತು ಏನ್ ಮಾಡ್ತೀಯ ನೋಡು ಎಂಬುದಾಗಿ ರಾವಣ ತುಂಬಾ ಸಂತೋಷ ಪಡ್ತಾ ಇದ್ದಾನೆ ಕೋಪ ಬಂತು ರಾಮಚಂದ್ರನಿಗೆ ಲೇ ರಾವಣ ಇವತ್ ನೋಡು ಅಸ್ಮಿನ್ ಮುಹೂರ್ತೆ ನಚಿರಾತ್ ಸತ್ಯಂ ಪ್ರತಿಷಣೋಮಿತೆ ವಾನರರೇ ರಾಕ್ಷಸರೇ ಇವತ್ತು ಕೇಳಿಬಿಡಿ ಅರಾವಣ ಮುಂಬ ಜಗದ್ರಕ್ಷತವಾದರಾಹ ಈ ಭೂಮಿಯಲ್ಲಿ ರಾಮ ರಾವಣರು ಇಬ್ಬರಿಗೂ ಜಾಗ ಇಲ್ಲ ಯಾರೊಬ್ಬರು ಇರಬೇಕು ಇಲ್ಲ ನಾನಿರಬೇಕು ಇಲ್ಲ ರಾವಣ ಇರಬೇಕು ಎಂಬುದಾಗಿ ಈ ಲಕ್ಷ್ಮಣನ ಬೇರೆ ಕಡೆಗೆ ಸಾಗಿಸಿ ಅವನಿಗೇನು ಚಿಕಿತ್ಸೆ ಮಾಡಬೇಕು ಮಾಡಿ ಮಾಡ್ತೇನೆ ಅಂತ ಭಯಂಕರ ಯುದ್ಧವನ್ನು ಮಾಡಿದ್ದಾನೆ ರಾವಣ ಮೂರ್ಛಿತನಾದ ಎರಡು ಕಥೆ ಹೇಳಬೇಕು ಈ ಕಡೆಯಲ್ಲಿ ಒಂದು ಕಡೆ ರಾವಣನ ಸಾರಥಿ ಊರಿಗೆ ಕರ್ಕೊಂಡು ಹೊರಟ ಅವನನ್ನ ಮೂರ್ಛೆ ಬಂತು ಸತ್ಯ ಹೋದ್ರು ಯಾರು ನೋಡುವರಲ್ಲಿ ಇಲ್ಲ ಮತ್ತೊಂದಿಲ್ಲ ಅರ್ಧ ದಾರಿಗೆ ಹೋದ ಮೇಲೆ ತಂಪು ಗಾಳಿ ಬೀಸಿ ಎಲ್ಲ ಕರ್ಕೊಂಡು ಹೊರಟಿಯೋ ನನ್ನ ಅಂತ ಕೇಳಿದ ರಾವಣ ಇನ್ನೆಲ್ಲಿಗೆ ಸ್ವಾಮಿ ಊರಿಗೆ ಎಂದ ಹೇ ಶತ್ರು ಕಾಣೋ ರಾಮ ನನಗೆ ರಂಜನೀಯಸ್ಯ ವಿಕ್ರಮೈ ಅವನ ಪರಾಕ್ರಮ ಇರಲಿ ನನ್ನದಲ್ಲಿ ರಾವಣನು ಒಪ್ಪಿಕೊಂಡ ಏನು ಅವನ ಕಣ್ಣೆದ್ರಿಗೆ ನಾನು ಒಂದಷ್ಟು ಚಲ್ಲಾಟ ಮಾಡಬೇಕು ಅಂತಿದ್ರೆ ಕೃತೋಕ ಅಪುರುಷಸ್ಥ ಅದನ್ನು ಹೇಳಿ ಮಾಡಿಬಿಟ್ಟಲ್ಲೋ ಥೂ ರಾವನ ಬೆನ್ ತೋರಿಸಿ ಊರ್ ಕಡೆ ಓಡೋ ಮಾಡಿಬಿಟ್ಟಲ್ಲ ಅಂತ ಬೈದಾಗ ಸಾರಥಿಗೆ ಕೋಪ ಬಂತು ಹೇಗಿದ್ರು ಹೋಗೋ ಸರ್ಕಾರ ಅದಕ್ಕೇನು ಮಾಡಿದ ನನ್ನಿಂದ ನಿಮ್ಗೆ ಬೇಜಾರಾಗಿದ್ದರೆ ನಿಮ್ಮ ರಥ ನೀವೇ ನಡೆಸ್ಕೊಳ್ಳಿ ಅಂತ ಕೆಳಗಿಳಿದ ಶಲ್ಯ ಮಾಡಿದ ಹಾಗೆ ರಾವಣ ಇವನು ಬಿಟ್ಟು ಹೋದ್ರ ಗತಿ ಏನು ಅಂತ ಅರ್ಧದಲ್ಲಿ ತಮಿಳುನಾಡಲ್ಲಿ ಮಾಡ್ತಿದ್ರು ಕ್ಷೌರ ಮಾಡೋವ್ರಿಗೂ ಒಂದೇ ಮಾತರಂ ಹೀಗನ್ಬೇಕ ಸಹ ಒಂದೇ ಮಾತರಂ ಸೋಪ ಒಂದೇ ಮಾತರಂ ಒಬ್ಬ ಜಮೀನ್ದಾರ ಮಾಡ್ತಿದ್ದ ಒಬ್ಬ ಅಂದ್ರೆ ಒಂದೇ ಮಾತ್ರ ಸೊಲವಂಡಯ್ಯ ಜಮೀನು ಹೋಗು ಭಯ ಒಂದೇ ಮಾತ್ರ ಸೊಲವಂಡ ಒಂದು ಪಟ್ಟೆ ತೆಗೆದಿದ್ದಾನೆ ಒಂದೇ ಮಾತ್ರ ಹೇಳಬೇಡ ಅಪ್ಪ ನೀರೇ ಹೊಣಿಕೆ ಹೋಗು ರುಚಿಟ್ಟು ಹೋಗು ಬಾರೋ ಬಾರೋ ಹೇಳಿ ಒಂದೇ ಮಾತ್ರ ಪರವಾಗಿಲ್ಲ ಅಂತ ಮಾಡಿಸ್ತಾ ಹಾಗೆ ಅವನು ಬ್ರಿಟಿಷರ ಕಡೆ ಅವನು ಅವನು ಎದುರು ಕಟ್ಕೋಬಾರ್ದಲ್ಲ ಅಂತ ವಾಪಸ್ ಕರ್ಕೊಂಡು ಹೋಗು ಅಂತ ಅವನ ಕೈಯಲ್ಲಿ ಇದ್ದಿದ್ದ ಕಡಗ ಇಡಗ ಎಲ್ಲ ಕೊಟ್ಟ ಯುದ್ಧ ಭೂಮಿಯಿಂದ ವಾಪಸ್ ಬಂದು ಇನ್ನೂ ಬೇಕಾದಷ್ಟು ಕೊಡ್ತೀನಿ ಈ ಕಡೆ ರಾವಣ ವಾಪಸ್ ಬರುವಷ್ಟರಲ್ಲಿ <coughs> ಸುಷೇಣ ಔಷಧಿಗಳನ್ನು ತಂದು ಲಕ್ಷ್ಮಣನ ಮೂಗಿ ಹಿಡಿತಿದ್ದಾನೆ ರಾಮಚಂದ್ರ ಅಳ್ತಾ ಇದ್ದಾನೆ ದೇಶ ದೇಶ ಕಳತ್ರಾಣಿ ಶ್ಲೋಕ ಕೇಳಿದ್ದೀರಿ ಹೋದ ಕಡೆಯಲ್ಲಿ ಹೆಂಡತಿ ಬೇಕಾದ್ರೆ ಮಾಡ್ಕೋಬಹುದು ಹೊಸ ಹೆಂಡತಿ ದೇಶೇ ದೇಶೇ ಚ ಬಾಂಧವಾ ಬಂಧುಗಳನ್ನು ಪಡೆಯಬಹುದು ತಂತು ದೇಶನ್ನ ಪಶ್ಯಾಮಿ ಯತ್ರ ಭ್ರಾತ ಸಹೋದರ ಶ್ಲೋಕಕ್ಕೊಂದು ವಿಶೇಷವಿದೆ ಭ್ರಾತ ಸಹೋದರ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವರು ಸಹೋದರು ಅನ್ಬೇಕು ರಾಮ ಲಕ್ಷ್ಮಣ ಸಹೋದರರಲ್ಲವಲ್ಲ ಅವರು ಬೇರೆ ತಾಯಿಯವರಲ್ಲ ಸಹ ಉ ಆದರ ಬಿಡಿಸ್ಕೋಬೇಕು ಜೊತೆಯಲ್ಲಿ ಹುಟ್ಟದೇ ಇದ್ದರೂ ಹುಟ್ಟಿದ ತಮ್ಮನಿಗಿಂತ ಇಷ್ಟು ಆದರವನ್ನು ಅವನನ್ನು ಎಲ್ಲಿಂದ ಪಡೆಯಲಿ ವ್ಯಾಕರಣ ವಿಶೇಷ ವಿಶೇಷ ವ್ಯಾಖ್ಯಾನಗಳನ್ನು ನೋಡಬೇಕು ಇದನ್ನು ಹೇಳ್ತಾ ಇದ್ದಾನೆ ಸುಷೇಣ ಹೇಳಿದ ಪ್ರಭು ಹೋಗಿಲ್ಲ ಯಾಕೆ ಸುಮ್ಮನೆ ಅಳ್ತಾ ಇದ್ದೀರಿ ಸತ್ತು ಮೇಲೆ ಅಳಬೇಕು ಬದುಕಿದ್ದವ್ರಿಗೆ ಯಾರು ಅಳ್ತಾರಿಯೇ ಶರೀರ ನೀಲಿ ಕಟ್ಟಿಲ್ಲ ನೋಡಿ ರಾಮಚಂದ್ರನು ಕೈ ಆಡಿಸಿದ ಲಕ್ಷ್ಮಣ ಎದ್ದು ಕೂತ್ಕೊಂಡ ಅಣ್ಣ ತಮ್ಮಂದರು ತಬ್ಬಿಕೊಂಡರು ಅಷ್ಟರಲ್ಲಿ ರಾವಣ ಬೇರೆ ಬರ್ತಾ ಇದ್ದಾನೆ ದೇವತೆಗಳು ನೋಡಿದರು ಪ್ರಭು ರಾಮಚಂದ್ರ ಸ್ವಾಮಿ ನೀನೊಬ್ಬನೇ ನೆಲದಲ್ಲಿದ್ದೀಯೋ ಅವನು ರಥದಲ್ಲಿ ಕೂತಿದ್ದಾನೆ ಕವಚ ಇದೆ ರಥ ಇದೆ ಸಾರಥಿ ಇದ್ದಾನೆ ಯುದ್ಧ ಸಮವಾಗಿಲ್ಲ ನಾನು ಕಳಿಸ್ಕೊಡ್ತೇನೆ ರಥವನ್ನು ತಗೋಂತ ದೇವೇಂದ್ರ ಹೇಳ್ತಾ ಇದ್ದಾನೆ ಅಲ್ಲಿ ತನಕ ಬೇಡ ಬೇಡ ಅಂತ ಹೇಳಿದಿದ್ದವನು ರಾಮಚಂದ್ರ ಆಯಿತು ರಥವನ್ನು ಕಳಿಸು ಅಂತ ಹೇಳಿದ ಇಂದ್ರದತ್ತವಾದ ರಥ ಆ ಮಾತಲಿ ಎಂಬ ದೇವೇಂದ್ರನ ಸಾರಥಿ ಸಮೇತವಾಗಿ ಕೆಳಗೆ ಇಳಿಯಿತು ಈಗ ರಾಮಚಂದ್ರ ಅದರಲ್ಲಿ ಕೂತುಕೊಂಡ ಆಹೂಯ ಮಾತಲಿಂ ಮಾತಲೆಂ ಶಕ್ರಃ ವಚನಂಚ ಇದಮಬ್ರವೀತ್ ಸಾರ್ಥಿ ಕೆಲಸ ಸಾಮಾನ್ಯ ಕೆಲಸವಲ್ಲ ಇದು ಮಾತಲಿಗೆ ಭಾಗ್ಯ ರಾಮಚಂದ್ರನ ರಥವನ್ನು ನಡೆಸಿದ್ದು ಅರ್ಜುನನಿಗೆ ಕೃಷ್ಣ ರಥವನ್ನು ನಡೆಸಿದ್ದು ಭಾಗ್ಯ ಅರ್ಜುನನ ಭಾಗ್ಯ ತುಂಬಾ ದೊಡ್ಡದು ಅದು ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ ರಥ ಕುಟುಂಬಿ ಅಂತ ಶಬ್ದ ಹಾಕ್ತಾರೆ ಒಂದೇ ಕುಟುಂಬ ಅಂತ ಇವರು ಆ ರಥ ನಡೆಸೋನಿಗೆ ಏನು ಚಾಲಾಕಿರಬೇಕು ಅಂದ್ರೆ ಸಮಯಕ್ಕೆ ಸರಿಯಾಗಿ ಎಲ್ಲಿ ನಿಲ್ಲಿಸಬೇಕು ರಥವನ್ನ ಹಿಂದೆ ಇದ್ದಲೇ ಈ ಅಸ್ತ್ರ ಬಿಡುವನ್ನು ಈ ದಿಕ್ಕಲ್ಲಿ ಬಿಡು ಕೊರಳಿಗೆ ಬಿಡು ಎದೆಗೆ ಬಿಡು ಡೈರೆಕ್ಷನ್ ಬೇರೆ ಕೊಡಬೇಕು ಕಮಾಂಡರ್ ಇನ್ ಚೀಫ್ ಮೇರ್ ಕಮಾಂಡರ್ ಇವನು ಅಂಥದೊಂದು ಸಾರಥಿ ಮಾತಲಿ ಅಂಥವನು ದಿಕ್ಕು ಹೇಳುವುದಕ್ಕೆ ಬಂದಿದ್ದಾನೆ ರಾವಣ ಶೂಲವನ್ನು ಬಿಟ್ಟ ಶೂಲಭಂಗವಾಯಿತು ದಶಗ್ರೀವ ವಿಘೂರ್ಣನಂ ವಿಘೂರ್ಣ ಅಂದ್ರೆ ಹಣ್ಣು ಮಾಡಿದ್ದಾನೆ ರಾಮ ಅವನನ್ನ ಕೊಲ್ಲಬೇಕು ಅಂತ ಇಷ್ಟ ಇಲ್ಲ ನಮ್ಮ ಪ್ರಭುವಿಗೆ ಕರುಣೆ ಹಣ್ಣುಗಾಯಿ ನೀರುಗಾಯಿ ಮಾಡಬೇಕು ಇದು ಅಂತ ಕೊಲೆಯಲ್ಲಾರು ಶರಣಾಗತಿ ಮಾಡ್ತಾನೋ ಬಗ್ಗಿಸ್ಬೇಕು ಬಗ್ಗಿಸ್ಬೇಕು ಅಂತ ಅದವನ ಕೈಲಿ ಸಾಯಬೇಕು ಅಂತ ಅವನ ಉದ್ದೇಶ ಏನು ಮಾಡಿದ್ರು ಸೋತರು ಬಗ್ಗದೇ ಇರುವಾಗ ಸಾಯಂಕಾಲ ಪ್ರಾಪ್ತವಾಗ್ತಾ ಬಂದ್ಬಿಡ್ತು ಶತ್ರೋಹ ಪ್ರಖ್ಯಾತ ವೀರ್ಯ ರಂಜನೀಯಸ ವಿಕ್ರಮ ಅದೆಲ್ಲ ಹೇಳಿದ್ದೆ ತಮಗೆ ಇನ್ನೇನು ಸೂರ್ಯ ಮುಳುಗಬೇಕು ಅಷ್ಟರಲ್ಲಿ ಸೂರ್ಯಮಂಡಲದಿಂದ ಸೂರ್ಯದೇವನೇ ತಲೆಗೆ ತಲೆಯನ್ನು ಹೊರಗಡೆ ಚಾಚಿ ಪ್ರಭು ಇವನನ್ನು ನೀನು ಮುಗಿಸ್ತಾ ಇದ್ರೆ ಇನ್ನು ಈ ಜನ್ಮದಲ್ಲಿ ರಾಮಾವತಾರದಲ್ಲಿ ರಾವಣ ಸಾಯೋದಿಲ್ಲ ಅಥ ರವಿ ಮುದಿತ ಮುದಿತಮನಃ ಪರಮಂ ಪ್ರದರ್ಶ್ಯಮಾಣ ನಿಶಿಚರಪತಿ ಸಂಶಯಂ ವಿಧಿತ್ವ ಸುರಗಣ ಮಧ್ಯಗತೋ ಓವಚ ತ್ವರ ಇತಿ ಬೇಗ ಮಾಡು ಒಂದು ಆಶ್ಚರ್ಯವಾಗಿತ್ತು ಅಗಸ್ತ್ಯ ಮಹರ್ಷಿಗಳು ಭೂಮಿಗೆ ಬಂದಿದ್ದಾರೆ ಮಿಲಿಟೆಂಟ್ ಮಹರ್ಷಿ ಅಗಸ್ತ್ಯರು ಪುಲಸ್ತ್ಯರು ಒಂದೇ ತಾಯಿ ತಂದೆಯರ ಮಕ್ಕಳು ಅಗಸ್ತ್ಯ ಗೋತ್ರದವರೆಲ್ಲ ಋಷಿಗಳಾದರು ಸಪ್ತ ಸಪ್ತಋಷಿಗಳಲ್ಲಿ ಒಬ್ಬರಾಗಿದ್ದರು ಅವರ ಮಗನಾಗಿದ್ದರು ರಾವಣ ಮತ್ತು ಮುಂದೆ ಬಂದವರೆಲ್ಲ ರಾಕ್ಷಸ ವೃತ್ತಿಯನ್ನು ಹಿಡಿದಿದ್ದರಿಂದ ಪುಲಸ್ತ್ಯ ಗೋತ್ರ ನಿರ್ನಾಮವಾಯಿತು ಪೌಲಸ್ತ್ಯ ಮತ್ತು ಪೌಲಸ್ತ್ಯ ಗೋತ್ರ ಅಂದ್ರೆ ಇಲ್ಲ ಸಪ್ತರ್ಷಿಗಳ ಪಟ್ಟಿಯಲ್ಲಿ ಅವರನ್ನು ಹೊರಗೆ ತೆಗೆದರು ಪನಿಷ್ಮೆಂಟ್ ಹತ್ರಿ ಭೃಗು ಕುತ್ಸ ಶಿಷ್ಟ ಗೌತಮ ಕಾಶ್ಯಪ ಅಂಗೀರಸ ಋಷಿಯ ಮೊದಲಿದ್ದದ್ದು ಸಪ್ತರ್ಷಿಗಳಿಷ್ಟಲ್ಲಿ ಪುಲಹ ಪುಲಸ್ಯ ಅಗಸ್ತ್ಯವರೆಲ್ಲ ಹೆಸರುಗಳು ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಎರಡು ಕಡೆ ಲಿಸ್ಟ್ ಬರುತ್ತೆ ಪುಲಸ್ಯ ಗೋತ್ರದವರು ರಾಕ್ಷಸರಾದರು ಪುಲಹ ಗೋತ್ರದವರೆಲ್ಲ ಯಕ್ಷರಾಗಿ ಹೋದರು ಕೃತು ಗೋತ್ರದವರೆಲ್ಲ ಕಾರ್ತಿವೀರನ ಕಡೆ ಕಿಳ್ಳೆ ಕ್ಯಾತರು ಜಾದೂ ಮಾಡುವವರು ಯಾತುಧಾನರು ಮಾಟ ಮೋಸ ಮಾಡುವವರು ಕೇಳಿದ್ದಿರೋರು ಕೆಳ್ಳೆ ಕ್ಯಾತರು ಅಂದ್ರೆ ಕೇಳಿಲ್ಲ ಚಿಳ್ಳೆ ಕ್ಯಾತ ಮಾಡಿದ್ದು ಹಿಳ್ಳೆಲ್ಲ ಕಿಳ್ಳೆ ಕ್ಯಾತರು ಅಲ್ಲಿ ಧಾರವಾಡದ ಕಡೆ ಉಂಟವರು ಜನರಿಗೆ ಹೇಳ್ತಾರ ಬೇಂದ್ರವ್ರು ಹೇಳೋರು ಇದನ್ನೆಲ್ಲ ನಮಗೆ ಗೊತ್ತಿಲ್ಲದೆ ಇದ್ದು ಮಹಾಭಾರತ ರಾಮಾಯಣವನ್ನ ಕಲ್ಲನ್ನು ನೀರಲ್ಲಿ ತೇರಿಸ್ತೇನೆ ಎಲ್ಲ ದುಡ್ಡು ಕೊಡಿ ಊರು ತುಂಬಾ ಸಾವಿರಾರು ರೂಪಾಯಿ ವಸೂಲು ಮಾಡಿದೆ ಕಲ್ಲಪ್ಪ ಹೇಗೆ ತೇರಿಸ್ತೀಯ ನಾಡ್ತೀನಿ ನೋಡಿ ಅಂತ ಒಂದು ನದಿಯಲ್ಲಿ ನಿಂತ್ಕೊಂಡ ಎಷ್ಟು ಮೊಣಕಾಲಷ್ಟು ನೀರಿಲ್ಲ ಒಂದು ಸಣ್ಣ ಹೆಂಚಿ ಬಕರೆ ಅಂತ ಸಣ್ಣ ಕಲ್ಲು ತಗೊಂಡ ಅದನ್ನ ಆ ವಾಟರ್ ಲೆವೆಲ್ಗೆ ಪ್ಯಾರಲ್ ಆಗಿ ಹೀಗೆ ಎಸೆದ್ರೆ ನಾವೆಲ್ಲ ಮಾಡ್ತೀವಿ ಚಿಕ್ಕ ವಯಸ್ಸಲ್ಲಿ ಅದು ಅಲ್ಲಲ್ಲಿ ತಗಲಿ ತಗಲಿ ತಗಲಿ ಎಲ್ಲೋ ಹೋಗುತ್ತೆ ಇಷ್ಟು ಹೊತ್ತು ತೇಲ್ತೋ ಇಲ್ವೋ ನಾ ಮಾಡಿ ತೋರಿಸಿದ್ದೇನೆ ದುಡ್ಡು ಕೊಡಿ ಅಂತ ಹೇಳುವುದು ಇದು ಜಾದು ಯಾತುಧಾನರು ಯಾತುಧಾನರು ರಾಕ್ಷಸರಲ್ಲ ಇವು ಮನುಷ್ಯರು ಮೋಸ ಮಾಡುವವರು ಅಂಥವ್ರನ್ನೆಲ್ಲ ಪರಶುರಾಮರು ಮುಗಿಸಿದ್ರು ಇವತ್ತು ಅಂಥವರು ನಿಮಗೆ ಯಲ್ಲಮ್ಮನ ಗುಡ್ಡ ಸುತ್ತ ಅಂತ ಅವರಿದ್ದಾರೆ ಯಲ್ಲಮ್ಮನ ಗುಡ್ಡ ಒಂದು ಕಾಲದಲ್ಲಿ ಪರಶುರಾಮರ ಕ್ಷೇತ್ರ ರೇಣುಕಾದೇವಿ ಕ್ಷೇತ್ರ ಪರಶುರಾಮರು ತಪಸ್ಸು ಮಾಡಿದ ಕ್ಷೇತ್ರ ಸೋಮವಂಶ ಸಹಸ್ರಾರ್ಜುನ ವಂಶದವರು ಇನ್ನೂ ಇದ್ದಾರೆ ಜಾಮವ್ವ ಜಾಮಪ್ಪ ತೊಟ್ಲು ಮಾಡ್ತೇವೆ ಕುರ್ಚಿ ಮಾಡ್ತೇವೆ ಬಡಗಿ ಕೆಲಸ ಅದು ಇದು ಮಾಡ್ತಾರೆ ಅವರು ನಿಮಿಷಾಂಬಾ ದೇವತೆಯನ್ನು ಪೂಜೆ ಮಾಡ್ತಾರೆ ತಾಳಿಕೋಟೆ ತನಕ ಹೋಗಿ ಪ್ರವಚನ ಮಾಡಿದ್ದೇನೆ ಉತ್ತರ ಕರ್ನಾಟಕದಲ್ಲಿ ನಾವು ಸುತ್ತಾಡದೇ ಇದ್ದದ್ದು ಒಂದು ಹಳ್ಳಿ ಇಲ್ಲ ಕರದ ಕಡೆಯೆಲ್ಲ ಹೋಗಿ ರಾಮಾಯಣ ಭಾರತ ಭಗವದ್ ಗೀತಾ ಜಯಂತಿ ನೋಡಿ ಇವತ್ತು ಸ್ವಾಮಿ ಕೃಷ್ಣ ಆ ಲೋಕಕ್ಕೆ ಗೀತೆಯನ್ನು ಕೊಟ್ಟ ದಿವಸ ಮಹಾಭಾರತ ಯುದ್ಧ ಆದ ದಿವಸ ಇದು ಸಪ್ತಾಹ ತಾಳಿಕೋಟೆಯಲ್ಲಿ ಮೂರು ವರ್ಷ ಗೀತಾ ಸಪ್ತಾಹ ಮಾಡಿದ್ದೇನೆ ಬೆಳಗ್ಗೆ ಮೂರು ಗಂಟೆ ಸಾಯಂಕಾಲ ಮೂರು ಗಂಟೆ ಲೆಕ್ಚರು ಊರು ತುಂಬಾ ಮೆರವಣಿಗೆ ಎತ್ತಿನ ಗಾಡಿಯಲ್ಲಿ ಅದು ಕೃಷ್ಣನ ಫೋಟೋ ಇಟ್ಟು ನನ್ನನ್ನು ಮುಂದೆ ಕೂರಿಸಿ ಜನರಿಗೆ ಗೀತಾಚಾರ್ಯ ಅಂತ ರಮನೋ ಇವನೋ ಅಂತ ಅನುಮಾನ ಬರುವಂತೆ ಊರು ತುಂಬಾ ಉತ್ಸವ ಮಾಡಿದ್ದಾರೆ ಆದ್ರಿಂದ ಆ ಪ್ರತಿಯೊಂದು ಊರಿನ ಹಳ್ಳಿ ಚರಿತ್ರೆ ಎಲ್ಲ ನನಗೆ ಗೊತ್ತು ಎಲ್ಲಾ ಜಾತಿ ಜನ ಇದ್ದಾರೆ ತಾಳಿಕೋಟೆಯಲ್ಲಿ ವೈಶ್ಯರು ಬ್ರಾಹ್ಮಣರು ಕ್ಷತ್ರಿಯರು ಮತ್ತು ಈ ಓಬಿಸಿ ಬಿ ಎಷ್ಟು ಜನ ಇರಬಹುದೋ ಅಷ್ಟು ಜನ ಇರತಕ್ಕಂತಹ ಒಂದು ಸುಂದರವಾದ ಹಳ್ಳಿ ಆಕೆಯಲ್ಲಿ ಸ್ವಯಂ ಪಾಕ ಬೇರೆಯವರು ಮಾಡಿದ ಅಡಿಗೆ ಎಲ್ಲ ಹೀಗೆ ಕಾಪಾಡ್ಕೊಂಡು ಬಂದಿದ್ದೇವೆ ಅದಕ್ಕೆ ಹೇಳಿದ ಮುಂದೆ ಸಪ್ತರ್ಷಿಗಳಲ್ಲಿ ಆ ಪುಲಸ್ತೆ ಗೋತ್ರ ನಿರ್ನಾಮವಾಯಿತು ಓ ಬ್ರಾಹ್ಮಣನಿಂದ ಒಂದು ಕುಲವೇ ಹಾಳಾಯಿತು ಅಗಸ್ತ್ಯರು ಅವರು ಸ್ವಂತ ತಮ್ಮ ಆದರೂ ಕೂಡ ಅವರು ಬಂದರು ರಾಮ ಇದು ಸಾಮಾನ್ಯವಾದ ಪಿಂಡವಲ್ಲ ಈ ರಾವಣ ಸಾಯುವುದಿಲ್ಲ ಅದಕ್ಕೊಂದು ಕೆಲಸ ಮಾಡು ನೀನು ಅಂತ ಹೇಳಿ ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತೆಯ ಸ್ಥಿತಂ ರಾವಣಂ ಚ ಅಗ್ರತೋ ದೃಷ್ಟ ಯುದ್ಧಾಯ ಸಮುಪಸ್ಥಿತಂ ದೇವತೈಶ್ಚ ಸಮಾಗಮ್ಯ ದೃಷ್ಟುಂ ಅಭ್ಯಾಗತೋರಣಂ ಉಪಾಗಮ್ಯ ಬ್ರವೀದ್ರಾಮಂ ಅಗಸ್ತ್ಯೋ ಭಗವಾನ್ ಋಷಿ ಏನ್ ಹೇಳಿದ್ರು ಮಗು ರಾಮ ಅವತ್ತು ಬಿಲ್ಲು ಕೊಟ್ಟೆ ಬಾಣ ಕೊಟ್ಟೆ ಇವತ್ತು ಆಚಮನ ಮಾಡು ಅಂದ್ರು ಆಯ್ತು ಪ್ರಭುಂದ ರಸದಲ್ಲಿ ಒಂದು ನೀರಿನ ಗಿಂಡಿ ಇಟ್ಟಿರ್ತಿದ್ರು ಯಾವಾಗಲೂ ಕೈ ತೊಳ್ಕೊಳ್ಳೋದಕ್ಕೆ ಆಚಮನ ಮಾಡೋದಕ್ಕೆ ಕಾಲು ತೊಳೆಯೋದಕ್ಕೆ ಆಚಮನ ಮಾಡಿದ ವಿಶ್ವಾಮಿತ್ರ ನೆನೆಸಿಕೊಂಡ ಕಾಲು ತೊಳ್ಕೊಂಡ ಎಲ್ಲ ಆಯಿತು ಹತ್ರ ಬಾ ಅಂತ ಹೇಳಿ ಅಲ್ಲಿ ಯುದ್ಧ ನಡೀತಾ ಇದೆ ಯುದ್ಧ ಭೂಮಿಯಲ್ಲಿ ಅಗಸ್ತ್ಯರು ಆದಿತ್ಯ ಹೃದಯ ಮಂತ್ರವನ್ನು ರಾಮಚಂದ್ರನಿಗೆ ಕೊಟ್ಟರು ನಾವು ಮನೆಯಲ್ಲೇ ಕೂತಿರ್ತೇವೆ ಆದಿತ್ಯ ಹೃದಯ ಹೇಳೋದಿಲ್ಲ ಯುದ್ಧ ಭೂಮಿಯಲ್ಲಿ ಉಪದೇಶ ಇಡೀ ಭಗವದ್ಗೀತೆ ಯುದ್ಧ ಭೂಮಿಯಲ್ಲಿ ಉಪದೇಶ ಮಂತ್ರಗಳು ಹುಟ್ಟಿದ್ದಾಗ ಕೆಲವು ಸಹ ಯುದ್ಧ ಭೂಮಿಯಲ್ಲಿ ಇದರಲ್ಲಿ ಆ ಸೂರ್ಯನನ್ನ ಸೂರ್ಯ ಅಂದ್ರೆ ಹೊರಗಿನ ಸೂರ್ಯ ಅಲ್ಲ ಬರೀ ಸೂರ್ಯ ಮಂತ್ರವಾಗಿದ್ದು ಇದಕ್ಕಿಷ್ಟು ಬೆಲೆ ಇರಲಿಲ್ಲ ಸೂರ್ಯ ಆತ್ಮ ಜಗತಸ್ತುಷಶ್ಚ ಸುಷ್ಠು ಅರಿಯತೆ ಅನೇನ ನಿರುಕ್ತ ಜಗತ್ತಲ್ಲೆಲ್ಲ ನಡೆಸ್ತಕ್ಕಂತಹ ಅಂತರ್ಯಾಮಿ ಭಗವಂತನಿಗೆ ಸೂರ್ಯ ಅಂತ ಹೆಸರು ಆ ಸೂರ್ಯ ಜಗತ್ತನ್ನೆಲ್ಲ ತನ್ನ ವಶದಲ್ಲಿಟ್ಕೊಂಡವನು ಮಾಮೇ ಪ್ರಜಾ ಯಾಮಾ ಪಶೂನಾಂ ಯೋಸವು ತಪನ್ನುದೇತಿ ಮಂತ್ರ ಎತ್ತುವುದಕ್ಕೆ ಭಯ ಎಲ್ಲೆಲ್ಲೋ ಹೋಗುತ್ತೆ ಅದು ಯಾವ ಸೂರ್ಯ ಉದಿಸ್ತಾ ಇದ್ದಾನೆಯೋ ಯೋಸೌ ತಪನ್ನುದೇತಿ ಸರ್ವೇಷಾಂ ಭೂತಾನಾಂ ಯೋದೇತಿ ಮಾಮೇ ಯಾಮಾ ಪಶೂನಾಂ ಚೈತ್ರಿ ಅರಣ್ಯಕ ಸೂರ್ಯ ಅಂದ್ರೆ ಜೀವರಾಶಿಗಳ ಆಯುಷ್ಯಕ್ಕೆ ಅದೊಂದು ಬ್ಯಾಂಕ್ ಇದ್ದ ಹಾಗೆ ಸೂರ್ಯ ಉದಿಸಿ ಬಂದರೆ ಮೊದಲ ದಿವಸ ರಾತ್ರಿ ನಮ್ಮ ಆಯುಷ್ಯವನ್ನೆಲ್ಲೇ ತಗೊಂಡು ಹೋಗ್ಬಿಟ್ಟಿರ್ತಾನೆ ಅಕೌಂಟ್ಸ್ ಬ್ಯಾಲೆನ್ಸ್ ಮಾಡಿ ಬ್ಯಾಂಕ್ನವ್ರು ಹೋಗೋ ಹಾಗೆ ತಗೊಂಡು ಹೋಗ್ತಾನೆ ಬೆಳಗ್ಗೆ ಎದ್ದು ಬಂದು ಕೂಡಲೇ ಅವರವರ ಆಯುಷ್ಯವನ್ನು ಜೀವವನ್ನು ಚೈತನ್ಯವನ್ನು ಮತ್ತೆ ಕೊಡ್ತಾನೆ ನನ್ನ ನನ್ನ ಪಶುಗಳ ಜೀವ ತಗೊಂಡು ಹೋಗಬೇಡ ಅಸವ್ಯೋ ಅಸ್ತಮೇತಿ ಅಸ್ತಮಾನ ಮಾಡುವನು ಪ್ರಾಣ ತಗೊಂಡು ಹೋಗ್ತಾನೆ ಯಾವನು ಕಾಲಪುರುಷ ಸುದರ್ಶನ ನಮ್ಮ ಎಲ್ಲ ಜೀವ ಅವನ ಕೈಲಿ ಯದಾಭಾರಂ ತಂದ್ರಿಯ ತೇಜ ಭರ್ತಂ ನಿಧಾಯ ಭಾರಂ ಪುನರಷ್ಟಮೇತಿ ಇದು ಸುವರ್ಣಂ ಘರ್ಮಂ ಪರಿವೇದ ವೇನಂ ಇಂದ್ರಸ್ಯಾತ್ಮಾನಂ ದಶದಾಚರಂತಂ ರಮರಣೆ ತೈತ್ರಿ ಆರಣ್ಯಕ ಇದು ಮೂರನೇ ಪ್ರಶ್ನ ಅದ್ಭುತವಾದ ವಿಷಯ ಹೇಳಿದ್ದಾರೆ ಅಲ್ಲಿ ಬಾಯಲ್ಲಿ ವಾಚಾಮಗೋಚರ ಆ ಸೂರ್ಯ ತತ್ವ ಅತ್ಯದ್ಭುತವಾದ ತತ್ವ ಆ ಸೂರ್ಯವಂಶದಲ್ಲಿಯೇ ಬಂದಿದ್ದಾನೆ ರಾಮಚಂದ್ರ ಅಗಸ್ತರು ಹೇಳಿದರು ಪ್ರಭು ನೀನು ಬೇರೆಯಲ್ಲ ಆ ಸೂರ್ಯನಂತರಾತ್ಮ ಬೇರೆಯಲ್ಲ ಅವನ ಮಂತ್ರದ ಗುಟ್ಟನ್ನು ನಿನಗೆ ಕೊಡ್ತೇನೆ ನಿನ್ನಲ್ಲಿರುವ ಸೂರ್ಯತ್ವವನ್ನು ಉಜ್ಜೀಪನ ಮಾಡ್ತೇನೆ ಈಗ ನೀನು ಪ್ರಯೋಗ ಮಾಡು ಎಂಬುದಾಗಿ ಹೇಳಿ ಆ ಸೂರ್ಯನ ವಿಶೇಷ ಬ್ರಹ್ಮಾಚ ವಿಷ್ಣುಶ್ಚ ಶಿವಃ ಸ್ಕಂದಃ ಪ್ರಜಾಪತಿ ಮಹೇಂದ್ರ ಧನಧಕ್ಕಾರ ಯಮಃ ಸೋಮಃ ಅಪಾಂಪತಿ ಆದಿತ್ಯ ಸವಿತಾ ಸೂರ್ಯ ಖಗಃ ಪೂಷಾ ಗಭಸ್ತಿಮಾನಿ ಸುವರ್ಣ ಸದೃಶೋ ಭಾನು ಸ್ವರ್ಣರೇತ ದಿವಾಕರ ಎಲ್ಲ ಹೇಳ್ತೀರಿ ಬಹಳ ಸಂತೋಷ ಈ ಮಂತ್ರಕ್ಕಿರುವಷ್ಟು ಶಕ್ತಿ ಬೇರೆ ಯಾವ ಮಂತ್ರಕ್ಕೂ ಇಲ್ಲ ಮಂತ್ರವಾಗಿದ್ದರೂ ಇದನ್ನು ಇಲ್ಲಿ ಆಟ ಕೊಟ್ಟಿದ್ದಾರೆ ಸ್ತ್ರೀಯರು ಶೂದ್ರರು ವೇದಾಧಿಕಾರ ಇಲ್ಲದೆ ಇದ್ದವರು ಎಲ್ಲರೂ ಉಪಯೋಗ ಮಾಡಲೇನು ವಿಶಾಲ ಹೃದಯದಿಂದ ವಾಲ್ಮೀಕಿ ಮಹರ್ಷಿಗಳು ಗಾಯತ್ರಿ ರೂಪಾಂತರವಾದದನ್ನು ಕೊಟ್ಟಿದ್ದಾರೆ ನಿಮಗೆಲ್ಲರಿಗೂ ಮಂಗಳವಾಗಲಿ ದೀಕ್ಷೆ ಕೊಟ್ಟಿದ್ದೇನೆ ದಿವಸವೂ ಹನ್ನೆರಡು ಶ್ಲೋಕ ಇದನ್ನು ಜಪ ಮಾಡಿ ಎಲ್ಲ ಕೆಲಸ ಕೋರ್ಟು ಕಚೇರಿ ವೈದ್ಯಕೀಯ ಆರೋಗ್ಯ ಮಕ್ಕಳು ಮರಿ ಅವರು ಮುಂದಕ್ಕೆ ಬರುವ ಸಕಲವನ್ನೂ ಕೊಡತಕ್ಕಂತಹ ದೇವಿ ಮಂತ್ರ ರಾಮಪರವಾದ ಮಂತ್ರ ದೊಡ್ಡ ರಾಮಮಂತ್ರ ಇದು ಅದನ್ನು ಉಪದೇಶ ಮಾಡಿದರು ಈ ಕಡೆ ರಾವಣನಿಗೆ ಕೆಟ್ಟ ಶಕುನಗಳಾದವು ರಾಮಚಂದ್ರ ಸ್ವಾಮಿಗೆ ಒಳ್ಳೆಯ ಶಕುನಗಳಾದವು ಮತ್ತೆ ಯುದ್ಧ ನಡೀತಾ ಇದೆ ರಾವಣನ ಧ್ವಜವನ್ನು ಉರುಳಿಸಿದ ರಾಮಚಂದ್ರ ಏನ್ ಚೆಲ್ಲಾಟ ಮಾಡ್ತಾರೆ ಕಾಕೋಸ್ತ ಪೋರ್ಂಡ ಅವನೇ ಮುಡೀಡ ಸೂರ್ಯ ಉಳುತ್ತಾ ಇದ್ದಾನೆ ಮುಗಿಸು ಅಂತ ಅವ್ರು ಹೇಳ್ತಿದ್ದಾರೆ ಸ್ವಲ್ಪ ತಾಳು ನೋಡೋಣ ಧ್ವಜವನ್ನ ಕತ್ತರಿಸಿದ್ರೆ ಬುದ್ಧಿ ಬರ್ತದೆಯೋ ಬರಲಿಲ್ಲ ಎರಡ ಬಂಡ್ರೆ ಏನ್ ಮಾಡ್ತೀಯ ಜಯತವ್ಯ ತವ್ಯೇಜಕ ಆಚಾರ್ಯ ಇವನ ಮುಡಿಕಣನು ಪಾರ್ಕಲ್ಲ ಇವನ ಬಳಿ ಕೊಂಡವರನನ್ನು ಪಾಕರದೆ ದಾರಿಗೆ ತರಬೇಕು ಅಂತ ನೋಡ್ತಾನೆ ಜಯತವ್ಯ ಕಾಕು ಕುಸ್ತಃ ನೂರ ಒಂಬತ್ತನೇ ಅಧ್ಯಾಯ ಮರ್ತವ್ಯ ಮಿಚ ರಾವಣ ಅವನ ಕೈ ಸತ್ಯವನ್ನು ಹೊರತು ಬಗ್ಗೋದಿಲ್ಲ ಅಂತ ರಾವಣ ಇದು ನಡೀತು ನಡೀತು ರಾವಣ ಧ್ವಜ ಬಿದ್ರೂ ಬುದ್ಧಿ ಬರಲಿಲ್ಲ ಆಗ ಪ್ರಭು ವಿಧಿ ಇಲ್ಲದೆ ರಾವಣನ ತಲೆ ಮೇಲೆ ಗುರಿಯಿಟ್ಟು ಬಾಣವನ್ನು ಬಿಟ್ಟ ಒಂದು ತಲೆ ಉರುಳಿತು ಅಂಥದೇ ಇನ್ನೊಂದು ತಲೆಯಲ್ಲಿ ಮೊಳೆಯಿತು ಹತ್ತು ತಲೆಯಲ್ಲಿ ಒಂದೊಂದನ್ನ ಇದನ್ನು ಭಯಂಕರವಾಗಿ ವರ್ಣಿಸಿದ್ದಾರೆ ಕಂಬರಾಮಾಯಣದಲ್ಲಿ ಒಂದೊಂದು ತಲೆ ಹೇಗೆ ಕುಣಿತಿತ್ತು ಅದರಲ್ಲಿ ಪಿಶಾಚಗಳು ಹೇಗೆ ನರ್ತನ ಮಾಡುತ್ತಿದ್ದವು ರಾತ್ರಿ ನಿದ್ದೆ ಬರೋದಿಲ್ಲ ಕಂಬರಾಮಾಯಣ ಓದಿಬಿಟ್ರೆ ಆ ಕಪಾಲಗಳಲ್ಲಿ ನೂರ ಒಂದು ಸಲ ಈ ತಲೆ ತೆಗೆಯೋದು ತಲೆ ಬರೋದು ತಲೆ ತೆಗೆಯೋದು ತಲೆ ಬರೋದು ಇದಕ್ಕೆ ಏನರ್ಥ ಅಂದ್ರೆ ಗೋವಿಂದರಾಜರು ಹೇಳ್ತಾರೆ ಹಳೆ ತಲೆ ಹೋದರೂ ತಲೆ ಎಲ್ಲಾದರೂ ಒಳ್ಳೆ ಬುದ್ಧಿ ಬರುತ್ತೋ ನೋಡೋಣ ಅಂತ ಏನು ವ್ಯಾಖ್ಯಾನ ಐ ಕಾಂಟ್ ಲೇಡೋನ್ ಗೋವಿಂದರಾಜ ಪಂಡಿತರೇ ತುಂಬಿರ್ತಕ್ಕವರು ಗೋಕರ್ಣ ಅವರಿಗೆ ಈ ವ್ಯಾಖ್ಯಾನವನ್ನು ಇನ್ನೆಷ್ಟು ವಿಸ್ತಾರವಾಗಿ ಹೇಳಬಲ್ಲೆ ಸಾಧ್ಯವಾದವರಲ್ಲಿ ಬಂದು ಕೇಳಿ ಸಭೆಯನ್ನು ನೋಡಿ ನಾವು ಲೆವೆಲ್ ಆಫ್ ಲೆಕ್ಚರ್ ಫಿಕ್ಸ್ ಮಾಡ್ತೇವೆ ಯಾವಾಗಲೂ ನೀವು ಬುದ್ಧಿವಂತರೇ ನಿಮಗೆ ಹೇಳುವ ಲೆವೆಲ್ ಬೇರೆ ವೈದಿಕ ಮರ್ಮಗಳನ್ನ ಸಾಕಷ್ಟು ನಿಮಗೆ ಬಿಚ್ಚಿ ಹೇಳಲಿಲ್ಲ ಹಳೆ ತಲೆ ಹೋಯಿತು ಹೊಸಲಾರು ಬುದ್ಧಿ ಬರುತ್ತೆ ಒಂದು ನೋಡ್ದ ಉತ್ತಮೂರ್ವಿ ರಾಘವಾಚಾರ್ಯ ಸ್ವಾಮಿಗಳು ಅಂತ ಒಬ್ಬರು ತಮಿಳುನಾಡಲ್ಲಿ ಪ್ರಸಿದ್ಧ ಪಂಡಿತರು ಅಭಿನವ ದೇಶಕರು ಅವರು ವ್ಯಾಖ್ಯಾನ ಬೇರೆ ರೀತಿ ಮಾಡ್ತಾರೆ ಪೊಲ್ಲಾವರಕ್ಕನೈ ಕೇಳಿ ಕಳಂದಾನೈ ಮೈ ಪಾಡಿ ಪೋಯ್ ದುಷ್ಟ ರಾಕ್ಷಸನನ್ನ ಗಿಳ್ಳಿ ಹಾಕುವಂತೆ ಮರು ಕೊತ್ತೆನ ಉದಿರ್ತ ತಿರಲು ವೇದಾಂತೇಶಗಳು ಬಾಳೆಹಣ್ಣಿನ ಗೋಂಚಲು ಕಿತ್ತಾಕಿತ್ತು ಅಂತ ಬರೆದಿದ್ದಾರೆ ಒಂದೊಂದಾಗಿ ಗಿಳ್ಳಿ ಹಾಕಿದಂತೆ ಪೊಲ್ಲಾವರೆಕ್ಕನಿ ಕಿಳ್ಳಿ ಕಳೆಂದಾನಿ ವ್ಯಾಖ್ಯಾನ ஒவ்வொரு பதிவிரத்தையினிடும் பட்ட குத்தத்திற்கு ஒவ்வொரு தரமாக தனித்தனியே ನಡೆಸಿದ ಚಿತ್ರವದೈ ದಂಡನೆ ಪೋಲೆ ಎಷ್ಟೊಂದು ಪತಿವ್ರತಾ ಸ್ತ್ರೀಯರನ್ನು ಕೆಡಿಸಿದ್ದನೋ ಆ ಒಂದೊಂದು ಪತಿವ್ರತೆಯ ಶೋಕ ಆರುವಂತ ಒಂದೊಂದು ಸಲ ತಲೆ ಕತ್ತರಿಸಿ ಕತ್ತರಿಸಿ ಲೆಕ್ಕ ಇಟ್ಟಿದ್ದವನು ಶತ್ರುಗುಪ್ತನಂತೆ ರಾವಣನ ತಲೆ ಉದುರಿಸ್ದ ಅದು ಮಳಿತಾ ಬಂತು ಮಾತ್ರೆ ಹೇಳಿದ ಪ್ರಭು ಇನ್ನು ಒಂದೇ ಒಂದು ಸೆಕೆಂಡ್ ಇದು ಸೂರ್ಯ ಮುಳುಗುವುದಕ್ಕೆ ಮುಗಿಸ್ತೀರ ಮುಗಿಸೋದಿಲ್ವೇ ಕನ್ನಡ ಪುಣ್ಯನು ಏನ್ ಸ್ವಾಮಿ ಕೇಳ್ತೀರಿ ಅವನು ಜಯ ವಿಜಯರಲ್ಲಿ ಒಬ್ಬ ಅಲ್ವೇ ನಿಮ್ ದ್ವಾರಪಾಲಕ ಹೃದಯದಲ್ಲಲ್ವೇ ಅಮೃತ ಕಲಶ ಇರುವುದು ಅದನ್ನು ತೆಗೆಯೋದು ಬಿಟ್ಟು ತಲೆ ತೆಗಿತಾ ಇದ್ದೀರಲ್ಲ ನೀವು ಅಂತ ಹೇಳಿದ ಅಪ್ಪಡಿಯಾ ಅಂತ ಹೇಳಿ ಗುರು ವಿಶ್ವಾಮಿತ್ರರನ್ನು ನೆನೆಸಿ ಅಗಸ್ತ್ಯದತ್ತವಾದ ಬ್ರಹ್ಮಾಸ್ತ್ರವನ್ನು ಹೂಡಿ ಬನ್ನಿ ಅಭಿಮಂತ ರಾಮ ತಮ್ಮೆಹೇಷು ಮಹಾಬಲಃ ವೇದ ಪ್ರೋಕ್ತೇನ ವಿಧಿನ ಸಂದದೇ ಕಾರ್ಮುಕೆ ಬಲಿ ಸ ವಿಸೃಷ್ಟೋ ಮಹಾವೇಗ ಶರೀರಾಂತಕರಶ್ಚರ ಬಿಭೇದ ಹೃದಯ ತಸ್ಯ ರಾವಣಸ್ಯ ದುರಾತ್ಮನಃ ರಾವಣಸ್ಯ ಹರನ್ ಪ್ರಾಣ ಆರ್ ಕರೆಕ್ಟ್ ಆ ರೀತಿಯಲ್ಲಿ ತೋರಿಸ್ಬಿಡಿ ರಾಮನಿಗೆ ಮಂತ್ರ ಹೇಳೋದು ಬೇಡ ಕೂತೇರಿ ಹೇಳ್ಬೇಡಿ ರಾವಣನ ಜ್ಯೋತಿ ಸ್ವಾಮಿಯಲ್ಲಿ ಹೋಗಿ ಸೇರಿಕೊಂಡಿತು ನಮ್ಮ ತಂದೆಯವರು ಕುಂಭಕರ್ಣವಧೆ ರಾವಣವಧೆ ಎಷ್ಟು ವೈಭವದಿಂದ ಆಚರಣೆ ಮಾಡುವರು ಹಗಲಲ್ಲಿ ಪಟ್ಟಾಭಿಷೇಕ ಮಾಡೋರು ಆ ಹೊತ್ತಿಗೆ ಬಿಸಿಲಲ್ಲಿ <coughs> ದೊಡ್ಡ ಕನ್ನಡಿಯನ್ನ ತಗೊಂಡು ಬಂದು ರಾಮಚಂದ್ರ ಸ್ವಾಮಿಯ ಮುಖಕ್ಕೆ ಸೂರ್ಯನ ಬೆಳಕು ಬರುವಂತೆ ಮಾಡಿ ಆರತಿ ಎತ್ತಿ ನರ್ತನ ಮಾಡಿ ಸಾಲದ ಜನ ಎಲ್ಲ ಪಟಾಕಿ ಹೊಡೆಯೋರು ಮಾಡೋರು ಏನು ಅದ್ದೂರಿಯ ರಾಮಲೀಲಾ ಕ್ಷೇತ್ರ ಅನುಭವಿಸ್ತಿದ್ರು ನನಗೆ ಆವಾಗ ಐದು ಆರು ವರ್ಷ ಹನ್ನೊಂದು ವರ್ಷದ ತನಕ ಅನುಭವಿಸಿದ್ದೇನೆ ಅವರು ಮಾಡ್ತಿದ್ದ ಪಟ್ಟಾಭಿಷೇಕಗಳನ್ನು ಬಹಳ ಸುಂದರವಾದ ರಾಮಚಂದ್ರ ಸ್ವಾಮಿ ಊರಿನವನು ಅವನಿಗೆ ರಾತ್ರಿ ಬೆಳ್ಳಂಬೆಳಗು ಪುಷ್ಪ ಪಲ್ಲಕ್ಕಿ ಪುಷ್ಪಮಂಟಪ ಉತ್ಸವ ಊರು ತುಂಬ ಮಲ್ಲಿಗೆ ವಾಸನೆ ಆ ವಾಸನೆಗೋಸ್ಕರ ರಾಮನ ಹಿಂದೆಯೇ ಹೋಗಿ ಬೆಳ್ಳಂಬೆಳಗು ಮನೆಗೆ ಬಂದು ಬಯಸ್ಕೊಳ್ತಿದ್ದೆ ಅದು ರಾಮನ ಹಿಂದೆ ಹೋದ್ರೂ ಬೈತೀರಲ್ಲ ಅಂತ ಕೇಳೋವೆ ಅದಕ್ಕಲ್ಲಪ್ಪ ನಿದ್ದೆ ಕೆಡ್ತಾ ಇದೆಯಲ್ಲ ನೀನು ಅಂತ ಹೇಳೋರವರು ರಾಮ ನಾಳೆ ಸಿಕ್ತಾನೆ ಇವತ್ತು ಸಿಕ್ಕಿದ್ದಾನೆ ಅಂತ ಬೇಸಿಗೆ ಕಾಲ ಬಂತು ಅಂದ್ರೆ ರಾಮ ಜಯಂತಿ ಆ ಹತ್ತು ದಿವಸ ಅವರ ದೇವಸ್ಥಾನದ ರಾಮಾಯಣ ಓದುವೆ ಏಕಾಸನದಲ್ಲಿ ಕೂತು ಆರು ಗಂಟೆ ಕಾಲ ಎಂಟು ಗಂಟೆ ಕಾಲ ಪುನರ್ವಸು ನಕ್ಷತ್ರ ಒಳ್ಳೆ ರಾಮಭಕ್ತರು ರಾವಣನ ವಧಿಯಾಯಿತು ಎದೆಗೆ ನೆಟ್ಟಂತಹ ರಾಮಬಾಣ ಆ ಎದೆಯನ್ನು ಸೀಳಿ ಅವನಲ್ಲಿದ್ದ ಅಮೃತವನ್ನ ಹೊರಗೆ ಚೆಲ್ಲಿ ಬೆನ್ನ ಕಡೆಯಿಂದ ಹೋಗಿ ಭೂಮಿಯನ್ನು ಸೀಳುಕೊಂಡು ಪಾತಾಳಕ್ಕೆ ಹೋಗಿ ಪಾತಾಳ ಗಂಗೆಯಲ್ಲಿ ಮಿಂದು ರಾವಣನ ಮುಟ್ಟಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಮತ್ತೆ ಭೇದಿಸಿ ಮೇಲಕ್ಕೆ ಬಂದು ರಾಮನ ಬತ್ತಳಿಕೆಯಲ್ಲಿ ಕೂತು ಪ್ರಭು ನಿನಗೆ ಮಂಗಳವಾಗಲಿ ನಿನ್ನ ಕೆಲಸ ಮಾಡಿದ್ದೇನೆ ಅಂತ ಆ ರಾಮಬಾಣದ ವೈಖರಿ ಇದು ಬರೀ ಸ್ಟ್ರೈಟ್ ಫಾರ್ವರ್ಡ್ ಅಲ್ಲ ರಾಮನ ಬಾಣ ಆ ರಾಮ ಬಾಣವನ್ನು ಕುರಿತು ಆ ರಾಮ ಬಾಣದ ಮೇಲೆಯೇ ತ್ಯಾಗರಾಜರು ಹಾಡು ಬರೆದಿದ್ದಾರೆ ರಾಮ ಬಾಣ ಅಂತ ಸಾವೇರಿ ರಾಗದಲ್ಲಿ ಹಾಡು ಒಂದು ಕಾಕಾ ಸಂರಕ್ಷಣೆ ಮಾಡುವುದರಲ್ಲಿ ಪರಶುರಾಮರಿಗೆ ಬಾಣ ಹೂಡಿದ್ದೇನೆ ಎಲ್ಲಿ ಬಿಡ್ಲಿ ಅಂತ ಕೇಳುವಾಗ ಸಮುದ್ರಾಜನ ಮೇಲೆ ಹೂಡಿದ ಬಾಣ ರಾಮಬಾಣದ ಪ್ರಸಂಗಗಳು ಎಷ್ಟು ಬರುತ್ತೆ ರಾಮಾಯಣದಲ್ಲಿ ಒಂದು ಕಟ್ಟಡ ಒಂದು ಕಲ್ಲೆತ್ತಿ ಹಾಕಿರೋ ಸ್ಟ್ರೈಟ್ ಫೀಲ್ಡ್ ಹೋಗುತ್ತೆ ಅದು ರಾಮಬಾಣ ಯಾವ ದಿಕ್ಕಿನಲ್ಲಿ ಬೇಕಾದರೂ ಹೋಗಿ ಯಾರನ್ನು ರಕ್ಷಿಸಬೇಕು ಅಂತ ಒಬ್ಬ ಉದ್ದೇಶ ಮಾಡ್ತಾನೆಯೋ ಯಾರನ್ನು ಸಂಹಾರ ಮಾಡಬೇಕು ಅಂತ ಮಾಡ್ತಾನೆಯೋ ಅದನ್ನು ಮುಗಿಸ್ಕೊಂಡೇ ಬರ್ತಕ್ಕದ್ದು ಅಮೋಘವಾದ ಅಸ್ತ್ರ ಅದು ವ್ಯರ್ಥವಾದದ್ದಿಲ್ಲ ಹೀಗೆ ಪೌರಸ್ತ್ಯ ವಧಿಯಾಯಿತು ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದರು ಒಂದು ದೃಷ್ಟಿಯಲ್ಲಿ ಕಥೆ ಇವತ್ತಿಗೆ ನಿಲ್ಲಿಸಬೇಕು ರಾವಣ ಹೋದದ್ದು ಅಮಂಗಳದ ಸಂದರ್ಭ ಅಂತ ನೀವು ಭಾವಿಸಬಾರದು ಯಾಕೆ ಇಲ್ಲಿ ಯಾರೂ ರಾವಣ ಭಕ್ತರಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ರಾವಣ ಹೋದದ್ದು ಒಳ್ಳೆ ದಿವಸವೇ ಈಗ ತಾನೇ ಸೆಲೆಬ್ರೇಟ್ ಮಾಡಿದ್ದೇವೆ ಅಂದ್ರೆ ಪುಳಿಯೋಗರೆ ಸಕ್ಕರೆ ಪೊಂಗಲ್ ಹಂಚಿ ಅಂತಲ್ಲ ಆಯಿತು ಆದ್ರೆ ಅವನಿಗೂ ಅಳಬೇಕು ಒಂದು ದೃಷ್ಟಿಯಲ್ಲಿ ಯಾಕೆ ಅಂದ್ರೆ ಆ ಋಷಿಗಳ ಶಾಪ ಕಟ್ಟಿಕೊಂಡು ಭಗವಂತನ ದ್ವಾರಪಾಲಕನಾಗಿ ಎರಡನೇ ಜನ್ಮವನ್ನು ಕಳೆದ ತಾಯಿ ಇದನ್ನು ಕಳಿ ಅಂತ ಕೇಳಿಕೊಂಡಿದ್ದ ಸೀತಾದೇವಿಯಲ್ಲಿ ಒಳ್ಳೆ ಗುಣಗಳಿದ್ದದ್ದನ್ನು ವಾಲ್ಮೀಕಿ ಪಕ್ಷಪಾತ ಮಾಡಿಲ್ಲ ಆದವನು ಧರ್ಮಕ್ಕೆ ವಿರುದ್ಧವಾದ ರೀತಿಯ ನಡವಳಿಕೆ ರಾಕ್ಷಸ ಜನ್ಮಕ್ಕೂ ಬೇಕಾದ್ದಿತ್ತು ಕೆಳಗೆ ಬಿದ್ದ ಆಗ ವಿಭೀಷಣ ಬರ್ತಾನೆ ಎಷ್ಟಾದರೂ ಸೋದರನಾದ್ರಿಂದ ಅಯ್ಯೋ ಅಣ್ಣ ಹೋಗ್ಬಿಟ್ನೆ ಅಂತ ಹೇಳ್ತಾನೆ ವಾಲ್ಮೀಕಿ ಎಲ್ಲಿ ಅನ್ಯಾಯ ಮಾಡಿದ್ದಾರೆ ಆ ವಿಭೀಷಣನ ಗೋಳಾಟವನ್ನು ನೋಡಬೇಕು ವಾಲಿ ಸತ್ತ ಮೇಲೆ ಸುಗ್ರೀವನ ಗೋಳಾಟ ನೋಡಬೇಕು ನನಗೆ ರಾಜ್ಯ ಬೇಡ ಎಲ್ಲರೂ ಹೋಗ್ಬಿಡ್ತೇನೆ ನೀನೇ ಆಳ್ಕೋ ರಾಜ್ಯ ಎಲ್ಲ ಹೇಳ್ತಾನೆ ಎಲ್ಲರೂ ಉಂಟೇನೋ ನೀನು ಪಟ್ಟಾಭಿಷೇಕ ಮಾಡಿದ್ದೇನೆ ಹೋಗೋನು ಹೋದ ಇರೋನು ಹಾಳು ಬಾರೋ ಉತ್ತರ ಕ್ರಿಯೆ ಮಾಡವನಿಗೆ ನಾ ಶಯ್ಯ ಮಾಡ್ತೇನ್ ಅವನು ವ್ರತಭ್ರಷ್ಟ ಬ್ರಾಹ್ಮಣ ಸ್ತ್ರೀಯನ್ನು ಕೆಡಿಸಿದವನು ಋಷಿಗಳನ್ನು ತಿಂದು ಹಾಕಿದವನು ಯಜ್ಞಗಳನ್ನು ಹಾಳು ಮಾಡಿದವನು ಇವನು ಉತ್ತರ ಕ್ರಿಯೆ ಮಾಡೋದು ತಪ್ಪು ಮಾಡೋದಿಲ್ಲ ಆಗ ರಾಮ ಹೇಳಿದ ನೀ ಮಾಡ್ತೀಯೋ ನಾ ಮಾಡಲು ಅಂದ ಮರಣಾಂತಾನಿ ವೈರಾಣಿ ನಿರ್ವೃತ್ತಂನ ಪ್ರಯೋಜನಂ ಈ ಮಾತು ಎಲ್ಲಿದೆ ರಾಮಾಯಣದಲ್ಲಿ ಗುರುಗಳು ಹೇಳಿದೆ ಅದು ನಿಮ್ಗೆ ಅರ್ಥ ಆಗೋದಿಲ್ಲ ಆ ವಾಕ್ಯ ಅಲ್ಲೇ ಇದೆ ನೋಡಿ ದ್ವಾದಶ ಉತ್ತರ ಶತತಮ ನೂರ ಹನ್ನೆರಡನೇ ಸರ್ಗದ ಕೊನೆಯ ಶ್ಲೋಕದಲ್ಲಿದೆ ಮರಣಾಂತಾನಿ ವೈರಾಣಿ ಈ ಶ್ಲೋಕಕ್ಕೆ ಅಪಾರ್ಥ ಮಾಡ್ತಾರೆ ಒಬ್ಬ ಸತ್ತು ಮೇಲೆ ಅವನ ಮೇಲೆ ವೈರ ಮಾಡಬಾರದು ನಿರ್ವೃತ್ತಂ ನ ಪ್ರಯೋಜನಂ ನಮ್ಮ ಪ್ರಯೋಜನ ಈಡೇರಿತು ಪ್ರಯೋಜನ ಅಂದ್ರೇನು ಕೊನೆ ಶ್ಲೋಕ ಅವನನ್ನು ಕೊಲ್ಲಬೇಕು ಅಂತಿದ್ದೆ ಕೊಂದೆ ಅದು ಪ್ರಯೋಜನ ಅದಲ್ಲ ಅರ್ಥ ರಾಮನ ಹೃದಯಕ್ಕೆ ಅಪಾರ್ಥ ಅದು ನ ಪ್ರಯೋಜನಂ ಇವನಿಗೆ ಆಸುರಿ ಜನ್ಮಕ್ಕೆ ಕಾರಣವಾದ ಈ ರಾಕ್ಷಸ ಶರೀರವನ್ನು ಎರಡನೇ ಜನ್ಮದಲ್ಲಿ ಕಳೆಯಬೇಕು ಅಂತಿದ್ದೆ ಕಳೆದಿದ್ದೇನೆ ಒಳ್ಳೆಯದನ್ನು ಮಾಡಿದ್ದೇನೆ ದೇರ್ ನ ನಮ್ಮ ಪ್ರಯೋಜನ ನನ್ನ ರೆಸ್ಪಾನ್ಸಿಬಿಲಿಟಿ ಅವನು ವೈಕುಂಠ ಕರ್ಕೊಂಡು ಹೋಗಬೇಕು ಕ್ರಿಯತಾಮಸ್ಯ ಸಂಸ್ಕಾರ ಮಾಡೋರು ಕ್ರಿಯತಾಮ್ ಆರ್ಡರ್ ಇದು ವಿಧಿ ಉತ್ತರ ಕ್ರಿಯನೀಯ ಮಾಡು ಮಾಡದಿದ್ರೆ ಇದ್ರೆ ಮಮಾಪ್ಯೇಷ ಯಥಾತವ ಈಗ ನೀನು ಏನಾಗಬೇಕೋ ನಾನು ಅದೇ ಆಗಿದ್ದೇನೆ ನೀ ಮಾಡದೇ ಇದ್ರೆ ನಾ ಮಾಡ್ತೇನೆ ಅನ್ನುವ ಅರ್ಥ ಕ್ರಿಯತ ಮಮಾಪ್ಯೇಷ ಯಥಾತವ ಇನ್ಮೇಲೆ ಅವನು ನನ್ನನ್ನು ದ್ವೇಷ ಮಾಡುವುದಕ್ಕೆ ಅವಕಾಶವಿಲ್ಲ ಆದ್ದರಿಂದ ಅವನಿಗೆ ಸಂಸ್ಕಾರವನ್ನು ಮಾಡು ಎಂಬಲ್ಲಿಗೆ ವಿಭೀಷಣ ಊರಿಗೆ ಮತ್ತೆ ಹೋಗ್ತಾನೆ ಪುರೋಹಿತರು ಮಂತ್ರಿ ಎಲ್ಲರನ್ನ ಕರ್ಕೊಂಡು ಬಂದು ಆ ರಾವಣ ಶರೀರಕ್ಕೆ ನೀನು ಸಂಸ್ಕಾರ ಮಾಡಬೇಕು ಮಂಡೋದರಿಗೆ ಸಮಾಚಾರ ಹೋಯಿತು ತಲೆ ಬಿಚ್ಚಿಕೊಂಡು ಅಳ್ತಾ ಬರ್ತಾಳೆ ಮಂಡೋದರಿ ಅಳುವಂತಹ ಪ್ರಸಂಗದಲ್ಲಿ ಅಪೂರ್ವಾದ ವೇದಾರ್ಥಗಳಿವೆ ನಾಳೆ ಪ್ರವಚನದಲ್ಲಿ ಮಂಡೋದರಿಯನ್ನು ಆರಂಭಿಸಿಕೊಂಡು ಮುಖ್ಯವಾದ ಘಟ್ಟ ಸೀತಾರಾಮರು ಪುನಃ ಭೇಟಿಯಾಗುವ ಪ್ರಸಂಗ ಅಗ್ನಿಪ್ರವೇಶ ಪ್ರಸಂಗ ತುಂಬಾ ಕಠಿಣವಾದದ್ದು ಕೆಲವು ಮಹಾಕವಿಗಳೇ ಹಾರಿಸಿಬಿಟ್ಟಿದ್ದಾರೆ ಇದನ್ನು ವರ್ಣನೆ ಮಾಡೋಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಈ ದುಃಖ ಅಂತ ತುಂಬ ರಹಸ್ಯ ಇದೆ ವಾಲ್ಮೀಕಿ ರಾಮಾಯಣದಲ್ಲಿ ಗುರುಮುಖಿಯನ್ನು ಕೇಳಿದರೆ ಮಾತ್ರ ಅರ್ಥವಾಗ್ತಕ್ಕದ್ದು ಅದಾಗಿ ಪುನರಾವೃತ್ತಿ ಪುಷ್ಪಕದಲ್ಲಿ ಕೂತು ರಾಮ ಲಕ್ಷ್ಮಣ ಸೀತೆ ವಾನರವೀರರು ರಾಕ್ಷಸರು ಎಲ್ಲರೂ ಸೇರಿಕೊಂಡು ಭರದ್ವಾಜಾಶ್ರಮಕ್ಕೆ ಬಂದು ಪಂಚಮಿ ದಿವಸ ಸೇರೋ ತನಕ ನಾಳೆ ಕಥೆ ನಾಳಿದ್ದು ಬರೀ ರಾಮಪಟ್ಟಾಭಿಷೇಕ ಇದು ಮುಂದಿನ ಕ್ರಮ ಅಂತ ಹೇಳಿ ಇವತ್ತಿಗೆ ಲವಕೋಶರು ಭಗವಂತನ ಅಶ್ವಮೇಧ ಮಂಟಪದಲ್ಲಿ ಮಂಗಳಾಶಾಸನ ಮಾಡುತ್ತಿದ್ದಾರೆ ಒಂದೇ ಏಟಿಗೆ ತೆಂಗಿನಕಾಯಿ ಹೊಡೆದಿದ್ದಾರೆ ಅವರಿಗೆ ಮತ್ತೆ ಮತ್ತೆ ಒಡೆಯಬಾರದು ರಾವಣ ಚಿತ್ರಂಸಿ ದೇವರು ಮಾಡಿ ನಾವ್ಯಾಕೆ ಮಾಡಬೇಕು ಒಂದೇ ಸಲಕ್ಕೆ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧೆಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸ್ವಸ್ಯ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ವ ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯಶ್ರೀರ್ನಿತ್ಯಮಂಗಳಂ